श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कविताशाखाम् वन्दे वाल्मीकिकोकिलम् वाल्मीकेर्मुनिसिंहस्य कवितावनचारिणः शृण्वन् रामकथानादम् को नयाति पराङ्गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेरतमकल्मषम् गोष्पदीकृतवाराशम् मशिकीकृतराक्षसम् रामायणमहामालारत्नम् वन्दे अनिलात्मजम् अञ्जनानन्दनम् वीरम् जानकी शोकनाशनम् कपीशमक्षान्तारम् वन्दे लङ्काभयङ्करम् आमिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् मातात्मजम् माधरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् शरीरम् यशोकवह्निम् जनकात्मजायाः ಆದಾಯ ಚಯನೇವೃದಾಹಲಂಕಾಹಂ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ ಆಂಜನೇಯಮತಿ ಪಾಟಲಾರಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನನಂತರಂ ಯತ್ರ ಯತ್ರ ಗುಣಹಾತಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಬರ್ಕೋರ್ಣಲೋಚನಂ ರಾಕ್ಷಸಾಂತಕಂ ಪದೇ ಪುಂಸಿ जाते दशरथात्मजे वेदः प्राचेरसादासीत् साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्याय पादम् पदमेव स याति ब्रह्मणस्थानम् ब्रह्मणः पूज्यते सदा वाल्मीकिगिरिसम्भूता रामसागरकामिनी पुनातिभुवनम् पुण्या ಸರ್ಗಕಲ್ಲೋಲ ಸಂಕುಲಂ ಕಾಂಡಗ್ರಾಹ ಮಹಾಮೇನಂ ವಂದೇ ರಾಮಾಯಣಾರ್ಣವಂ ಯಃ ಕರ್ಣಾಂಜಲಿ ಸಂಪುಟೈ ಅಹರಹ ಸಮ್ಯಕ್ ಪಿಬತ್ಯಾದರಾತ್ ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿರ ವಿಪತ್ತಿನ ಧನೈರತ್ಯಂತ ಸೋಪದ್ರಮಂ ಸಂಸಾರಂ ಸವಿಹಾಯ ಗಚ್ಚತಿ ಮಹಾನ್ ವಿಷ್ಣು ಪದಂ ಶಾಶ್ವತಂ शाश्वतम् तदुपगतसमाससन्धियोगम् सममधुरोपनतार्थवाक्यबद्धम् रघुवरचरितम् मुनिप्रणीतम् दशशरिषश्चपदम् निशाम यध्वम् श्रीराघवम् दशरथात्मजमप्रमेयम् सीतापजम् रघुकुलान्वयरत्नदीपम् अजानुबाहुमरविन्ददनायताक्षम् रामम् निशाचरविनाशकरम् नमामि वैदेही सेदम् सुरत्नमतले हैमे महामण्डपे मध्ये पुष्पकमासने मणिमये वीरासने सुस्थितम् ಅಗ್ರೇ ವಾಚಯತಿ ಪ್ರಭಂಜನ ಸುತೆ ತತ್ವಂ ಮುನಿಭ್ಯ ಪರಂ ವ್ಯಾಖ್ಯಾಂತಂ ಭರತಾದಪರಿವೃತಂ ರಾಮಂ ಭಜೆ ಶ್ಯಾಮಳಂ ಶ್ರೀರಾಮಾಯ ನಮಃ ಓಂ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ ಓಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವೇದಾಂಬರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವೇದಾಂಬರಂ ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯಣ ಮಹಾಭಂ ರಘುನಂದನ ಪರಬ್ರಹ್ಮಣೇ ಮಹಾಭಂ ಅಸ್ಮತ್ ಗುರುಭ್ಯೋ ನಮಃ ಅಸ್ಮತ್ ಪರಗುರುಭ್ಯೋ ನಮಃ ಅಸ್ಮತ್ ಸ್ವರೂಭ್ಯೋ ನಿಗಮಾಂತ ಮಹಾಗುರುವೇ ತಮಗೆಲ್ಲರಿಗೂ ಪ್ರಣಾಮಗಳು ಲಕ್ಷ್ಮಣಸ್ವಾಮಿ ತಾನೂ ರಾಮನ ಜೊತೆಯಲ್ಲಿ ವನವಾಸ ಬರುವುದಾಗಿ ತನ್ನನ್ನು ಅಂಗೀಕಾರ ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ ಎಂಬಲ್ಲಿಗೆ ನಿನ್ನೆ ಶಾಸನ ಅಲ್ಲಿಂದ ಮುಂದಕ್ಕೆ ಇವತ್ತು ಸ್ವಲ್ಪ ಮಟ್ಟಿಗೆ ತತ್ವ ನಿವೇದನೆ ಆಮೇಲೆ ಮುಂದಿನ ಕಥೆ ರಾಮಾಯಣದಲ್ಲಿ ಪ್ರತಿಯೊಂದು ಘಟ್ಟದಲ್ಲಿಯೂ ಕಥೆ ಮುಂದೆ ಹೋಗಲಿ ಬಿಡಲಿ ಶಾಸ್ತ್ರಾರ್ಥಗಳು ತತ್ವಾರ್ಥಗಳು ಪುಳಕಿತವಾಗಿ ನಮ್ಮನ್ನು ಮುಂದೆ ಕೊಡದಂತೆ ಅಲ್ಲಲ್ಲಿಯೇ ನಿಂತು ನಿಂತು ಆಸ್ವಾದನೆ ಮಾಡುವಂತ ರಹಸ್ಯಗಳು ಅದರಲ್ಲಿ ಅಯೋಧ್ಯಾಕಾಂಡದಲ್ಲಿ ನಾರಾಯಣ ಶಬ್ದಾರ್ಥ ಅಂತ ಹೇಳಿದೆ ಅವತ್ತು ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೇ ಪೂರ್ವಖಂಡ ಶ್ರೀಮತೆ ನಾರಾಯಣಾಯ ನಮಃ ಉತ್ತರಖಂಡ ಪೂರ್ವಖಂಡದಲ್ಲಿ ಶ್ರೀಮತ್ ಶಬ್ದಾರ್ಥ ಬಾಲಕಾಂಡದಲ್ಲಿ ನಾರಾಯಣ ಶಬ್ದಾರ್ಥ ಇದರಲ್ಲಿ ನಾರಾಯಣ ಶಬ್ದಾರ್ಥದ ಸ್ವಾರಸ್ಯವೇನು ಗುರುಗಳಿಂದ ರಹಸ್ಯವಾಗಿ ಪಡೆಯಬೇಕಾದ್ದು ನೀವೆಲ್ಲ ಒಳ್ಳೆ ಸತ್ಪಾತ್ರರು ಅಂತ ಇಲ್ಲೇ ಹೇಳಿಬಿಡ್ತೇನೆ ಭಗವಂತನಿಗೂ ನಮಗೂ ಅಂದ್ರೆ ಜೀವಲೋಕಕ್ಕೂ ಇರುವ ಅವಿನಾ ಸಂಬಂಧ ಅವನನ್ನು ಬಿಟ್ಟು ನಾವಿರೋದಕ್ಕಾಗೋದಿಲ್ಲ ನಮ್ಮನ್ನ ಬಿಟ್ಟು ಭಗವಂತನ ಅಸ್ತಿತ್ವಕ್ಕೆ ಅರ್ಥವಿಲ್ಲ ಇದೆರಡನ್ನ ತೋರಿಸುವ ಕಾಂಡ ಇದು ಕಾಂಡ ರಾಮ ಕಾಡಿಗೆ ಹೊರಟ ದಶರಥನಿಗೆ ಮೃತಿಯಾಯಿತು ನರ ಮತ್ತು ಅಯನ ಎರಡೂ ಕೂಡಿಸಿ ನಾರಾಯಣ ಆ ಶಬ್ದಾರ್ಥವನ್ನ ತುಂಬಾ ಚೆನ್ನಾಗಿ ವಿಶದೀಕರಣ ಮಾಡುವುದು ಲಕ್ಷ್ಮಣನ ವೃತ್ತ ಅಂತ ಅದನ್ನು ಸ್ವಲ್ಪ ಮಟ್ಟಿಗೆ ವಿಜ್ಞಾಪನೆ ಮಾಡ್ತೇನೆ ಲಕ್ಷ್ಮಣ ಹೇಳಿದ ಪ್ರಭು ನಿನ್ನನ್ನು ಬಿಟ್ಟು ನನಗೆ ಯಾವ ಬೇರೆ ಸುಖವೂ ಬೇಕಾಗಿಲ್ಲ ನದೇವಲೋಕಾಕ್ರಮಣಂ ನಾಮರತ್ವಮಹಂ ವೃಣೇ ಐಶ್ವರ್ಯಂ ಅಪಿ ಲೋಕಾನಾಂ ಕಾಮಯೇನ ವಿನಾ ಇದು ನಾರಾಯಣ ಶಬ್ದಾರ್ಥ ನ ದೇವಲೋಕಾಕ್ರಮಣಂ ದೇವಲೋಕವನ್ನು ಆಕ್ರಮಿಸುವುದು ಇಂದ್ರ ಪದವಿಯನ್ನೇ ದೇವರೊಂದು ವೇಳೆ ಕೊಟ್ಟ ಅದರಲ್ಲಿ ಸುಖ ಇರುತ್ತದೆಯೇ யான் போயிந்திரலோகமாளும் அச்சுவை பெரினும் வேண்டேன் ಅರಂಗಮಾನಹರುಳಾನೇ ತೊಂಡರಿಪಿಡಾಳವಾರ ಅದನ್ನೇ ಹೇಳಿದರು ತವ ದಾಸ್ಯ ಸುಖೈಕ ಸಂಗಿನಾಂ ಭವನೇಶು ಅಸ್ತ್ವಪಿ ಕೀಟ ಜನ್ಮಮೇ ಇತರಾವಸೇಶು ಮಾಸ್ಮಭೂತ್ ಅಪಿಮೇ ಜನ್ಮ ಚತುರ್ಮುಖಾತ್ಮನ ಯಮುನಾಚಾರ್ಯರು ನಿನ್ನ ಭಕ್ತರು ನಿನ್ನ ಸಂಘವನ್ನು ಸರ್ವದಾ ಬಯಸುವ ನಿನ್ನನ್ನು ಎಡೆಬಿಡದೇ ಇರತಕ್ಕಂತಹ ಭಕ್ತರ ಮನೆಯಲ್ಲಿ ಒಂದು ಸಗಣಿಯಲ್ಲಿ ಹುಳುವಾಗಿ ಬೇಕಾದರೂ ಹಾಕು ತವ ದಾಸ್ಯ ಸುಖೈಕ ಸಂಗೀನಾಂ ಭವನೇಶು ಅಸ್ತು ಅಪಿ ಕೀಟ ಜನ್ಮಮೇ ಭಗವದ್ಭಕ್ತರ ಸಂಘದಲ್ಲಿ ಬರುವ ಸುಖ ಆ ಸತ್ಸಂಗದ ಮಹಿಮೆ ದಾಸ್ಯಕ್ಕೆ ಅದು ಅರ್ಥ ಇತರಾವಸಥೇಶು ಮಾಸ್ಮಭೂತೆ ಅಪಿಮೇ ಜನ್ಮ ಚತುರ್ಮುಖಾತ್ಮನ ಚತುರ್ಮುಖ ಪದವಿಯನ್ನೇ ಕೊಟ್ರು ನನಗದು ಬೇಡ ಅಂದ್ರು ನ ದೇಹಂ ನ ಪ್ರಾಣಾನ್ನ ಚಸುಕಮಶೇಷಾಭಿಲಷಿತಂ ನ ಚಾತ್ಮಾನಂ ನಾಣ್ಯತಿ ತವಶೇಷತ್ವ ವಿಭವಾತಿ ಭಯರ್ಭೂತಂ ನಾಥ ಕ್ಷಣಮಿ ಯಾತು ಶರಥಾ ವಿನಾಶಂ ತತ್ಸತ್ಯಂ ಮಧುಮಥನ ವಿಜ್ಞಾಪನವಿದಂ ಸ್ತೋತ್ರರತ್ನ ನಾನೇನಾದರೂ ಬೇರೆ ಒಂದು ಸುಖವನ್ನು ಬಯಸುವುದಾಗಿದ್ರೆ ಅಕಸ್ಮಾತ್ ಅದನ್ನು ಈ ಧ್ವಂಸ ಮಾಡಿ ಹಾಕಿಬಿಡುವ ನನಗೆ ಶರೀರವೂ ಬೇಡ ಭೋಗ ಬೇಡ ಮನೆ ಬೇಡ ಮಠ ಬೇಡ ಅಂದ್ರೆ ಗೋಪಿಕಾ ಸ್ತ್ರೀಯರು ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ವೇಣುಗಾನದಿಂದ ಆಕರ್ಷಿತರಾಗಿ ಹೇಗೆ ಎಲ್ಲವನ್ನ ತೊರೆದು ಬಂದರು ಗಂಡ ಮನೆಗೆ ಸೇರಿಸಿದ್ರಷ್ಟು ಬಿಟ್ಟರೆಷ್ಟು ಮಕ್ಕಳ ಹತ್ರ ಎಷ್ಟು ಬಿಟ್ಟರೆಷ್ಟು ಬೇಜವಾಬ್ದಾರಿಯಲ್ಲ ಅದಕ್ಕೆ ಅರ್ಥ ಹೇಳಿದ್ದೇನೆ ಬೇರೆ ಕಡೆಗಳಲ್ಲಿ ಕೊನೆ ಗಳಿಗೆಯಲ್ಲಿ ದೇವರು ಬಾ ಅಂತ ಕರೆದ್ರೆ ಗಂಡ ಮಲಗಿದ್ದಾನೆ ಮಕ್ಕಳು ಅಳ್ತಾ ಇದ್ದಾರೆ ಪಾತ್ರೆ ತೊಳೆದಿಲ್ಲ ಬಟ್ಟೆ ಒಗೆದಿಲ್ಲ ಹೇಳ್ತಾ ಕೂತ್ಕೊಳ್ತೀರಾ ಕೊನೆ ಗಳಿಗೆಯಲ್ಲಿ ಕರೆದ್ರೆ ಹೇಗೆ ಹೋಗಬೇಕು ಆ ಸಿದ್ಧತೆ ಜೀವನದ ಉದ್ದಕ್ಕೂ ಇರಬೇಕು responding to the call of God should not be a passive activity. It should be an active motivation of your life ಯಾವಾಗ ಕರೆದ್ರೆ ಆವಾಗ ಬಿಟ್ಟು ಹೊರಟೆ ಅದಕ್ಕೆ ಶೇಷತ್ವ ದಾಸ್ಯತ್ವ ಅಂತ ಹೇಳ್ತಾರೆ ಇದು ಟೆಕ್ನಿಕಲ್ ಟರ್ಮ್ ಅಂತ ಹೆದರಬೇಡಿ ಭಗವಂತನನ್ನ ಬಿಟ್ಟು ಅರೆಗಳಿಗೆಯೂ ಇಲ್ಲದೇ ಇರುವಂತಹ ಮನಸ್ಸಿನ ಸ್ಥಿತಿ ಆ ಹಂಬಲ ಅದೇ ತತ್ವ ಅದೇ ಶೇಷತ್ವ ಅದನ್ನು ನದೇ ಬಲೋಕಾಕ್ರಮಣಂ ನ ಅಮರತ್ವಮಹಂ ವೃಣೇ ಐಶ್ವರ್ಯಂ ವಾಪಿ ಲೋಕಾನಾಂ ಚರಣವು ರಾಮಾನುಜರು ಶರಣಾಗತಿ ಗದ್ಯದಲ್ಲಿಯೂ ಅದನ್ನೇ ಹೇಳಿದರು ಜಡ ಪದಾರ್ಥಗಳಲ್ಲಿ ಮನುಷ್ಯನಿಗೆ ಭೂಮಿ ಮೇಲೆ ಆಸೆ ಕ್ಷೇತ್ರಗಳ ಮೇಲಾಸೆ ವಜ್ರ ವೈಢೂರಿಗಳು ರತ್ನಗಳ ಮೇಲಾಸೆ ಇದರಲ್ಲಿ ಜೀವ ಪದಾರ್ಥಗಳಲ್ಲಿ ತನ್ನ ದೇಹದ ಮೇಲಾಸೆ ತನ್ನ ಪತ್ನಿ ತನ್ನ ಮಕ್ಕಳು ಇದೆಲ್ಲ ವರ್ಗ ಜಡ ಅಜಡಗಳಲ್ಲಿ ಅಭಿಮಾನವನ್ನು ಮನುಷ್ಯ ಬಿಡಬೇಕು ಅದು ಬಿಟ್ಟು ಹೊರತು ಭಗವಂತನ ಪ್ರೇಮ ಸಿದ್ಧಿಸೋದಿಲ್ಲ love of God love of God ಸುಮ್ಮನೆ ಹೇಳಿಬಿಡ್ತೇವೆ ಎಲ್ಲರೂ ನಾವು ಹೇಳ್ತೇವೆ ನೀವು ಹೇಳ್ತೀರಿ is it so easy to love God ದೇವರನ್ನು ಪ್ರೇಮ ಮಾಡುವುದು ಒಂದು ಸುಲಭವೇನು ಬಸವಣ್ಣನವರು ಹೇಳ್ತಾರೆ ಭಕ್ತಿ ಎಂಬುದ ಮಾಡಬಾರದು ಬಸವಣ್ಣನ ವಚನ ಭಕ್ತಿ ಮಾಡಬೇಡಿ ಅಂತಲ್ಲ ನಿಮ್ಗೆ ಆಗೋದಿಲ್ಲ ಯಾಕೆ ಅದು ಗರಗಸ ಇದ್ದ ಹಾಗೆ ಹೋಗುತ್ತ ಕೊಯ್ಯುವುದು ಬರುತ್ತ ಕೊಯ್ಯುವುದು ಏನು ಉದಾಹರಣೆ ಕೊಟ್ಟಿದ್ದಾನೆ ನೋಡಿ ಬಸವಣ್ಣ ಭಕ್ತಿ ಭಗವಂತನಲ್ಲಿ ಪ್ರೀತಿ ಅನ್ನೋದು ಅಂಟಿಕೊಂಡ್ರೆ ಅದು ಇನ್ನೊಂದರ ಪ್ರೀತಿಯನ್ನು ತಾನೇ ಬಿಡಿಸಿ ಬಿಡುತ್ತದೆ ಪರಮಾತ್ಮನಿಯೋ ರಕ್ತ ವಿರಕ್ತೋ ಅಪರಮಾತ್ಮನಿ ನಿನ್ನೆ ಹೇಳಿದೆ ಯಾಜ್ಞವಲ್ಕಿಯರ ಕಥೆ ಕೋಟಿ ರೂಪಾಯಿನ ಒಂದು ಬಂಗಾರದ ಗಂಟು ಕಣ್ಣಿ ಕಾಣಿಸದೇ ಇರುವಂತಹ ಭಗವಂತ ಎರಡನ್ನು ಎರಡನ್ನೂ ಪಕ್ಕದಲ್ಲಿ ಇಟ್ಟರೆ ನೀವು ಯಾವುದನ್ನ ಆರಿಸ್ಕೊಳ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸ್ವರೂಪ ಹೋಗ್ತದೆ ಜನ ಹೇಳ್ತಾರೆ ಈ ಕೋಟಿ ಹೊನ್ನೆ ಎಲ್ಲ ಅವನೆಲ್ಲಿ ಹೋಗ್ತಾನೆ ದೇವರು ಸಿಗ್ತಾನೆ ಆಮೇಲೆ ಹೊನ್ನಿಗೆ ಆಸೆ ಪಟ್ಟರೆ ಅವನ ಆದಷ್ಟು ದೂರ ದೂರ ದೂರ ಸರಿದು ಬಿಡ್ತಾನೆ ಬರೋದೇ ಇಲ್ಲ ಭಗವಂತ ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ಸಂಸಾರ ಮೋಹವನ್ನೂ ತೆರೆದು ಯತಿಯಂತೆ ನಡೆದುಕೊಂಡಂತಹ ಬಾಲಭಕ್ತ ಲಕ್ಷ್ಮಣಸ್ವಾಮಿ ನಚತೇನ ವಿನಾ ನಿದ್ರಾಂ ಲಭತೆ ಪುರುಷೋತ್ತಮ ಒಂದೇ ತೊಟ್ಲಲ್ಲಿ ಮಲಗಿಸಿದ ಹೊರತು ರಾಮನಿಗೆ ಲಕ್ಷ್ಮಣನ್ ಮುಟ್ಟದೇ ಇದ್ರೆ ನಿದ್ದೆ ಬರುತ್ತಲ್ಲ ಅವನು ಪ್ರೇಮ ಎಷ್ಟು ದೊಡ್ಡ ಪ್ರೇಮ ಓ ಅಂತ ಹೇಳ್ತಿರುತ್ತೆ ಏನಾಯ್ತಯ್ಯ ಅವನಿಗೆ ಲಕ್ಷ್ಮಣ ಪಕ್ಕದಲ್ಲಿಲ್ಲ ಅದು ಕಳ್ತಾನೆ ಭಕ್ತರು ಪಕ್ಕದಲ್ಲಿ ಇಲ್ಲದೆ ಭಗವಂತ ಹೇಳ್ತಾನೆ ಏವಂ ಬ್ರುವಾಣ ಸೌಮಿತ್ರಿ ವನವಾಸಾಯ ನಿಶ್ಚಿತ ಏನು ಹೇಳ್ದ ಹುಡುಗಾಟಕ್ಕೆ ಅಂತ ತಿಳ್ಕೊಂಡು ರಾಮಚಂದ್ರ ಅವನಿಗೆ ಹೇಳ್ದ ಅಯ್ಯ ಇದೇನು ನನ್ನ ಜೊತೆಯಲ್ಲಿ ಹದಿನಾಲ್ಕು ವರ್ಷ ಬರೋದು ಅಂದ್ರೆ ಸಾಮಾನ್ಯವಾದ ವಿಷಯವೇ ಎರಡನೇದು ಲಕ್ಷ್ಮಣ ನಿನಗೂ ನಿನ್ನ ಹೆಂಡತಿ ಇದ್ದಾರೆ ನಿನಗೂ ಜವಾಬ್ದಾರಿಗಳಿವೆ ನನ್ನ ಹೆಂಡತಿಯೇನೋ ಮೊಂಡು ಮಾಡಿದ್ದು ಜೊತೆಯಲ್ಲಿ ಬಂದರು ನಿನ್ನ ಹೆಂಡತಿ ಅಪ್ಪಣೆ ನೀನು ಕೇಳಬೇಕಾಗತ್ತೆ ನನ್ನ ವನವಾಸದ ಸಲುವಾಗಿ ನಿನಗೆ ವನವಾಸ ವಿಧಿಸಿ ನೀವಿಬ್ಬರು ಸುಖದಿಂದಿರುವಂತಹದ್ದನ್ನು ತಪ್ಪಿಸುವಂತಹ ಕೆಟ್ಟ ಸ್ಥಿತಿ ನನಗೆ ಬೇಡ ಅನ್ನೋ ಅರ್ಥದಲ್ಲಿ ನಾನು ಯಾತಕ್ಕೆ ಹೇಳ್ತೇನೆ ಸ್ವಲ್ಪ ಕೇಳಿಕೋ ಕೌಭರಿಷ್ಯಸಿ ಕೌದಲ್ಯಾಂ ಸುಮಿತ್ರಾಂ ವಾ ಯಶಸ್ವಿನಿ ನೀನು ಕಾಡಿಗೆ ಬಂದ್ಬಿಟ್ರೆ ನಮ್ಮ ತಾಯಿ ಗತಿಯೇನೋ ನಿಮ್ಮ ತಾಯಿ ಗತಿಯೇನೋ ಅರಮನೆಯಲ್ಲಿ ದೊಡ್ಡ ದೊಡ್ಡ ಸುಳಿಗಳು ಸುತ್ತಿಕೊಂಡಿವೆ ಏನೇನು ಮಾಡ್ತಾಳೆಯೋ ಹಾಳು ಕೈಕೇಯಿ ಸಾಹಿ ರಾಜ್ಯಮಿದಂ ಪ್ರಾಪ್ಯ ನೃಪಸ್ಯ ಅಶ್ವಪತೆ ಸುತ ದುಃಖಿತಾನಾಂ ಸಪತ್ನೀನಾಂ ಕರಿಷ್ಯತಿ ಶೋಭನಂ ದುಃಖದಲ್ಲಿರೋ ನನ್ನ ತಾಯಿಗೆ ನಿನ್ನ ತಾಯಿಗೆ ಅವರು ಖಂಡಿತ ಶುಭವನ್ನು ಮಾಡೋದಿಲ್ಲ ನಮ್ಮನ್ನು ಪ್ರೀತಿ ಮಾಡೋರು ಎಲ್ಲರಿಗೂ ಏನಾರು ಒಂದು ತೊಂದರೆ ಮಾಡ್ತಾರೆ ರೆವೆನ್ಯೂ ಆಫೀಸಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅವ್ರು ಕೇಳಿದ್ದನ್ನು ಕೊಡದೇ ಇದ್ರೆ ನಿಮ್ಮ ಪ್ರಾಪರ್ಟಿಯಲ್ಲಿರೋ ತನಕ ಕೊನೇ ತನಕ ಕಷ್ಟ ಕೊಡ್ತಾರೆ ನೋಡಿ ಏನಾದರೊಂದು ಎಬ್ಬಿಸುವುದು ಜಗಳ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಏನಾರೊಂದು ಕಿರುಕುಳಿ ಪ್ರಾಪರ್ಟಿ ಮಾಡೋದೇ ದೊಡ್ಡ ಹಿಂಸೆ ಅನುಭವಿಸ್ತಾ ಇದ್ದೀರಿ ದೊಡ್ಡವ್ರ ನೀವೆಲ್ಲ ಆ ರೀತಿಯ ಹಿಂಸೆ ಇದು ಕೈಕೇಯಿ ಸ್ವಭಾವ ನಾ ಕಾಡಿಗೆ ಹೋದ್ರೂ ಅಷ್ಟಕ್ಕೆ ನಿಲ್ಲೋದಿಲ್ಲ ಹಿಂಸೆ ಕೊಡ್ತಾಳಾದ್ರಿಂದ ನೀ ಇಲ್ಲೇ ಇರಬೇಕು ಅದಕ್ಕೆ ಅವನು ಹೇಳಿದ ಲಕ್ಷ್ಮಣ ನಿನ್ನ ತೇಜಸ್ಸು ಸರ್ವ ಕಡೆ ವ್ಯಾಪಕವಾಗಿರುವುದು ರಾಮಚಂದ್ರ ಸ್ವಾಮಿ ನೀ ಕಾಡಿಗೆ ಹೋದೆ ಅಂತ ಇಲ್ಲೇನು ಖಾಲಿ ಇರೋದಿಲ್ಲ ಭಗವಂತ ಎಲ್ಲ ಕಡೆ ವ್ಯಾಪಕನಾಗಿದ್ದಾನೆ ಜೀವಾತ್ಮನೇ ಹಾಗಿದ್ದಾನೆ ಹಾಗೆ ನೋಡಿದ್ರೆ ವಿಭುತ್ವ ಅಂತಿಲ್ಲ ಬಹಳ ದೊಡ್ಡ ಕಠಿಣವಾದ ವೇದಾಂತ ವಿದ್ಯೆ ಇದು ಜೀವಾತ್ಮ ಅನ್ನೋನು ಅಣು ಒಂದೇ ಕಡೆ ಇರುವವನು ಅದೆಲ್ಲಿದ್ದಾನೆ ಹೃದಯ ಪ್ರದೇಶದಲ್ಲಿ ಈ ಹಾರ್ಟ್ ಅಲ್ಲ ಎಲ್ಲಿದೆಯೋ ನಮ್ಮ ವ್ಯಕ್ತಿತ್ವದ ಕೇಂದ್ರದಲ್ಲಿ ಆದರೆ ಜೀವಾತ್ಮ ಅಲ್ಲಿ ಇದ್ದಾನೆ ಎನ್ನುವ ಅರಿವು ನಿಮಗೆ ನಿಮ್ಮ ಕಾಲನ್ನು ಇನ್ನೊಬ್ಬರು ಮುಟ್ಟಿದ್ರೆ ಗೊತ್ತಾಗುತ್ತೆ ಜ್ಞಾನ ಅಲ್ಲಿಂದ ಹೇಳಿದ ತಲೆ ಕೂದಲು ತುದಿ ತನಕ ಇರ್ತದೆ ಹೇಗೆ ಆಕಾಶದಲ್ಲಿ ಸೂರ್ಯ ಒಂದೇ ಕಡೆ ಇದ್ದರೂ ಲೋಕದಲ್ಲೆಲ್ಲ ಬೆಳಕನ್ನ ಅವನು ಹರಡ್ತಾನೆಯೋ ಅದೇ ರೀತಿಯಲ್ಲಿ ನಾವು ಕೂಡ ಜೀವಾತ್ಮ ಶರೀರದಲ್ಲಿ ವ್ಯಾಪಕವಾಗಿರ್ತೇವೆ ಒಂದಲ್ಲ ಒಂದು ದೃಷ್ಟಿಯಲ್ಲಿ ಭಗವಂತನು ಅಂದ್ರೆ ಸಾಕ್ಷಾತ್ತಾಗಿಯೇ ಸರ್ವದಲ್ಲಿಯೂ ವ್ಯಾಪಕವಾಗಿದ್ದಾನೆ ಆದ್ದರಿಂದ ತವ ತೇಜಸಾ ವೀರ ಭರತ ಪೂಜಯಿಷ್ಯತಿ ಭರತನೇ ಕಾಪಾಡ್ತಾನೆ ಕೌಸಲ್ಯನೇ ಯಾಕೆ ಯೋಚನೆ ಮಾಡ್ತೀಯ ಭರತನಿಗೆ ಒಳ್ಳೆ ಬುದ್ಧಿ ಖಂಡಿತ ಬರುತ್ತೆ ಭರತ ನಮಗೇನು ಗೊತ್ತಿಲ್ಲ ಇಲ್ಲೇ ಹೇಳ್ತಾನೆ ನೋಡಿ ಭರತ ಒಳ್ಳೆಯವನು ಅಂತ ಲಕ್ಷ್ಮಣ ಇಲ್ಲೇ ಹೇಳ್ತಾನೆ ಮುಂದೆ ಅವನನ್ನೇ ಶಂಕೆ ಪಡ್ತಾನೆ ರಾಮಪ್ರೀತಿಯ ಅತಿಶಯದಲ್ಲಿ ಆದ್ರಿಂದ ಕೌಸಲ್ಯ ನಮ್ಮನ್ನು ಕಾಪಾಡ್ತಾಳೆ ಹೊರತು ನಾವು ಕೌಸಲ್ಯನ ಕಾಪಾಡಬೇಕು ಅಂತ ಮಾತಾಡ್ತೀಯ ಅಣ್ಣ ಆದ್ರಿಂದ ನನ್ನನ್ನ ನೀನು ಖಂಡಿತ ಕರ್ಕೊಂಡು ಹೋಗಬೇಕು ಆಗೋದಿಲ್ಲ ಅಂದ ರಾಮ ಆಗ ವೇದಾಂತದ ಪಟ್ಟನ್ನು ಒಡ್ತಾನೆ ಲಕ್ಷ್ಮಣ ಇವನನ್ನು ಬಗ್ಸೋದಿಕ್ಕೆ ಕುರುಷ್ವ ಮಾಮನುಚರಂ ವೈಧರ್ಮ್ಯಂ ನೋಪಪದ್ಯತೆ ಕೃತಾರ್ಥೋಹಂ ಭವಿಷ್ಯಾಮಿ ತವ ಪ್ರಕಲ್ಪತೆ ಇದು ಒಳಗೆ ಗುರುಗಳ ಹತ್ತಿರ ಪಳಗದೆ ಇದ್ದವರಿಗೆ ಈ ಶ್ಲೋಕಕ್ಕೆ ಏನು ಅರ್ಥ ಆಗುತ್ತೆ ಯೋಚನೆ ಮಾಡಿ ನನ್ನನ್ನ ಅನುಸರಣನ್ನಾಗಿ ಮಾಡಿಕೊಂಡು ಹೋಗು ಕರ್ಕೊಂಡು ಹೋಗು ಹಿಂದೆ ವೈಧರ್ಮ್ಯಂ ನೇಹ ವಿದ್ಯತೆ ವಿಧರ್ಮ ಅಂದ್ರೆ ಸ್ವರೂಪಕ್ಕೆ ವಿರುದ್ಧವಾದ ಧರ್ಮ ನನ್ನನ್ನು ನೀನು ಕರ್ಕೊಂಡು ಹೋಗದೆ ಇದ್ರೆ ನಿನಗೆ ಧರ್ಮನಾಶವಾಗುತ್ತೆ ನಿನ್ನ ಜೊತೆಯಲ್ಲಿ ನಾ ಬರದೇ ಇದ್ರೆ ನನಗೂ ಧರ್ಮನಾಶವಾಗುತ್ತೆ ಇಬ್ಬರಿಗೂ ಧರ್ಮನಾಶವಾಗುತ್ತೆ ಕರ್ಕೊಂಡು ಹೋದ್ರೆ ಅರ್ಥೋಹಂ ಭವಿಷ್ಯಾಮಿ ನನಗೂ ಆಗುತ್ತೆ ತವಚ ಅರ್ಥ ಪ್ರಕಲ್ಪತೆ ನಿನಗೂ ಆಗುತ್ತೆ ಎಂದ ಲಕ್ಷ್ಮಣ ಇದು ನೋಟಕ್ಕೆ ನೋಡಿದ್ರೆ ಹೊರಟು ಮಾತನಂತೆ ಕಾಣುತ್ತೆ ಲಕ್ಷ್ಮಣನ್ ರಾಮ ಕರ್ಕೊಂಡು ಹೋಗೋದ್ರಿಂದ ಅವನಿಗೇನು ಅರ್ಥಸಿದ್ಧಿ ಅಂದ್ರೆ ನಾ ಸರ್ವೆಂಟ್ ಇರ್ತೇನೆ ಸಂಬಳ ಕೊಡದೆ ಇದ್ದವನು ಸಲ ಕೆಲಸ ಮಾಡ್ತೀನಿ ಇಲ್ಲ ಅಲ್ಲಿ ಕಾಡಿಗೆ ಹೋದ್ರೆ ಬೇರೆ ಸರ್ವೆಂಟ್ಸ್ ಇಟ್ಕೋಬೇಕಾಗತ್ತೆ ದುಡ್ಡು ಗಿಡ್ ಮಿಗು ಮಿಗೋದಿಲ್ಲ ಈ ಅರ್ಥದಲ್ಲಿ ಹೇಳ್ತಾನೆ ಕ್ಷುದ್ರ ಅರ್ಥವನ್ನ ಲಕ್ಷ್ಮಣನ ಕರ್ಕೊಂಡು ಹೋದ್ರೆ ರಾಮನಿಗೆ ಸಿದ್ಧಿಯಾಗುವ ಅರ್ಥ ಯಾವುದು ಲಕ್ಷ್ಮಣನಿಗೆ ಸಿದ್ಧಿಯಾಗುವ ಅರ್ಥ ಯಾವುದು ಇದನ್ನು ತಿಳ್ಕೊಂಡ್ರೆ ರಾಮಾಯಣದಲ್ಲಿ ಅರ್ಧವಾಗ ನಿಮಗೆ ತಿಳಿಯಿತು ಇದಕ್ಕೆ ಒಂದು ಆಳ್ವಾರ್ ಪಾಶುರವನ್ನು ಅಥವಾ ಎರಡು ಪಾಶುರಗಳನ್ನು ಎರಡು ಬೇರೆ ಪೂರ್ವಾಚಾರ್ಯರ ಶ್ಲೋಕಗಳನ್ನು ಉದಾಹರಣೆ ಕೊಡ್ತೇನೆ ಇಂದ್ರಾಹ ನಾಳೆಯ ಹೇಳ್ತೀರಾ ಪದ್ಯ ಇಂದ್ರಾಹ ನಾಳೆಯ ಇನಿಚ್ಚಿರಿದು ನಿನ್ರಾಹ ನಿನ್ನರುಳೆಂಬಾಲದೆ நன்றாக நான் உன்னை அன்றியிலேன் கண்டாய் நாரணனே ನೀ ಎನ್ನೈ ಎಂದ್ರಿಯಲೇ ಇದು ತಿರುಮೇಶಿ ಆಳ್ವಾರರ ಭಾಷಣ ತಿರುಮೇಶಿ ಆಳ್ವಾರರು ಆಳ್ವಾರಗಳಲ್ಲಿ ಕರ್ನಾಟಕಕ್ಕೆ ಬಂದಿದ್ದವರು ಅವರೊಬ್ಬರೇ ಮೇಲ್ಕೋಟೆಯ ಗುಹೆಯಲ್ಲಿ ಅನೇಕ ವರ್ಷ ವಾಸವಾಗಿದ್ದು ತಪಸ್ಸನ್ನು ಮಾಡಿದ ಮಹಾನುಭಾವರು ತಿರುಚಂದ ವಿರುತ್ತಂ ನಾನ್ಮೋಹನ್ ತಿರುವಂದಾದಿ ಪ್ರಬಂಧಗಳನ್ನು ಬರೆದಿದ್ದಾರೆ ಅದರ ಇದೀ ಪಾಶುರ ವೇದಾಂತ ದೇಶಕರಿಗೆ ಎಷ್ಟು ಪ್ರಿಯ ಎತ್ತಿ ತೋರಿಸ್ತಾರೆ ವಿರೋಧಿ ಪರಿಹಾರ ಅಂತ ಒಂದು ಗ್ರಂಥ ಅದರ ಮೊದಲನೇ ಅಧ್ಯಾಯದಲ್ಲಿ ಅಷ್ಟಾಕ್ಷರ ಮಂತ್ರಾರ್ಥ ವಿವರಿಸೋ ಜಾಗದಲ್ಲಿ ಈ ಪದ್ಯವನ್ನು ಎತ್ತುತ್ತಾರೆ ಆಚಾರ್ಯರು ಇನ್ ರಾಹ ಶ್ರೀಮನ್ನಾರಾಯಣ ಇವತ್ತೇ ಆಗಲಿ ನಾಳೆಯೇ ಆಗಲಿ ನಿನಗೆ ಕರುಣೆ ಏನಾದ್ರಿದ್ರೆ ನಿನ್ನರುಳ್ ಎನ್ಬಾಲದೆ ನಿನ್ನ ಕರುಣೆ ನನಗೆ ನೀ ತೋರಿಸಿಯೇ ತೀರಬೇಕು ನಿಮ್ಮ ಅಪ್ಪನೂ ತೋರಿಸಬೇಕು ಇಷ್ಟು ಹೊರಟು ಮಾಡಿದೆ ಆ ಮಂತ್ರ ಗಟ್ಟಿ ಇದ್ರೆ ಮಾಂಗಲ್ಯ ಗಟ್ಟಿ ಇದ್ರೆ ಗಂಡನನ್ನು ಜಗ್ಗಿಸಬಹುದು ಶರ್ಟ್ ಕಾಲರ್ ಹಿಡ್ಕೊಂಡು ನೀವು ಖಂಡಿತ ಕಾಪಾಡಲಿಕ್ಕೆ ಬೇಕು ಕಾಪಾಡಬೇಕ್ರಿ ನಿಮ್ಮ ಹಕ್ಕು ನನ್ನ ಹಕ್ಕು ಯಾಕೆಂದ್ರೆ ಮಾಂಗಲ್ಯ ಕಟ್ಟಿದ್ದೀರಿ ಇದಕ್ಕೋಸ್ಕರ ಆದರೆ ಕಾಪಾಡಿ ಅಷ್ಟಾಕ್ಷರ ಮಂತ್ರ ದ್ವೈಮಂತ್ರ ಅನ್ನೋದು ಭಗವಂತ ನಮ್ಮ ಕೊರಲಲ್ಲಿ ಧಾರಣೆ ಮಾಡಿದಂತಹ ಮಾಂಗಲ್ಯ ಇನ್ರಾಹ ನಾಳೆಯೇಯ ಇನಿಚ್ಚಿರಿದೆ ನಿನ್ರಾಹ ಇನ್ನು ಸ್ವಲ್ಪ ತಡೆದು ಇವತ್ತು ಅಥವಾ ನಾಳೆ ಬೇಡ ಹತ್ತು ವರ್ಷ ಬೇಡ ಇನ್ನೊಂದು ಜನ್ಮ ಟೇಕ್ ಯುವರ್ ಉಂಟಾಯ್ತು ಇನಿಚ್ಚಿರದೆ ನಿನ್ರಾಹ ನಿನ್ನರುಳ್ ಎಂಬಾಲದೆ ನನ್ರಾಹ ಚೆನ್ನಾಗಿ ಯೋಚನೆ ಮಾಡು ಶ್ರೀಮನ್ನಾರಾಯಣ ಯಾಕೆ ನಾನುನ್ನೈ ಅಂದ್ರಿಯಲೇ ನಿನ್ನನ್ನು ಬಿಟ್ಟು ನಾನಿರೋ ಹಾಗಿಲ್ಲ ಕಂಡಾಯಿ ನಾರಣನೇ ಕನ್ನಡಿ ತೋರಿಸ್ತಾರೆ ಭಗವಂತನ ಕನ್ನಡಿ ಸೇವೆ ಅಂತ ಒಂದು ಮಾಡ್ತೇವೆ ಕೊನೆಯಲ್ಲಿ ಕಂಡಾಯಿ ಖಂಡ್ಯ ಏನ್ ಕಂಡೆ ಕನ್ನಡಿ ನೋಡ್ಕೋ ನಿನಗೆ ನಾರಾಯಣ ಅಂತ ಹೆಸರು ಅದರಲ್ಲಿದೆ ನಾನು ಹೇಳುವ ಅರ್ಥ ನೀ ಎನ್ನೈ ಅನ್ರಿ ಇರೆ ನೀ ನನ್ನ ಬಿಟ್ಟಿರೋ ಹಾಗಿಲ್ಲ ನಾ ನಿನ್ನ ಬಿಟ್ಟಿರೋ ಹಾಗಿಲ್ಲ ನಾರಾಯಣಾಮಯನಂ ಅಸೌ ನಾರಾಯೇವ ಅಯನಂ ಯಸ್ಯ ಸಹ ಈ ಎರಡು ಸಮಾಸ ಮಾಡ್ತಾರೆ ಬಹುವ್ರೀಹಿ ಮತ್ತು ತತ್ಪುರುಷ ನಾರ ಅಂದ್ರೆ ಜಡ ಮತ್ತು ಜೀವ ವಸ್ತುಗಳಿಗೆ ವೇದಾಂತ ಪರಿಭಾಷೆಯಲ್ಲಿ ನಾರಗಳು ಅಂತ ಹೆಸರು ನಾರಗಳಿಗೆ ಯಾವನು ವಾಸಸ್ಥಾನವೋ ಅವನು ನಾರಾಯಣ ಜಡಜೀವಗಳಿಗೆ ಯಾವನು ವಾಸಸ್ಥಾನವೋ ಅವನು ನಾರಾಯಣ ಅವನು ಎಲ್ಲಿ ವಾಸ ಮಾಡ್ತಾನೆಯೋ ತತ್ಪ್ರಯುಕ್ತವಾಗಿ ಅವನಿಗೆ ನಾರಾಯಣ ನಾವಿರುವುದರಿಂದ ನಾರಾಯಣ ಶಬ್ದ ಸಿ ನಾರ ಇದ್ದರೆ ಅಯನಕ್ಕರ್ಥ ಅಯನ ಇದ್ರೆ ನಾರಕರ್ಥ ಒಂದಕ್ಕೆ ಒಂದು ಸಂಬಂಧಪಟ್ಟ ಹೇಗಿದೆ ಅಂದ್ರೆ ಅವಿನಾಭೂತವಾಗಿ ದ್ವಾಸು ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಒಂದೇ ಗಿಡದ ಮೇಲೆ ಎರಡು ಪಕ್ಷಿಗಳು ಕೂತಿವೆ ಒಂದು ಅಲೆದರದು ಅತ್ತಿಕಾಯಿ ತಿನ್ನುತ್ತೆ ಇನ್ನೊಂದು ಅಯ್ಯೋ ಕರ್ಮಫಲ ತಿಂತಾ ಇದೆಯಲ್ಲ ಅಂತ ಅದನ್ನು ನೋಡ್ತಾ ಇದೆ ಅದರ ಒಂದು ಪಕ್ಷಿ ಗೂಡನ್ನು ಬಿಟ್ಟು ಹೊರಟ್ರೆ ಅದನ್ನು ಬಿಟ್ಟಿರಲಾರದೆ ಇದು ಇನ್ನೊಂದು ಜೊತೆಯಲ್ಲಿ ಹಾರಿ ವೃಕ್ಷ ವೃಕ್ಷಂ ಪ್ರಧಾವಂಸ ಆರಾಮ ಮಾಡುವ ಹಾಗೆ ಯಾರೊಬ್ರು ಉತ್ತರ ಹೇಳಿ ಎಷ್ಟು ಶರೀರ ಎತ್ತಿದ್ದೀರಿ ಇಲ್ಲಿ ತನಕ ಹೇಳ್ತೀರಾ ಎಷ್ಟೊಂದು ಜನ್ಮ ಎತ್ತಿದ್ದೀರಿ ಅಷ್ಟು ಜನ್ಮದಲ್ಲಿಯೂ ನಮ್ಮನ್ನ ಎಡೆಬಿಡದೆ ನಮ್ಮ ಜೊತೆಯಲ್ಲಿಯೇ ಇದ್ದು ನಮ್ಮ ತಪ್ಪು ಒಪ್ಪು ಎಲ್ಲ ನೋಡಿ ಅಷ್ಟೆಲ್ಲ ಅವಕಾಶ ಕೊಟ್ಟು ಕೊನೆಗಾದರೂ ತನ್ನ ಕಡೆ ಬರ್ತಾನೆಯೋ ಅಂತ ಕಾಯುವ ತುಂಬ ಕರುಣೆ ತಾಳ್ಮೆ ಉಳ್ಳಂತಹ ಒಂದೇ ಒಂದು ವಸ್ತು ಅಂದ್ರೆ ಶ್ರೀಮನ್ನಾರಾಯಣ ಯಾರ ಜೊತೆಗೆ ಬರೋದಿಲ್ಲ ಎಷ್ಟು ಪ್ರೀತಿ ಪಾತ್ರವಾದ ಮನೆ ಕಟ್ಟಿರ್ತೀರಿ ಕೋಟ್ಯಾಂತರ ರೂಪಾಯಿ ಖರ್ಚಿನಲ್ಲಿ ಮಕ್ಕಳಿರ್ತಾರೆ ಹೆಂಡತಿ ಇರ್ತಾರೆ ಬಂಧು ಮಿತ್ರರಿರ್ತಾರೆ ಲೇ ನಾ ಸತ್ರ ನೀನು ಉತ್ತರ ಕ್ರಿಯೆ ಮಾಡಿಸ್ಬೇಕಾಣೋ ಅಂತ ಕೆಲವರು ಪುರೋಹಿತರ ಕೈಲಿ ವಾಗ್ದಾನ ಮಾಡಿಸ್ಕೊಂಡಿರ್ತಾರೆ ಪುರೋಹಿತರೇ ಮೊದಲು ಹೋಗಿಬಿಡ್ತಾರೆ ಏನ್ ಮಾಡ್ತೀರಿ ಅವರಲ್ಲಿರೋದೇ ಇಲ್ಲ ಆ ಹೊತ್ತಲ್ಲಿ ಹೆಚ್ಚು ದುಡ್ಡು ದಿನ ಎಲ್ಲಾರು ಬಂದ್ರೆ ಅಲ್ಲಿ ಹೋಗಿಬಿಟ್ಟಿರ್ತಾರೆ ಯಾರು ಜೊತೆಗಿರ್ತಾರೆ ಯಾರು ಸಂಗಡ ಬಾಹೋರಿಲ್ಲ ನಮ್ಮ ತಾಯಿ ಹೇಳಿಸಿದ್ವಿ ಹಾಡು ದಾಸರ ಪದವನ್ನ ನರಕದಲ್ಲಿ ನೀವು ಕಷ್ಟಪಟ್ಟರೂ ಕಬ್ಬಿಣದ ಆ ಕಂಬಗಳನ್ನು ತಬ್ಬಿಗೋ ಪರಸ್ತ್ರೀಯ ಸಂಘ ಮಾಡಿದೆಲ್ಲ ಪಾವಿ ತಳುವೆನ ಮಳಿವ ನರ್ಕಂಜಿ ತಿರುವಂಗ್ಯಾಳ್ವಾರರು ಈ ಕಬ್ಬಿಣದ ಕಂಬವನ್ನು ತಬ್ಬಿಕೋ ಉರಿತಾ ಇರುತ್ತೆ ಆ ಕಂಬ ನರಕದಲ್ಲಿ ಕೊಡುವ ಶಿಕ್ಷೆಯಂತೆ ಅವನು ತಬ್ಬಿಕೊಂಡು ಸುಟ್ಟು ಬೂದಿಯಾಗಿ ಬಿಡ್ತಾನೆ ಆ ಯಾತನೆ ಹೇಗಿರುತ್ತೆ ಸುಟ್ಟು ಹೋಗ್ತದಲ್ಲ ಇದು ಕಷ್ಟಪಡ್ತಾನಲ್ಲ ಅಂತ ನರಕದಲ್ಲಿಯೂ ಜೀವಾತ್ಮನಲ್ಲಿ ಶಿಕ್ಷೆ ಒಳಗಾಗ್ತಕ್ಕಂತಹ ಜೀವಾತ್ಮನಲ್ಲಿಯೂ ಅಂತರಾತ್ಮನಾಗಿದ್ದು ಭಗವಂತ ಆ ಕಷ್ಟವನ್ನು ಕಡಿಮೆ ಮಾಡ್ತಾನೆ ದಿವಿವಾ ಭುವಿವಾ ಮಮಾಸ್ತುವಾ ಸಹ ನರಕೇವ ನರಕಾಂತಕ ಅಂತಕ ಪ್ರಕಾಮಂ ಎಲ್ಲಿ ಬೇಕಾದ್ರೆ ಹಾಕು ನನ್ನ ಜೊತೆಗೆ ನೀ ಇದ್ದೇ ಇರ್ತೀಯಲ್ಲ ನನಗೇನು ಕಷ್ಟ ಅಂದ್ರೆ ಹೇಳಬಾರದು ನೀ ಎನ್ನಯ್ಯನ್ರಿ ಇರೇ ಇದು ಒಂದರ್ಥ ತದಹಂ ನಾಥವಾನ್ ಮದೃತೆ ತ್ವಂ ದಯನೀಯವಾನ್ ನ ವಿಧಿ ನಿರ್ಮಿತಮೇ ತಮನ್ಮಯಂ ಭಗವನ್ ಪಾಲಯಂ ಅಸ್ಮಜೀಹಪ ಈ ಕೃತಾರ್ಥ ಕವಚಾರ್ಥ ಪ್ರಕಲ್ಪತೆ ಇದೇ ಶಬ್ದಗಳನ್ನು ಉಪಯೋಗ ಮಾಡಿ ಯಮನಾಚಾರ್ಯರು ತದಹಂ ತತ್ ತಸ್ಮಾತ್ ಅದರಿಂದ ಅಹಂ ತೋದ್ರತೆ ನಾನಾಥವಾನ್ ನೀನಿಲ್ದೆ ಇದ್ರೆ ನನಗೆ ಒಡೆಯರಿಲ್ಲ ನಾನೇ ಇಲ್ಲದೆ ಇದ್ರೆ ನಿನ್ನ ಒಡೆಯ ಅನ್ನೋ ಶಬ್ದಕ್ಕೆ ಅರ್ಥವಿಲ್ಲ ಇವರು ಯಜಮಾನರು ಅಂತ ಹೇಳ್ತೀರಿ ಹಾಗಿದ್ರೆ ಅವರ ಮನೆ ಆಳು ಕಾಳಲ್ಲಿ ಎಲ್ಲ ಅವರೇ ಎಲ್ಲ ಅವರೇ ಆದರೆ ಒಡೆಯ ಅನ್ನೋದಕ್ಕೆ ಅರ್ಥವಿಲ್ಲ ಅವಾಗ ಇವರು ಮಹಾರಾಜರು ಸ್ವಾಮಿ ಆದ್ರೆ ಊರು ಮಾತ್ರ ಸ್ಮಶಾನ ಊರಲ್ಲಿ ಯಾರು ಪ್ರಜೆಗಳಿಲ್ಲ ಅಂದ್ರೆ ಮಹಾರಾಜ ಅನ್ನೋ ಶಬ್ದಕ್ಕೆ ಅರ್ಥವಿಲ್ಲ ಇದು ಮಹಾತಾಯಿ ಆದ್ರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂದ್ರೆ ತಾಯಿಯನ್ನು ಶಬ್ದಕ್ಕೆ ಅರ್ಥವೇನು ಬಂಜೆ ಅಂತ ಹೇಳಬೇಕಾಗುತ್ತೆ ಬಂಜೆಗೆ ತಾಯಿ ಅಂತ ಹೇಳೋದಿಲ್ಲ ಭಗವಂತನಿಗೆ ಸರ್ವಲೋಕೇಶ್ವರ ಅಂತ ಹೇಳಬೇಕಾದ್ರೆ ಲೋಕಗಳಿರಬೇಕು ಲೋಕ ತುಂಬಾ ಜನಗಳಿರಬೇಕು ತವಚಾರ್ಥ ಪ್ರಕಲ್ಪತೆ ಕರವೆಹಳ್ ಪಿನ್ಸಂದ್ರ ಕಾನಂ சேர்ந்துண்போம் ತಿರುಪಾಯಿ ಕರವಹಳ್ ಪಿನ್ಸಂದ್ರ ಪದ್ಯದಲ್ಲಿ ಅರ್ಥ ಇಟ್ಟಿದ್ದಾಳೆ ಗೋದಾದೇವಿ ಕೃಷ್ಣ ದನಗಳ ಹಿಂದೆ ನಾನು ನೀನು ಹೋಗೋಣ ಬುತ್ತಿ ಗಿತ್ತಿ ಕಟ್ಕೊಡ್ತಾರೆ ಕಾನಂ ಸೇರ್ಂದು ಉಣ್ಬೋ ಮೇಲರ್ಥ ಸ್ವಾಪದೇಶ ಕೃಷ್ಣ ಸಂಸಾರವೆಂಬ ಕಾಡಿನಲ್ಲಿ ನಾನು ನೀನು ಹೋಗೋಣ ಜನ್ಮಾಂತರದ ಕರ್ಮಫಲವನ್ನು ಬುತ್ತಿ ಅಂತ ನಾನು ಉಣ್ಣುತ್ತೇನೆ ನೀ ನೋಡ್ತಾ ಇರು ಕಾನಂ ಉಣ್ಬೋಂ ನೀನು ಯಾವತ್ತು ಅಜ್ಞಾನಿಗಳಾದ ನಮ್ಮ ಕುಲದಲ್ಲಿ ಅವತಾರ ಮಾಡಿ ಇದು ತಿರಸ್ಕಾರವಾದ ಕುಲ ಅಂತ ಹೇಳಲಿಲ್ಲವೋ ಅವತ್ತೇ ನಾವು ಜೀವನ ಹೊಂದಿಬಿಟ್ಟು ಅರಿವೊಂದುಮಿಲ್ಲಾದ ಆಯಿ ಕುಲತ್ತೆ ಒಂದನ್ನೈ பிறவி பெருந்தனை புண்ணியம் யாமுடியோம் ಕುರೆವಂಡ್ರುಮಿಲ್ಲಾದ ಗೋವಿಂದ ಏನು ಕೊರತೆ ಇಲ್ಲದೆ ಇದ್ದವನು ನೀನು ಅರಿವು ಇಲ್ಲದೆ ಇದ್ದವ್ರು ನಾವು ಕೊರತೆ ಇಲ್ಲದೆ ಇದ್ದವನು ನೀನು ಎಲಿಯ ಸಂಬಂಧ ವಾನರಾಣಾಂ ನರಾಣಾಂಚ ಕಥಮಾಸೀತ್ ಸಮಾಗಮ ಸೀತಾದೇವಿ ಆಂಜನೇಯನ ಕೇಳ್ತಾಳೆ ನೀ ನೋಡಿದ್ರೆ ಕಪಿ ನಮ್ಮ ಯಜಮಾನರು ಇಕ್ಷ್ವಾಕು ಕುಲೋದ್ಭವರು ನೀನವನ ದೂತ ಅಂತ ಹೇಳ್ತೀಯಲ್ಲ ನಾನಿದನ್ನು ಹೇಗಯ್ಯ ನಂಬಲಿ ನರರಿಗೂ ವಾನರರಿಗೂ ಸಂಬಂಧ ಹೇಗಾಯಿತು ಆ ಭಗವಂತನ ಕರುಣೆ ಅಷ್ಟು ದೊಡ್ಡದೆ ಇನ್ನು ಸ್ವಲ್ಪ ಹೇಳು ಅಂತ ಕೇಳ್ತಾಳೆ ಅರಿವೊಂದ್ರಮಿಲ್ಲಾದ ಆಯಿ ಕುಲತ್ತು ಉಂದನ್ನೈ பிறவி பெருந்தனை புண்ணியம் யாமுடையோம் குறைவொன்றுமில்லாத கோவிந்த ಒಂದನ್ನೋಡು ஊரவையேல் ನಮಕ್ಕೆ இங்கு ಒಳಿಕ್ಕ ಒಳಿಯಾದೆ ನಿನಗೂ ನಮಗೂ ಇರತಕ್ಕಂತಹ ಈ ಸಂಬಂಧ ಇದನ್ನು ಅಳಿಸಬೇಕು ಅಂತ ನೀನೇ ಪ್ರಯತ್ನ ಪಟ್ಟು ಅಳಿಸೋದಕ್ಕಾಗೋದಿಲ್ಲ ಎಚ್ಚರಿಕೆ ಇರಲಿ ಒಳಿಕ್ಕ ಒಳಿಯಾದೆ ಅರಿಯಾದ ಪಿಳ್ಳೆಗಳು ಈ ಸಂಬಂಧ ಅಳಿಸಿದ್ರೆ ಯಾತಕ್ಕಾಗೋದಿಲ್ಲ ಅಂತ ಕೇಳಿದ್ರೆ ನನಗೆ ಜ್ಞಾನ ಏನಾಗ ಗೊತ್ತಿಲ್ಲ ಗುರುಗಳು ಹೇಳ್ಕೊಟ್ಟಿದ್ದಾರೆ ಮಂತ್ರಾರ್ಥ ನನ್ನನ್ನು ಕಸಿಗೆ ತೆಗೆದು ವ್ಯಾಕರಣ ಹೇಳು ತರ್ಕ ಹೇಳು ಮತ್ತೊಂದು ಹೇಳು ಕೇಳಬೇಡ ಅರಿಯಾದ ಹೇಳೋ ಕೃಷ್ಣ ಅನ್ನೋದ್ರ ಬದಲು ಕಿಟ್ಟ ಅಂತ ಕರೆದಿದ್ದೇನೆ ಏನೇನೋ ಹೇಳಿಬಿಟ್ಟಿದ್ದೇನೆ ತರ ವಂಶೀರಿ ಅರುಳಾದೆ ಇರೆಯುವ ನೀತಾರಾಯ್ ಮುದ್ದಿನಿಂದ ಹೇಳಿದ ಮಾತಲ್ಲಿ ದೋಷ ಕಾಣಬೇಡ ಕೃಷ್ಣ ತಪ್ಪಿದ್ರು ನಿನ್ನ ಭಕ್ತರ ನಿಂದನೆ ಮಾಡಿದ್ರು ನಮ್ಮನ್ನು ಕ್ಷಮೆ ಮಾಡು ಅಂತ ಕೇಳಿಕೊಂಡು ನಮಗೆ ಉಸಿರನ್ನು ಹೇಳ್ಕೊಡ್ತಾಳೆ ನೋಡು ಉರವಿ ಉರವಿಂದ ಸಂಬಂಧ ಏಲ್ಲೊಂದಳು ನಿನಗೂ ನನಗೂ ಸಂಬಂಧ ಇದ್ದು ಪಕ್ಷದಲ್ಲಿ ನಮಕ್ எங்கு ಒಳಿಕ್ಕ ಒಳಿಯಾದು ಅದೇ ಜೀವಾತ್ಮನಿಗೆ ಪರಮಾತ್ಮನಿಗೆ ಇರುವ ಸಂಬಂಧ ಅಡಿಯೇನೈಯಾಳ್ ಕೊಂಡರುಳೆ ತಿರುವೆಂಕಟೇಶ್ವರನ ವಿಷಯದಲ್ಲಿ ಆಳ್ವಾರರು ನಾನು ನಾಯಿ ಬಂದಾಗ ಬಂದಿದ್ದೇನೆ ಸ್ವಾಮಿ ನನ್ನನ್ನ ನಿನ್ನ ದಾಸನನ್ನಾಗಿ ಅಂಗೀಕರಿಸು ಕುರುಶ್ವಮಾಮನುಚರಂ ಇದು ಆತ್ಮನೇ ಪದ ಸಂಸ್ಕೃತದಲ್ಲಿ ನಮ್ಮನ್ನ ದಾಸನನ್ನಾಗಿ ಭಗವಂತ ಅಂಗೀಕಾರ ಮಾಡಿಕೊಂಡ್ರೆ ಲಾಭ ನಮಗೋ ಅವನಿಗೋ ನಿಮಗೆ ಭರ್ಜರಿ ಊಟ ಸಿಕ್ಕುತ್ತೆ ಯಜಮಾನರು ಮಾಡೋ ಊಟದಲ್ಲಿ ಕವಳ ಕೊಡ್ತಾರೆ ಅದ ಅರ್ಥ ಕುರುಶ್ವ ಆತ್ಮನೇ ಪದ ಆತ್ಮನೇ ಪರಸ್ಮೆ ಸಂಸ್ಕೃತದಲ್ಲಿ ಕ್ರಿಯಾಪದದಲ್ಲಿ ಎರಡು ಬೇರೆ ಯಾವ ಭಾಷೆಯಲ್ಲಿಲ್ಲ ಒಂದು ಕ್ರಿಯೆಯಲ್ಲಿ ಉಂಟಾಗುವ ಫಲ ಬೇರೆಯವರಿಗಿದ್ರೆ ಪರಸ್ಮೈ ಅದು ಯಾವನು ಕರ್ತೃವೋ ಅವನಿಗೆ ಉಂಟಾದರೆ ಆತ್ಮನೇ ವೆಂಕಟೇಶ್ವರನಿಗೆ ನಾವು ಅಡಿಯಾಳು ಅಂತ ನಾವು ಹೇಳೋದಲ್ಲ ಅವನು ಒಪ್ಕೋಬೇಕು ಅವನು ಒಪ್ಪಿಕೊಂಡ್ರೆ ಇದರಿಂದ ಬರುವ ಫಲ ಅವನಿಗೇ ಹೊರತು ನಮಗಲ್ಲ ಅವನೊಪ್ಕೋಬೇಕು ಹೇ ನಾ ಹೇಳ್ಬಿಟ್ಟಿದ್ದೀನಿ ಮಹಾರಾಜರ ಮಗಳು ಮದುವೆ ಸಿದ್ಧ ಆಗಿಬಿಡ್ತು ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ ಅವಳು ಒಪ್ಪದಲೇ ಇಲ್ವೇ ಕೇಳಲಿಲ್ಲ ಅದನ್ನ ಅರ್ಧ ಫಿಫ್ಟಿ ಪರ್ಸೆಂಟ್ ಮದುವೆ ಸೆಟ್ಲ್ ಆಯಿತು ಯಾರ ಜೊತೆಯಲ್ಲಿ ರಾಜ್ಕುಮಾರಿ ಜೊತೆಯಲ್ಲಿ ನೋಡಿದ್ದೇನೆಯ ನಾವು ಒಪ್ಕೊಂಡ್ಬಿಟ್ಟಿದ್ದೀನಲ್ಲ ಫಿಫ್ಟಿ ಪರ್ಸೆಂಟ್ ಆಯ್ತಲ್ಲ ಆ ರಾಜಕುಮಾರಿ ಅವನು ಕೊಡೋಸಿದ್ದಾಗ ದೇವರಿಗೆ ನೀವು ಸೇವಕರು ಅಂತ ನೀವು ಹೇಳಿ ಬೋರ್ಡ್ ಹಾಕೊಳ್ಳೋದಲ್ಲ ಅವನೊಪ್ಪಬೇಕು ದಾಸನ ಮಾಡಿಕೋ ಎನ್ನ ನೋಡಿ ಶಬ್ದ ಪ್ರಯೋಗ ಎಲ್ಲ ಭಕ್ತರು ಕನ್ನಡದಲ್ಲಿ ತಮಿಳಲ್ಲಿ ಒಂದೇ ರೀತಿ ಹೇಳ್ತಾರೆ ಆದ್ರಿಂದ ಲಕ್ಷ್ಮಣಸ್ವಾಮಿ ಕೃತಾರ್ಥೋಹಂ ಭವಿಷ್ಯಾಮಿ ತವಚಾರ್ಥ ಪ್ರಕಲ್ಪತೆ ರಾಮಚಂದ್ರ ನಕ್ಕ ಆಹಾ ಒಳ್ಳೆ ವೇದಾಂತದ ಪಟ್ಟು ಬಿಗಿದು ಬಿಟ್ಟ ಇವನು ಇವನು ಕಾಡಿಗೆ ಕರ್ಕೊಂಡು ಹೋಗಿ ಹೋಗದೆ ಇದ್ರೆ ನನ್ನ ನಾಶವಾಗುತ್ತೆ ಅಂತ ಹೆದರಿಸ್ತಾ ಇದ್ದಾನೆ ಮುಂದೆ ಹೋಗಿ ಏನಯ್ಯ ಮಾಡ್ತೀಯೇ ಧನುರಾದಾಯ ಸಶರಂ ಖನಿತ್ರ ಪಿಟಕಾಧರ ಬಿಲ್ ಕೈಲಿ ಹಿಡ್ಕೊಂಡು ನಾ ಮುಂದೆ ಮುಂದೆ ಹೋಗ್ತೇನೆ ಪ್ರಭು ಖನಿತ್ರ ಗುದ್ಲಿ ಪಿಟಕ ಶನಿಕೆ ಶನಿಕೆ ಗುದ್ಲಿ ಹಿಡ್ಕೊಂಡು ಅದಕ್ಕೆ ಹೋಗ್ತಾ ದೊಡ್ಡ ಸನಿಕೆ ಗುದ್ಲಿ ಅಲ್ಲ ಗೆಡ್ಡೆ ಗೆಣಸಾಗಿ ಬೇಕಾಗಿರುವಂಥ ಖನಿತ್ರ ಪಿಟಕಾಧರ ಕಾಡಲ್ಲಿ ಜ್ಞಾಪ ಇಟ್ಕೊಳ್ಳಿ ಹದಿನಾಲ್ಕು ವರ್ಷ ರಾಮಚಂದ್ರ ಸ್ವಾಮಿ ಬೇಯಿಸಿದ ಪದಾರ್ಥಗಳನ್ನು ಒಮ್ಮೆಯೂ ತಿನ್ನಲಿಲ್ಲ ಬೇಯಿಸಿದ್ದು ಅನ್ನ ಎನ್ನ ಚಪಾತಿ ಗಿಪಾತಿ ಏನು ತಿನ್ನಲಿ ಹದಿನಾಲ್ಕು ವರ್ಷ ಕಠಿಣ ವನವಾಸ ತನ್ನ ನಿಮಿತ್ತ ಸೀತೆಗೆ ಆತಕ್ಕಿದು ಅಂತ ಬೇಡ ಅಂತ ತಡೆದ ನಾನು ಅದನ್ನೇ ಮಾಡ್ತೇನೆ ಎಂದ್ಲು ಲಕ್ಷ್ಮಣ ಹೇಳ್ದ ನಿನಗೆ ಗೆಡ್ಡೆ ಗಣಸ ಅಗೆದುಕೊಡೋ ಕೆಲಸ ನಾನೇ ಮಾಡಬೇಕು ಅದು ಸೇವೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗೃತಃ ಸ್ವಪತಶ್ಚತೆ ಕರ್ಕೊಂಡು ಹೋಗು ಅಂತ ಹೇಳಿದ ಹದಿನಾಲ್ಕು ವರ್ಷ ಬೇಯಿಸಿದ ಪದಾರ್ಥ ತಿನ್ನಲಿಲ್ಲ ಕರುಳು ಒಣಗಿ ಹೋಗ್ತದೆ ಹಾಗಾದರೆ ಕೆರೆ ನೀರು ನದಿ ನೀರು ಸಿಕ್ಕ ಸಿಕ್ಕ ನೀರು ಕುಡಿಯಬಹುದು ಬೇಯಿಸದೇ ಇಲ್ಲದೆ ಇರುವ ಪದಾರ್ಥ ಬರೀ ಗೆಡ್ಡೆ ಗೆಣಸು ಒಣಗಿದ್ದು ಆ ಹಣ್ಣು ಹಂಪಲು ಬಿಸಿಲುಗಿಟ್ರೆ ಹಿಂಡಿ ಆಗ್ತದೆ ಪಿಣ್ಯಾಕ ಆ ಹಿಂಡಿಯಿಂದಲೇ ತಂದೆಗೆ ತರ್ಪಣ ಶ್ರಾದ್ದ ಮಾಡುವಾಗಲೂ ಪ್ರತಿ ತಿಂಗಳು ವರ್ಷಾಬ್ಜಿ ಮುಗಿಯೋ ತನಕವೂ ಆಮೇಲೆಯೂ ಆ ಬಿಸಿಲಿಗಿಟ್ಟಿದ್ದ ಒಣಗಿದ ಹಿಂಡಿಯನ್ನೇ ಇಟ್ಟು ತರ್ಪಣ ಮಾಡಿದ ಮುಂದೆ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ಇಷ್ಟು ಕಠೋರವಾದ ವನವಾಸ ಇದನ್ನೆಲ್ಲ ಸೀತೆ ಕೈ ಕೈ ಹೇಳಿದ್ದೆ ಅಂತ ಕೇಳಬೇಡಿ ವನವಾಸ ಮಾಡು ಅಂದ್ರೆ ಅದೇ ಅರ್ಥ ಹೀಗಿರಬೇಕು ವನವಾಸ ಮಾಡೋದಾದ್ರೆ ಚೆನ್ನಾಗೇ ಮಾಡಬೇಕು ಏಕಾದಶಿ ವ್ರತ ಮಾಡ್ತೇವೆ ಅನ್ನ ಒಂದಿಲ್ಲ ಇಡ್ಲಿ ಏನು ಚಪಾತಿ ಏನು ಸಿಹಿ ಸಜ್ಜಿಗೆ ಏನು ಗುಗ್ರಿ ಏನು ಮತ್ತೊಂದೇನು ಇಪ್ಪತ್ತೈದು ಐಟಮ್ಮು ಒಂದು ಏಕಾದಶಿ ಅಂದ್ರೆ ಹತ್ತು ದ್ವಾದಶಿ ಸಮ ನಮ್ಮಣ್ಣ ಹೇಳು ಏಕಾದಶಿಯ ಮಹೋರಾತ್ರಂ ಕರ್ತವ್ಯಂ ಭೋಜನತ್ರಯಂ ಏಕಾದಶಿ ಹನ್ನೊಂದು ಇಂದ್ರಿಯಗಳು ಲೂಬ್ರಿಕೇಟ್ ಆಗಬೇಕು ದೇವರ ಹತ್ರ ಉಪ ಸಮೀಪೆ ವಸತಿ ದೇವರ ಹತ್ರ ಇರಬೇಕು ಇಂದ್ರಿಯಗಳು ಸುಂಡಿದ್ರೆ ಕಣ್ಣು ಕಿವಿ ಮೂಗಿಗೆ ಸೊಪ್ಪು ಆಹಾರ ಹಾಕದೇ ಇದ್ರೆ ಇವನು ನಂಬ್ಕೊಂಡ್ರೆ ಇಷ್ಟೇ ಅಂತ ನಿದ್ದೆ ಮಾಡ್ತಾ ಇರ್ತೇವೆ ಮನಸ್ಸು ಪ್ರಸನ್ನವಾಗಿ ದೇವರ ಹತ್ರ ಇರ್ತದೆ ಗಡದ್ದಾಗಿ ತಿಂದಿದ್ರೆ ಅವತ್ತು ಅದು ದೆವ್ವದ ಹತ್ರ ಹೋಗಿ ಕೂತಿರುತ್ತೆ ಮನಸ್ಸು ದೇವರ ಚಿಂತೆಗೆ ಅವಕಾಶ ಆಗೋದಿಲ್ಲ ದೇವರ ಪೂಜೆಗೆ ಏನೇನು ಪದಾರ್ಥ ಅವತ್ತು ಉಪಯೋಗ ಮಾಡ್ತಿರೋ ಅದನ್ನು ಮಾತ್ರ ಬಿಟ್ಟು ಉಳಿದದ್ದೇನಾದ್ರು ತುಂಬಾ ಹಸಿವಿದ್ರೆ ವಯಸ್ಸಿತ್ತು ಶಕ್ತಿ ಇರಲಿಲ್ಲ ರೋಗ ಇತ್ತು ಒಂದಷ್ಟು ಹಣ್ಣು ಹಾಲು ಅದು ಇದು ಅವಲಕ್ಕಿ ಮೊಸರು ತಗೊಳ್ತಾರೆ ಕೆಲವರು ಇನ್ನು ಕೆಲವರು ಅಕ್ಕಿ ಹುಸ್ಲಿ ಅಂತ ಮಾಡ್ತಾರೆ ಅಕ್ಕಿಯಲ್ಲಿ ಹುಸ್ಲಿ ಮಾಡೋದಂತೆ ಅನ್ನ ಅನ್ನೋದ್ರ ಬದಲು ಅಕ್ಕಿ ಹುಸ್ಲಿ ಮಾಡಿದ್ವು ನಾವು ಇದು ಶಬ್ದ ವ್ಯಭಿಚಾರ ಯಾತಕ್ಕೆ ಇದೆಲ್ಲ ಯಾತಕ್ಕೆ ಹೇಳ್ತೇವೆ ಅಂದ್ರೆ ಆತ್ಮವಂಚನೆ ಇದು ಮಂಗಗಳು ಉಪವಾಸ ಅಂತ ಒಂದು ಪಾಠ ಇತ್ತು ನಮ್ಮ ಹುಡುಗಿ ಕ್ಲಾಸ್ ಟೆಕ್ಸ್ಟ್ ಅಲ್ಲಿ ಅದು ಕೋತಿಗಳೆಲ್ಲ ಸೇರಿ ಉಪವಾಸ ಮಾಡಬೇಕು ಮಾಡಿದ್ವಂತೆ ಬಾಳೆಹಣ್ಣಿನ ತೋಟಕ್ಕೆ ಹೋಗಿವೆ ಎದುರು ನೋಡ್ತಾ ಇವೆ ಗೊಂಚಲು ಗೊಂಚಲು ಬಾಳೆಹಣ್ಣು ಉಪವಾಸ ಒಂದು ಕೋತಿ ಒಂದು ಹಣ್ಣನ್ನ ಕಿತ್ತು ಏ ಇವತ್ತಿಗಲ್ಲ ನಾಳೆ ದ್ವಾದಸಿಗಿರಲಿ ಅಂತ ಇಟ್ಟಿದ್ದೆ ಒಂದು ಒಂದು ಮಾಡ್ತಾಳೆ ಎಲ್ಲ ಹಾಗೆ ಮಾಡ್ತು ಆಮೇಲೆ ಕೊನೆ ಒಂದು ಹೇಳ್ತಂತೆ ಕೈಯೊಳಗಿದ್ದರೆ ಏನಂತೆ ಬಾಯಲ್ಲಿದ್ದರೆ ಏನಂತೆ ವ್ಯತ್ಯಾಸ ಬಾಯಲ್ಲೇ ಇಟ್ಟಿರ್ತಾರೆ ಬೇಕಾದ್ರೆ ನೋಡು ನಾಳೆ ತನಕ ಆಗ್ಯೋದೇ ಇಲ್ಲ ಅಂತ ಅದೆಷ್ಟು ಚೆನ್ನಾಗಿ ಉಪವಾಸ ಮಾಡಿರ್ಬೋದು ನೋಡ್ಕೊಳ್ಳಿ ದೇವರೇನು ಬಂದು ಕೇಳೋದಿಲ್ಲ ಊಟ ಮಾಡಿದ್ಯಾ ಮಾಡೋದಿಲ್ವ ಅಂತ ನಿಮ್ಮ ಶರೀರ ಎಷ್ಟು ತಡೆಯುತ್ತೆಯೋ ಆ ರೀತಿಯಲ್ಲಿ ಯುಕ್ತ ಆಹಾರ ವಿಹೀನಸ್ಯ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಆರನೇ ಅಧ್ಯಾಯದಲ್ಲಿ ಭಗವಂತ ಹೇಳಿ ನಿಮ್ಮ ಶರೀರ ಪ್ರತಿನಿತ್ಯವೂ ಏಕಾದಶಿ ರೀತಿಯಲ್ಲಿ ಎಷ್ಟು ಕಡಿಮೆ ಆಹಾರ ಇದ್ರೆ ಶಕ್ತಿ ನಿತ್ಯ ವ್ಯವಹಾರ ಮಾಡಬಹುದು ಅಷ್ಟು ಮಾಡಿಟ್ಕೊಂಡ್ರೆ ಏಕಾದಶಿಯನ್ನು ಪ್ರತಿ ದಿವಸನೇ ಮಾಡಬಹುದು ತಪ್ಪಿಲ್ಲ ಚುರುಕಾಗ್ತವೆ ಕಣ್ಣು ಕಿವಿ ಮೂಗು ಉಪವಾಸ ಮಾಡಿ ನೋಡಿ ಗ್ಯಾಸ್ ಟ್ರಬಲ್ ಇತ್ತು ಗ್ಯಾಸ್ಟ್ರಿಕ್ ಟ್ರಬಲ್ ಇತ್ತು ಕರುಳಿನ ಸಂಬಂಧ ಬೇನೆ ಇತ್ತು ನಾ ಹೇಳಿದ್ನಲ್ಲ ಅಂತ ಮಾಡಿ ಆಸ್ಪತ್ರೆಗೆ ಹೋಗಿ ಅವ್ರು ಹೇಳಿದ್ರಿಂದ ಹೀಗಾಯ್ತು ಅಂತ ಆಮೇಲೆ ನಾನು ಬೈಬೇಡಿ ನಿಮ್ಗೆ ಎಷ್ಟು ತಡೀತದೆಯೋ ಈಗ ಸ್ನಾನ ಮಾಡೋ ಹಾಗೆ ಬಿಸಿ ನೀರು ಇರ್ತದೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡು ಅಂತ ಒಬ್ರು ಅಂದ್ರು ನನ್ನ ಮೈ ತಡೀದೇ ಇದ್ರೆ ಏನು ಮಾಡಬೇಕು ತುಂಬಾ ಬಿಸಿ ನೀರು ಅವರಿಟ್ರೆ ಅರ್ಧ ಬಕೆಟ್ ಹಾಗೆ ಉಳಿಸೇ ಬಂದ್ಬಿಡ್ತೇನೆ ನಾನು ಇದು ಮೂರ್ ಮೂರ್ನಲ್ಲಿ ಬೇರೆ ಬೆಂಗಳೂರಿನಲ್ಲಿ ಕೆಲವು ಮನೆಗಳಲ್ಲಿ ಊಟಿನಲ್ಲಿ ಕರ್ಕೊಂಡು ಹೋಗಿದ್ದು ಯಾವುದೋ ಒಂದು ಕಡೆ ಗೊತ್ತಿಲ್ಲ ತಿರುಗಿಸ್ಬಿಟ್ಟೆ ತಲೆ ಮೇಲೆ ನೀರು ಬಂದ್ಬಿಟ್ಟು ನಮಗೆ ಇದು ಕೃತಕವಾದ ಪದ್ಧತಿ ಗೋಡೆಯಲ್ಲಿ ಏನು ಬಟನ್ ಓದ್ತಿದ್ರೆ ನಮಗೆಲ್ಲ ಬಾವಿ ನೀರು ಅಭ್ಯಾಸ ಬಿಸಿ ನೀರಿರಬೇಕು ಪಕ್ಕದಲ್ಲಿ ತಣ್ಣೀರು ಎಷ್ಟು ಬೇಕೋ ಅಷ್ಟು ಹದ ಮಾಡಿಕೊಳ್ಳಬೇಕು ಸ್ವಾತಂತ್ರ್ಯ ಬೇಕು ಇದೆಲ್ಲ ಗ್ಯಾಜೆಟ್ಸ್ ಅದರಿಂದ ಎಷ್ಟು ತಡೀತದೆಯೋ ಹಾಗೆ ಸ್ನಾನ ಮಾಡೋ ಹಾಗೆ ಎಷ್ಟು ತಡೀತದೆಯೋ ಹಾಗೆ ಊಟ ಮಾಡೋ ಹಾಗೆ ಎಷ್ಟು ಕೈ ಕಾಲು ತಡೀತದೆಯೋ ಅಷ್ಟು ದೂರ ವಾಕಿಂಗ್ ಮಾಡೋ ಹಾಗೆ ಎಷ್ಟು ಕಡಿಮೆ ಆಹಾರವಿದ್ರೆ ಶರೀರಕ್ಕೆ ಅಸೌಕರ್ಯವಿಲ್ಲವೋ ಅಷ್ಟೇ ಉಪ ಮಾಡಬೇಕು ಆದ್ದರಿಂದ ನಿನಗೆ ಗುದ್ದಲಿ ಶನಿಕೆ ತಗೊಂಡು ಗೆಡ್ಡೆ ಗೆನಸನ್ನು ತಂದು ನಾನು ಪ್ರಭು ಅಗ್ರದಸ್ತೇ ಗಮಿಷ್ಯಾಮಿ ಪಂಥ ನಮನು ದರ್ಶಯನ್ನೇ ಅದನ್ನು ಕೇಳಿದ ರಾಮಚಂದ್ರ ಸುಪ್ರೇತ ಒಂದೇ ಶಬ್ದ ಹಾಕಿದ್ರು ತುಂಬಾ ಸಂತೋಷವಾಯಿತು ವೇದಾಂತಾರ್ಥ ಹೇಳಿದ್ನಲ್ಲ ಅಂತ ನನ್ನನ್ನು ನೀ ಕರ್ಕೊಂಡು ಹೋಗದೆ ಇದ್ರೆ ನೀನು ನಾರಾಯಣ ಅನ್ನೋ ಹೆಸರು ಹೋಗ್ಬಿಡುತ್ತೆ ಅಂತ ಬೆದರಿಸಿದ್ನಲ್ಲ ಹಾಗಿದ್ರೆ ನೀವು ತಿಳಿದಿದೆ ನಡೆಯೋ ಮೊದಲು ಉಂಡ ವಸಿಷ್ಠ ಪುತ್ರಂತೂ ಸುಯಜ್ಞಮಾರ್ಯಂ ನಮ್ಮ ಕುಲ ಪುರೋಹಿತರ ಮಗ ಇದ್ದಾನೆ ಅವನಿಗೆ ನಮ್ದು ನಿಂದು ಏನೇನು ಪದಾರ್ಥಗಳಿದೆಯೋ ಶ್ರೇಷ್ಠ ದಾನ ಮಾಡುವುದು ಮೊದಲು ಪುರೋಹಿತರಿಗೆ ಪುರೋಹಿತರ ಮಕ್ಕಳಿಗೆ ಅವರಿಗೆಲ್ಲ ಕೊಟ್ಬಿಡು ಕೂಡಿಟ್ಟ ಹಣವನ್ನೆಲ್ಲ ದಾನ ಮಾಡು ಅಂತ ಹೇಳ್ದ ವಿತ್ತ ವಿಶ್ರಾಣನ ಅಲ್ಲೊಬ್ಬ ಊರು ಬಡವ ಇದ್ದ ಇದೊಂದು ಹಾಸ್ಯ ಪ್ರಕರಣ ತ್ರಿಜಟ ಅಂತ ಅವನ ಹೆಸರು ತಲೆ ಬಾಚಿ ಎಷ್ಟು ವರ್ಷ ಆಗಿತ್ತು ಮನೆಯಲ್ಲೊಂದು ಕೂಂಬು ಕೂಡ ಇರಲಿಲ್ಲ ಮೂರು ಜಡೆ ಆಗಿಬಿಟ್ಟಿತ್ತದು ಅವನ ಹೆಂಡತಿಯ ಬೈದ್ಲು ಕುಚೇಲಿನ ಕತೆ ಇದ್ದಾಗೆ ರಾಮ ಕಾಡಿಗೆ ಹೊರಟಿದ್ದಾನೆ ಎಲ್ಲ ದಾನ ಕೊಡ್ತಿದ್ದಾನೆ ಹೋಗಿ ತಗೊಂಡು ಬರ್ರಿ ಅದು ಅಂಥ ಪ್ರಭುವನ ಹತ್ರ ಹೋಗಿ ನನ್ನ ಬಡತನ ತೋರಿಸಿ ದುಡ್ಡು ಕೊಡು ಅಂತ ಅದು ಕಾರಿಗೆ ಹೊರಟ ಸಂದರ್ಭದಲ್ಲಿ ಕೇಳೋದು ಸಿ ನಿನ್ನ ಮಾತು ಕೇಳು ಅಂದ ಹೋಗ್ತೇನೆ ಹೋಗೋದು ಗಲಾಟೆ ಮಾಡಿದ್ಲು ಹೋಗ್ತೇನೆ ಹೋಗ್ತೇನೆ ಎಂದ ಬಂದು ನಿಂತಿದ್ದಾನೆ ಎಲ್ಲ ದಾನ ಆಗಿಬಿಟ್ಟಿದೆ ಉಳಿಯೋದು ಗೋದಾನ ಆಗಿದೆ ಸ್ವರ್ಣದಾನ ಭೂದಾನ ಎಲ್ಲ ಯಾತ್ರಾದಾನ ಮಾಡಿದ್ದಾನೆ ಭಗವಂತ ಆಮೇಲೆ ತನ್ನ ಅರಮನೆಯಲ್ಲಿ ಇಲ್ಲದೆ ಹೊರಗಡೆ ಕೊಟ್ಟಿಗೆಗಳಲ್ಲಿ ಅಲ್ಲಲ್ಲಿಯ ಗೋಶಾಲೆಗಳಲ್ಲಿ ಇಟ್ಟಿದ್ದು ಗೋವುಗಳು ಕೆಲವಿದ್ದವು ಇಲ್ಲಿ ಸದ್ಯಕ್ಕೆ ಬಂದಿಲ್ಲ ದಾನ ಕೊಡುವುದಕ್ಕೆ ಆದ್ರಿಂದ ಹೇ ಸುಜಟ ನಿನಗೆ ಆ ಎಲ್ಲ ಗೋವು ಕೊಟ್ಬಿಡ್ತೇನೆ ಎಷ್ಟು ಕೊಡಬೇಕು ಅಂದ್ರೆ ನಿನ್ನ ಕೈಯಲ್ಲೇ ಇದೆ ನಿನ್ನ ಕೈಲಿ ಅವನು ಕೋಲು ಬೇರೆ ಊರ್ಕೊಂಡಿದ್ದ ಮುದುಕ ಅವನು ಎಂಥವನು ದಶರಥನಾಗೆ ತಂ ವೃದ್ಧಂ ತರುಣಿ ಭಾರ್ಯ ಎಲ್ಲ ಅಯೋಧ್ಯೆ ಇದೇ ಹಿಸ್ಟ್ರಿ ಮುದುಕ ಗಂಡ ಚಿಕ್ಕ ವಯಸ್ಸಿನ ಹೆಂಡತಿ ಅಯ್ಯೋ ರಾಮನೇ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಅಂತ ಇನ್ನೂ ಘೋಷಣೆ ಆಗೋದಕ್ಕೆ ಮುಂಚೆ श्रियो ತರುಣ್ಯಶ್ಚ ಸಾಯಂ ಪ್ರಾತಃ ಸಮಾಹಿತಾ ವೃದ್ಧೆಯರು ತರುಣಿಯರು ಮಧ್ಯವಯಸ್ಸಿನ ಸ್ತ್ರೀಯರು ಹಗಲು ರಾತ್ರಿ ಮಧ್ಯಾಹ್ನ ಸಾಯಂ ಪ್ರಾತಃ ಸಮಾಹಿತಾ ಮನಸ್ಸನ್ನು ನೆಮ್ಮದಿಯಲ್ಲಿಟ್ಟುಕೊಂಡು ಸರ್ವಾನ್ ದೇವಾನ್ ನಮಸ್ಯಂತಿ ರಾಮಸ್ಯ ಅರ್ಥೇ ಮನಸ್ವಿನಃ ಗಣೇಶನ ಗುಡಿ ಮುರುಗನ ಗುಡಿ ಶನಿ ಗುಡಿ ನವಗ್ರಹ ಗುಡಿ ಸೂರ್ಯನ ಗುಡಿ ಸಿಕ್ಕ ಗುಡಿಗಳಿಗೆ ಹನುಮಂತನ ಗುಡಿ ಎಲ್ಲ ಗುಡಿಗೂ ಹೋಗಿ ರಾಮನಿಗೆ ಪಟ್ಟಾಭಿಷೇಕ ಆಗಲಿ ರಾಮನಿಗೆ ಪಟ್ಟಾಭಿಷೇಕ ಆಗಲಿ ಸ್ತ್ರೀಯ ಅಂದ್ರೆ ಸಾಕು ವೃದ್ಧಾ ತರುಣ್ಯಶ್ಚ ಇದು ಮೂರು ಶಬ್ದ ಹಾಕಿದ್ದಾರೆ ಚಿಕ್ಕ ವಯಸ್ಸಿನ ಹುಡುಗಿಯರಿಗೆ ಏನಪೇಕ್ಷೆ ವೃದ್ಧರಿಗೆ ಏನಪೇಕ್ಷೆ ಮಧ್ಯ ವಯಸ್ಸಿನವರಿಗೆ ಏನಪೇಕ್ಷೆ ಕೃಷ್ಣ ತಾತಾಚಾರ್ಯ ಸ್ವಾಮಿಗಳು ಈ ಶ್ಲೋಕ ನೋಡಿದೆಯಾ ನೋಡು ವ್ಯಾಖ್ಯಾನದಲ್ಲಿ ಗೋವಿಂದರಾಜರು ಬರೆದಿಲ್ಲ ಇಲ್ಲ ಅರ್ಥ ವಿಶೇಷ ಇದೆ ಅಂತ ಉಪದೇಶ ಮಾಡಿದರು ವೃದ್ಧ ಮುದುಕಿಯರಿಗೆ ಅಪೇಕ್ಷೆ ಅವರಿಗೂ ಆಯುಷ್ಯ ಮುಗಿದು ಬಂದಿದೆ ರಾಮ ಪಟ್ಟಾಭಿಷೇಕ ಮಾಡಿಕೊಂಡ್ರೆ ದಶರಥನ ಆಡಳಿತ ಮುಕ್ತಾಯವಾಗಿ ರಾಮ ಹೇಗೆ ವಯಸ್ಸಾದ ತಾಯಂದರಿಗೆಲ್ಲ ನಿತ್ಯ ನಮಸ್ಕಾರ ಮಾಡಿ ಮನಸ್ಸಿಗೆ ಪ್ರೀತಿಯ ಮಾತನ್ನಾಡ್ತಾನೋ ನಮ್ಮ ನಮ್ಮ ಮಕ್ಕಳು ಸವತಿ ಮಕ್ಕಳಾದರೂ ಪ್ರೀತಿಯಿಂದ ಇನ್ನಾದರೂ ಮಾತಾಡಲಿ ಅಂತ ಗಾಜೆ ಸ್ತ್ರೀಯ ಮಧ್ಯಮ ವಯಸ್ಸಿನವರಿಗೆ ರಾಮ ಏಕಪತ್ನಿ ವ್ರತಧರಾಗಿ ಮದುವೆಯಾದ ಮೇಲೆ ಸವತೀರ್ ಕಾಟ ತಪ್ಪಬಹುದು ಅಂತ ಒಂದು ಆಸೆ ತರುಣ್ಯ ಚಿಕ್ಕ ವಯಸ್ಸಿನವರಿಗೆ ರಾಮನಂತೆ ನಮ್ಮ ಮುಂದೆ ಬರುವ ಗಂಡ ನನ್ನೊಬ್ಬಳನ್ನೇ ಪತಿಯನ್ನಾಗಿ ಸ್ವೀಕಾರ ಮಾಡಲಿ ಸವತೇರು ಬೇಡ ಎಂಬುದಾಗಿ ಮೂರು ಜನಕ್ಕೆ ಮೂರು ಥರ ಆಸೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಸ್ತ್ರೀಯ ವೃದ್ಧಾ ತರುಣ್ಯಶ್ಚ ಅದು ತಪಸ್ಸು ಸಾಯಂ ಪ್ರಾತ ಸಮಾಹಿತಾ ಇವನ ಸ್ಥಿತಿ ವೃದ್ಧಂ ತಂ ತರುಣೀ ಭಾರ್ಯ ಅನಾದಾಯ ಧಾರಕಾನೆ ಒಂದು ಡಜನ್ ಮಕ್ಕಳು ಅವನೋ ಮುದುಕ ಇವಳು ಹುಡುಗಿ ಮಕ್ಕಳನ್ನೆಲ್ಲ ತಂದು ನಿಲ್ಲಿಸಿದ್ಲು ಎಣಿಸಿ ಏನು ಎಲಬುಗೂಡು ಎಷ್ಟಿದೆ ಎಣಿಸಿ ಒಬ್ಬೊಬ್ಬರಲ್ಲಿ ಯಜಮಾನರು ಆಹಾರ ತಂದು ಹಾಕ್ತಾ ಇಲ್ಲ ಇದ್ದಿರ್ರಿ ನೀವು ರಾಮ ಕಾಡಿಗೆ ಹೊರಟು ಬಿಡ್ತಾನೆ ಅವನು ಬರೋ ತನಕ ಮಕ್ಕಳು ಬದುಕಿರ್ಬೇಕು ನಾವು ಬದುಕಿರ್ಬೇಕು ಹೋಗಿ ಏನಾರು ತಗೊಂಬನ್ರಿ ಇವನು ಬಂದು ಕೇಳ್ದ ರಾಮಚಂದ್ರ ಸ್ವಲ್ಪ ಹಾಸ್ಯ ಮಾಡೋಣ ಅಂತ ತೋರಿಸ್ತು ಆ ಸಮಯದಲ್ಲಿಯೂ ಮನಸ್ಸು ಎಷ್ಟು ಪ್ರಸನ್ನವಾಗಿದೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಕೊಂಚವೂ ಕೋಪವಿಲ್ಲದೆ ಸಿಡಿಮಿಡಿ ಇಲ್ಲದೆ ಎಷ್ಟು ಶಾಂತವಾಗಿ ಕಾಡಿ ಹೊರಟ ಅಂತ ತೋರಿಸೋದಕ್ಕೆ ಇದು ಪ್ರಸಂಗ ಅಪ್ಪ ಮುದುಕ ಕೈಯಲ್ಲಿ ಇದೆಯಲ್ಲ ಚೆನ್ನಾಗಿ ಕಚ್ಚೆ ಎತ್ತಿ ಕಟ್ಟಿ ಉತ್ತರಿಯ ಸೊಂಟಕ್ಕೆ ಬಿಗಿದು ನಿನ್ನ ಶಕ್ತಿಯನ್ನೆಲ್ಲ ಬಿಟ್ಟು ಈ ಕೋಲನ್ನು ಬೀಸಿ ಹಾಕು ಅದು ಎಷ್ಟು ದೂರ ಹೋಗ್ತದೆಯೋ ಅಷ್ಟು ರೇಡಿಯಸ್ ಅಲ್ಲಿರುವ ಗೋವುಗಳೆಲ್ಲ ನಿನಗೆ ಕೊಡ್ತೇನೆ ಅಂದ ಮೇಲೆ ತುಂಬಾ ಆಸೆ ಉಂಟಾಯಿತು ಎತ್ತಿ ಕಟ್ಟಿದ ಬಾಯಿಲ್ ಜೊಲ್ ಬರೋದು ನೋಡಿದ ಎತ್ತಿ ಹಾಕಿದ್ರೆ ಅದು ಸರಿಯುವನದಿ ಆಚೆ ಹೋಗಿಬಿತ್ತಂತೆ ತೇಜಸ್ಸಿತ್ತು ಭೃಗುವೋ ಅಂಗಿರಿಸೋನು ಹಾಗೆ ಆ ಮುದುಕರನ್ನು ಬಾಚಿ ತಬ್ಬಿಕೊಂಡು ಅಷ್ಟೂ ಗೋವನ್ನು ನಿನಗೆ ಕೊಟ್ಟಿದ್ದೇನೆ ಬ್ರಾಹ್ಮಣ ನೀನು ಪರೀಕ್ಷೆ ಮಾಡಿದೆ ಅಂತ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಕಳಿಸ್ತಾನೆ ಬಹಳ ಸಣ್ಣ ಪ್ರಸಂಗ ಎಷ್ಟು ಪ್ರಸನ್ನನಾಗಿದ್ದ ರಾಮ ಅನ್ನೋದಕ್ಕೆ ಆಳ್ವಾರ ಮಂಗಳ ಶಾಸನ ರಾಮಚಂದ್ರ ಸ್ವಾಮಿ ಕೊಂಚವೂ ಕೋಪಗೊಳ್ಳಲಿಲ್ಲ ಮಾತತ್ತಾಯ್ ಚಂದ್ರ ವನಂ ಪೋಹೆ ಎಂದಿಡ ಈತ್ತತ್ತಾಯ್ ಪಿನ್ ಎಂಬಿರಾನೆಂದ್ರ ಎಂಬಿರಾನೆನ್ರ ಅಳ கூத்துத்தாய் சொல்ல கொடிய வனம் போன சீத்தமிலாதானை பாடிப்பற சீத்தமணாளனை பாடிப்பற பெரியாழ்வார் மங்களாசாசன மாற்றுத்தாய் சென்று வனம் போகே என்று ಹಡೆದ ತಾಯಲ್ಲ ಅವಳು ಆ ಸುಮಿತ್ರೆ ಹೇಳಿದ್ಲು ಲಕ್ಷ್ಮಣನಿಗೆ ಹೋಗಿ ಬಾ ಹೋಗ್ಬಾ ಅಂತ ಈತ್ತ ತಾಯಿ ಹಡೆದ ತಾಯಿ ಕೌಸಲ್ಯೆ ಪಿನ್ தொடர்ந்து ಎಂಬಿರಾನೆಂದು ಅಳ ಹೋಗ್ಬೇಡ ಹೋಗ್ಬೇಡ ಅಂತ ಅಳ್ತಾ ಇದ್ದಾಳೆ ಕೂತೊತ್ತಾಯಿಸಲ್ಲ ಯಮನಂತಿದ್ದಾಳೆ ಕೈ ಹೋಗು ಹೋಗು ಕಾಡಿಗೆ ಎಂಬುದಾಗಿ ಬನಂಪೋನ ಎಷ್ಟು ಕ್ರೂರವಾದ ಕಾಡು ಸೀತೆಯನ್ನೇ ಹೊತ್ಕೊಂಡು ಹೋದ ಮೊದಲೇ ವಿರಾಧ ಕಬಂದ ರಾಮಲಕ್ಷ್ಮಣರನ್ನೇ ಹಿಡಿದು ಬಿಟ್ಟ ಕರದೂಷಣರು ಅಟ್ಟಿಸ್ಕೊಂಡು ಬಂದರು ಶೂರ್ಪಣಿಕಿ ಹಿಂಸೆ ಮಾಡಿದ್ರು ಅತ್ರಿ ಮಹರ್ಷಿಗಳ ಆಶ್ರಮ ಬಿಟ್ಟು ಕೂಡಲೇ ಬರೀ ಕಷ್ಟವೇ ರಾಮಚಂದ್ರ ಸ್ವಾಮಿ ಚಿತ್ರಕೂಟದಿಂದ ಈಚೆಗೆಲ್ಲ ಬರೀ ಕಷ್ಟವೇ ಕೊಡಿಯವನಂ ಅಷ್ಟು ಕೆಟ್ಟದಾದ ಕಾಡನ್ನು ಹೋದ್ನಲ್ಲ ರಾಮಚಂದ್ರ ಹೇಗೆ ಹೋದ ಶೀತ ಮಿಲಾದಾನೈ ಶೀತಂ ತಮಿಳಲ್ಲಿ ಶೀತಂ ಅಂದ್ರೆ ಸಿಟ್ಟು ಕನ್ನಡದ ಸಿಟ್ಟು ಕೊಂಚವೂ ಸಿಟ್ಟಿಲ್ಲದೆ ಹೋದನಲ್ಲ ಅಂಥವನನ್ನು ಹೊಗಳು ಪಾಡಿ ಪರ ಯಾರವನು ಪಾಡಿ ಪರ ಸೀತಾಪತಿಯನ್ನು ಹಾಡಿ ಹೊಗಳು ಅಂದ್ರು ರಾಮಚಂದ್ರನ ಗುಣಕ್ಕೆ ಶಾಸನ ರಾಮಚಂದ್ರನ ಕೊಂಚವೂ ಕೋಪ ಇಲ್ಲ ಜಿತಕ್ರೋಧ ಆತ್ಮವಾಂಕ ಜಿತಕ್ರೋಧ ಪ್ರಾರಂಭದಲ್ಲಿ ಹೇಳಿದರು ಅದಾಯಿತು ಅಲ್ಲಿಂದ ಆಚೆಗೆ ರಾಮಚಂದ್ರ ಕಾಡಿಗೆ ಹೊರಟು ನಿಂತಿದ್ದಾನೆ ಅಂತ ಎಲ್ಲರಿಗೆ ಗೊತ್ತಾಗಿಬಿಡ್ತು ಊರು ಜನರೆಲ್ಲ ಮರದ ಮೇಲೆ ಅಲ್ಲಿ ಇಲ್ಲಿ ಮಾಳಿಗೆಗಳ ಮೇಲೆ ಕೂತಿರುವವರು ಕೆಲವರು ಇನ್ನೂ ಈ ಸಮಾಚಾರ ತಿಳ್ಕೊಳ್ಳದೆ ಗುಣಗಳನ್ನೇ ಅನುಭವಿಸ್ತಾ ಇದ್ದಾರೆ ಪಟ್ಟಾಭಿಷೇಕ ಸ್ವಲ್ಪ ತಡವಾಗಿರಬಹುದು ಉತ್ಸವ ಬರುತ್ತೆ ಬರುತ್ತೆ ಬರುತ್ತೆ ಅಲ್ಲಿ ಯಾರೋ ಹೇಳಿದ್ರು ಅರಮನೆ ಹತ್ರ ಪಟ್ಟಾಭಿಷೇಕನೂ ಇಲ್ಲ ಉತ್ಸವನೂ ಇಲ್ಲ ನಡೀರಿ ನಡೀರಿ ಅಂತ ಆಗ ಜನ ಹೇಳಿದ್ರು ಹಾಗಿದ್ರೆ ಕಾಡಿಗೆ ಹೋಗ್ತಾನಲ್ಲ ಅದನ್ನಾದರೂ ನೋಡೋಣ ಅಂತ ಜಪ್ಪಯ್ಯ ಅಂದ್ರೆ ಜಾಗ ಬಿಟ್ಟು ಹೇಳಿದೆ ಅಲ್ಲೇ ಕೂತಿದ್ದಾರೆ ಒಬ್ರೊಬ್ರಿಗೆ ಮಾತನಾಡ್ಕೊಳ್ತಾ ಇದ್ದಾರೆ ರಾಮ ಹೊರಗೆ ಬರ್ತಾ ಇದ್ದಾನೆ ಅವನ ಕಿವಿಯಲ್ಲಿ ಬೀಳ್ತಾ ಇದೆ ಅಯೋಧ್ಯ ಜನವಾಸಿಗಳ ರಾಮ ಪ್ರೀತಿ ಈ ಊರಲ್ಲಿ ಲಕ್ಷ್ಮಣ ಒಬ್ಬನೇ ಧರ್ಮಾತ್ಮ ಅಂದ ಒಬ್ಬ ರಾಮ ಕಾಡಿಗೆ ಹೊರಟ್ರೆ ಅವನೊಬ್ಬನೇ ಜೊತೆಗೆ ಹೊರಟಿದ್ದಾನೆ ನಾವು ಹೋಗ್ಬೋದಲ್ಲ ಎಲ್ಲಿ ಹೋಗೋದು ಹೆಂಡತಿ ಮಕ್ಕಳು ಸಂಸಾರ ಅದೆಲ್ಲ ಆಗೋ ಕೆಲಸವೇ ಸ್ವಾಮಿ ಪ್ರವಚನಕ್ಕೆ ಬರೋಕ್ಕಾಗೋದಿಲ್ಲ ಅಯೋಧ್ಯೆಗೆ ಏನು ಹೋಗುವುದು ಕಾಡಿಗೆ ಏನು ಹೋಗುವುದು ಒಬ್ರು ಅಂದ್ರು ಏ ಹಾಗಿಲ್ಲ ಎಲ್ಲರೂ ಹೋಗೋದೆ ವನಂ ಮಾಸ್ತು ಏನ ಗಚ್ಚತಿ ರಾಘವ ಯಾವ ಕಾಡಿಗೆ ರಾಮ ಹೋಗ್ತಾನೆ ಅಲ್ಲಿ ನಾವು ಹೋಗಿ ಸೆಟ್ಲ್ ಆಗಿಬಿಟ್ರೆ ಆವಾಗ ಕಾಡು ಅಯೋಧ್ಯೆಯಾಗಲಿ ನಾವು ಬಿಡುತ್ತೇವಲ್ಲ ಈ ಊರು ಅಸ್ಮಾಭಿಷ್ಟ ಪರಿತ್ಯಕ್ತಂ ಪುರಂ ಸಂಪದ್ಯತಾಂ ವನಂ ಈ ಊರೇ ಕಾಡಾಗಲಿ ಭರತನ ರಾಜ್ಯದಲ್ಲಿ ಯಾರು ಪ್ರಜೆಗಳು ಬಿಲಾನಿ ದಂಷ್ಟಿನ ಸರ್ವೇ ಸಾನೂನಿ ಮೃಗಪಕ್ಷಿಣ ನಮ್ಮಿಂದ ಬಿಡಲ್ಪಟ್ಟ ಈ ಊರಲ್ಲಿ ಹೆಗ್ಗಣಗಳು ಇಲಿಗಳು ಬೆಕ್ಕುಗಳು ನಾಯಿಗಳು ಇದ್ದು ಈ ಪ್ರಜೆಗಳನ್ನು ಬರ್ತಾ ಅವರಮ್ಮ ಚೆನ್ನಾಗಿ ಆಳ್ತಾ ಇರಲಿ ನಮಗೆ ಊರೇ ಬೇಡ ಇದನ್ನು ಕೇಳಿದ ರಾಮ ಶುಶ್ರಾವ ರಾಘವ ಶ್ರುತ್ವ ನವಿಚಕ್ರೇಶ್ಯ ಮಾನಸಂ ಮನಸ್ಸು ಕೊಂಚವೂ ಅವನಿಗೆ ವಿಕಾರ ಏರ್ಪಡಲಿಲ್ಲ ನಗುತ್ತಲೇ ಇದ್ದಾನೆ ಜನ ಮಾತ್ರ ಅಳ್ತಾ ಇದ್ದಾರೆ ಪ್ರಭು ನೀವು ಹೊರಟುಬಿಟ್ಟಲ್ಲ ಅಂತ ರಾಮ ಲಕ್ಷ್ಮಣನನ್ನು ಸೀತೆಯನ್ನು ಕರೆದುಕೊಂಡು ಮತ್ತೆ ಕೋಪಗ್ರಹಕ್ಕೆ ಬಂದ ದಶರಥ ಬೀಜರೋ ಜಾಗದಲ್ಲಿ ಹೊರಡೋನು ಸುಮ್ಮನೆ ಹೊರಡುವ ತಿರುಗಿ ಯಾಕೆ ಬಂದ ಇಲ್ಲಿ ಅಂತ ಕೇಳಿದ್ರೆ ಕೈ ಕೈ ಒಂದು ಕಡೆ ದಶರಥ ಒಂದು ಕಡೆ ಬಿದ್ದಿದ್ದಾರೆ ಸೂಕ್ಷ್ಮ ಎಷ್ಟಿದೆ ನೋಡಿ ಈ ಊರಿಂದ ಈಗಲೇ ಹೋಗಬೇಕು ಏನೂ ತಗೊಂಡು ಹೋಗ್ತಕ್ಕದ್ದಲ್ಲ ಅಂತ ಅವಳು ಹೇಳಿದ್ಲು ಎರಡು ಪದಾರ್ಥ ಜೀವಂತ ಪದಾರ್ಥ ತಗೊಂಡು ಹೋಗಬೇಕಾಗಿದೆ ಅವರು ಮೊಂಡು ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಬರಬೇಕು ಅಂತ ಅಪ್ಪಣೆ ಕೊಡಿ ಅಂತ ಕೇಳುವುದಕ್ಕೆ ಸೀತೆಯನ್ನು ಕರ್ಕೊಂಡು ಹೋಗಿ ನಾನಾಕೆ ಹೇಳಲಿಲ್ಲ ಅವರು ಅಂತಿದ್ದಾರೆ ಲಕ್ಷ್ಮಣ ಬರ್ತೀನಿ ಅಂತ ಇದ್ದಾನೆ ನಾ ಹೋಗಿ ಬರ್ತೇನೆ ಹೋಗಿ ಬರ್ತೇನೆ ದಶರಥ ಸ್ವಲ್ಪ ಅರ್ಧಂಬರ್ಧ ಎದ್ದು ಕೂತ್ಕೊಂಡು ರಾಮ ಅಂತ ಕೈ ಹಿಡ್ಕೊಂಡ ಅಹಂ ರಾಘವ ಕೈಕೇಯ ವರದಾನೇನ ಮೋಹಿತ ನಾನು ಅವಳಿಗೆ ವರ ಕೊಡು ಹೊತ್ತಿಗೆ ಬುದ್ಧಿ ವ್ಯತ್ಯಾಸವಾಗಿತ್ತು ಮಗು ಅಜ್ಞಾನದಲ್ಲಿ ಹೇಳಿಬಿಟ್ಟೆ ಈಗಲೂ ಕಾಲ ಮಿಂಚಿಲ್ಲ ಒಂದು ಕೆಲಸ ಮಾಡು ಅಯೋಧ್ಯಾಯ ತ್ವಮೇವಾದ್ಯ ಭವ ರಾಜ ನೀನೇ ಪಟ್ಟಾಭಿಷೇಕ ಮಾಡಿಕೋ ಹೇಗೆ ನಿಗೃಹ್ಯ ನನ್ನ ತಲೆ ಕತ್ತರಿಸಿ ನೀ ಪಟ್ಟಾಭಿಷೇಕ ಮಾಡಿಕೋ ನಾ ಬದುಕಿದ್ರೆ ತಾನೇ ಅಪ್ಪನ ಕೊಟ್ಟು ಮಾತು ಹೋಯಿತು ಅಪ್ಪ ಸತ್ತು ಹೋಗ್ಲಿ ನನ್ನ ಪ್ರಾಣ ಹೋಗ್ತಾ ಇಲ್ಲ ನೀನೇ ಕೊಂದು ಬಿಡು ಸರಿಯಲ್ಲಿಟ್ಟುಬಿಡು ಭವರಾಜ ನಿಗೃಹ್ಯ ದಶರಥನ ಬಾಯಿ ಮುಚ್ಚಿದ ರಾಮಚಂದ್ರ ಅಪ್ಪಾಜಿ ಹೀಗೆಲ್ಲ ಹೇಳಬಾರದು ದುಃಖ ಹೆಚ್ಚಾಗುತ್ತೆ ಈಗಲೇ ಹೊರಡು ಇನ್ನೊಂದು ದಿವಸ ಇದ್ದು ಹೋಗು ಅಂದ ಅವನು ಸೀತಾದೇವಿಯು ಹಾಗೆ ಮನೆಗೆ ಬಂದವರು ಸುಮ್ಮನೆ ಕಳ್ಸೋಳಲ್ಲ ಹನುಮಂತ ಬಂದಿದ್ದಾನೆ ಊರೆಲ್ಲ ಸುಟ್ಟಾಯಿತು ಮುದ್ರಿಕೆ ಅಂಬುರ ಮೊದಲೇ ಕೊಟ್ಟಿದ್ದಾನೆ ಇವಳು ಚೂಡಾಮಣಿಯನ್ನು ಕೊಟ್ಟಾಯಿತು ತಾಯಿ ಹೋಗಿ ಬರ್ತೇನೆ ಇನ್ನೊಂದು ದಿವಸ ಇದ್ದು ಹೋಗು ಅಂದ್ಲು ಅಲ್ಲೇನು ಬೆಡ್ರೂಮ್ ಇದೆಯಾ ಅಡಿಷನ್ ತ್ರೀ ಬೆಡ್ರೂಮ್ ಹೌಸ ನಾಲ್ಕು ಬೆಡ್ರೂಮ್ ಎಲ್ಲಿರಲಿ ಅಂತ ಅವನು ಕೇಳಿದ್ವಿ ಇಲ್ಲೇ ಮರದ ಮೇಲೆ ಎಲ್ಲರೂ ಒಂದು ಕಡೆ ಇದ್ದು ಹೋಗು ಅಂತ ಹೇಳೋ ರೀತಿಯಲ್ಲಿ ಇನ್ನೊಂದು ದಿವಸ ಇದ್ದು ಹೋಗು ಸ್ವಭಾವತಃ ಬಂದು ಮಾತು ಇರೋದ್ರ ಜಾಗ ಇಲ್ಲ ಅದಕ್ಕೆ ರಾಮ ಹೇಳಿದ ಇಲ್ಲ ಈಗಲೇ ಹೊರಡ್ತೇನೆ ಇನ್ನೊಂದು ದಿವಸ ಇರೋ ಹಾಗಿಲ್ಲ ಖಂಡಿತ ಹೊರಟೆ ಆಗ ದಶರಥ ಹೇಳಿದ ಹಾಗಿದ್ರೆ ಕೊನೆಯ ಆಸೆ ನೋಡಿ ಎಷ್ಟು ಚೈಲ್ಡ್ ಇಶ್ಯೂ ನನ್ನ ಮುನ್ನೂರೈವತ್ಮೂರು ಪತ್ನಿಯರನ್ನು ಬರ್ಮಾಡು ಅವರೆಲ್ಲರೂ ಗೇರಾಯಿಸ್ಕೊಂಡು ನಿಂತ್ಕೊಳ್ಳಿ ಅವರ ಮಧ್ಯೆ ನಿಂತು ನೀ ಕಾಡಿಗೆ ಹೋಗುವುದನ್ನು ನೋಡ್ತೇನೆ ಏನು ಬಂತು ಭಾಗ್ಯ ಮುನ್ನೂರೈವತ್ಮೂರು ಪತ್ನಿಯರ ಜೊತೆ ಏನು ಫೋಟೋಗ್ರಾಫ್ ಇದು ಕಾಲೇಜ್ ಬಿಟ್ಟು ಹೋಗೋದು ಗ್ರೂಪ್ ಫೋಟೋ ಅಂತ ತೆಗೆಲ್ಲ ಬ್ರಾಂಚ್ ಇತ್ತು ಚಿಕ್ಕ ವಯಸ್ಸಲ್ಲಿ ಒಂದು ಮುನ್ನೂರು ಜನ ಇದ್ವು ಒಂದು ಕ್ಲಾಸಲ್ಲಿ ಫೋಟೋ ತೆಗೆದ್ರೆ ಅಕ್ಕಿ ಕಾಳಿನಷ್ಟು ಬಿದ್ದಿಲ್ಲ ಅದು ನೀವು ಕಂಪ್ಯೂಟರ್ ಫೀಡ್ ಮಾಡ್ತಾವೆ ಎಲ್ಲ ಕಂಪ್ಯೂಟರ್ ಎಲ್ಲ ಯಾವ ಕಂಪ್ಯೂಟರ್ ಇಲ್ಲ ಹುಚ್ಚು ಅವನು ಹೇಳ್ದ ಸ್ವಾಮಿ ಮೂವತ್ತು ರೂಪಾಯಿ ತಕ್ಕೊಡ್ತೀನಿ ಆಗಿನ ಕಾಲದಲ್ಲಿ ಮೂವತ್ತು ರೂಪಾಯಿ ಅಂದ್ರೆ ಈಗ ಮೂರು ಸಾವಿರ ರೂಪಾಯಿ ಹಾಗೆ ಫೋಟೋಗ್ರಾಫರ್ನ ಬೆಳೆಸೋ ಸಲುವಾಗಿ ಎಲ್ಲ ಫೋಟೋಗ್ರಾಫಿ ಹುಚ್ಚುಗಳು ಒಂದು ಕಾಲದಲ್ಲಿ ಮುನ್ನೂರೈವತ್ಮೂರು ಹೆಂಡತಿರು ನಿಂತ್ಕೋಬೇಕಂತೆ ರಾಮ ಕಾಡಿಗೆ ಹೋಗೋದು ನೋಡ್ಬೇಕಂತೆ ಯಾರೋ ಹೇಳಿದ್ರು ಬಂದ್ರು ಅವರೆಲ್ಲ ನಿಂತ್ಕೊಂಡ್ರು ರಾಮಚಂದ್ರ ಹೊರಟ ಅಲ್ಲಿಂದ ಮುಂದಕ್ಕೆ ಇನ್ನೇನು ಹೊರಡಬೇಕನ್ನೋ ಅಷ್ಟರಲ್ಲಿ ಸುಮಂತ್ರನಿಗೆ ಕೋಪ ತಡೆಯುವುದಕ್ಕಾಗಲಿಲ್ಲ ಇದು ರಾಜಾರಾಣಿಯರ ಸಮಾಚಾರ ನಾವ್ಯಾಕೆ ಇದರಲ್ಲಿ ತಲೆ ಹಾಕಬೇಕು ಅಂತಿದ್ದವನಿಗೆ ಕಣ್ಣಲ್ಲಿ ಧಾರಾಕಾರ ನೀರು ತುಟಿಗಳು ಇವೆ ಆ ಅರಮನೆಯಲ್ಲಿ ಸುಮಂತ್ರನಿಗೆ ಎಷ್ಟು ಸ್ವಾತಂತ್ರ್ಯವಿತ್ತು ಅಂದ್ರೆ ಮಹಾರಾಜರೇ ನಿಮ್ಮ ಹೆಂಡತಿ ಕೈ ಕೈಯಿಂದಿಷ್ಟೆಲ್ಲ ಅರಂಪರಾಧ ಅಂತವಾಯ್ತು ಇವಳೇನು ಸಾಮಾನ್ಯವಲ್ಲ ಇವಳು ಚರಿತ್ರೆ ಸಾಮಾನ್ಯವಲ್ಲ ಅವಳು ಬದುಕಲಿ ಸಾಯಲಿ ಮರಿಯತಾಂ ಧ್ವಂಸತಾಂ ವೇಯಂ ಮಾ ಕೃತಾಹ ತ್ವಂ ಮಹೀಪತೆ ಸಾಯ್ತೇನೆ ವಿಷ ತಗೊಳ್ತೇನೆ ಹೆದರ್ಸ್ತಾಳಲ್ಲ ಸತ್ತು ಹೋಗಲಿ ಸಾಧ್ಯ ಮಾಡೋಕೆ ಹತ್ತು ಪುರೋಹಿತರು ಬೇಕಾದ್ರೆ ಕರ್ಕೊಂಡ್ಬರ್ತೇನೆ ನಾನು ನಮ್ಮ ಗುರುಗಳು ಸ್ವಾಮಿಗಳು ತೊಂಬತ್ತೇಳು ವರ್ಷ ಬದುಕಿದ್ರು ಮುಂದಕ್ಕೆ ಯಾರಿಗೆ ಪೀಠ ಕೊಡಬೇಕು ತೀರ್ಮಾನ ಮಾಡಿರಲಿಲ್ಲ ಮಠದಲ್ಲೇ ಇದ್ದವರೊಬ್ಬರು ಆ ಜಾಗಕ್ಕೆ ನಾವೇ ಬರಬೇಕು ಅಂತ ಹೊಂಚು ಹಾಕಿದ್ರು ಅವರಿಗೆ ಸ್ವಾಮಿಗಳು ಇಷ್ಟಪಡಲಿಲ್ಲ ಆ ಮುಂದೆ ಬರಬೇಕನ್ನೋರು ಹೆಂಡತಿಗೆ ಹೇಳಿದ್ರು ನೀನು ಹೋಗಿ ಸ್ವಾಮಿಗಳ ಹತ್ರ ಗಲಾಟೆ ಮಾಡು ಅವ್ರು ನಮ್ಮ ಯಜಮಾನರಿಗೆ ಪೀಠ ಕೊಡಲಿಲ್ಲ ಅಂದ್ರೆ ಬಾವಿಗೆ ಬೀಳ್ತೇನೆ ಅಂತ ಹೇಳು ಅವರು ಬಂದು ಹೇಳಿದ್ರು ಅಲ್ಲಿದ್ದವರೊಬ್ಬರು ಬಂದು ಹೇಳಿದ ಕಥೆ ಎನ್ನ ಕೇಳುವಾಗಲೇ ಭಯ ಸ್ವಾಮಿಗಳು ಎನ್ನ ஒன்றும் இல்லை எங்க ஆத்துக்காரருக்கு பீட்டும் தரலன்னா கணத்துல விழுந்து சாவேன் அப்படியா எந்த கணதுன்னு முதல்லயே சொல்லு நான் வந்து அங்க பார்க்கிறேன் ಮುಕ್ಕೂರು ಸ್ವಾಮಿಗಳು ಯಾವ ಬಾವಿಯಲ್ಲಿ ಬೀಳ್ತೇನೆ ಅಂತ ನೀವು ಮೊದಲೇ ಹೇಳು ನಾ ಬಂದೇ ನಿಂತಿರ್ತೇನೆ ಏನು ಯೋಚನೆ ಮಾಡಬೇಡ ಉತ್ತರ ಕ್ರಿಯೆ ಮಾಡಿಸ್ತೇನೆ ಹೋಗು ಅವ್ರು ಕೊಡಲೇ ಇಲ್ಲ ಪೀಠ ಯಾಕೆ ಹೇಳ್ತೇವೆ ಅಂದ್ರೆ ದಶರಥನ ಎದುರುಗಡೆಯೇ ಅವನ ಹೆಂಡತಿಯನ್ನು ಚೀಮಾರಿ ಹಾಕ್ತಾ ಇದ್ದಾನೆ ಸುಮಂತ್ರ ಇವಳು ಮಾತನ್ನು ಕೇಳಬೇಡಿ ಹೇಗೆ ಈ ಕೈಕೇಯಿಯ ತಾಯಿಯನ್ನ ನಿರಾಕರಣೆ ಮಾಡಿ ಅವರ ಅಪ್ಪ ಅಶ್ವಪತಿ ಸೌಖ್ಯವಾಗಿದ್ರು ಮಹಾರಾಜರೇ ನೀವು ಸೌಖ್ಯವಾಗಿರಬೇಕು ಮಾವಿನ ಮರವನ್ನ ಕತ್ತರಿಸಿ ಬೇರು ಸಮೇತ ತೆಗೆದು ಆ ಜಾಗದಲ್ಲಿ ಬೇವಿನ ಗಿಡವನ್ನು ಹಾಕಿ ನೀವು ಹಾಲನ್ನು ಎರೆದು ಬೆಳೆಸಿದ್ರೆ ಅದರಲ್ಲಿ ಮಾವಿನ ಹಣ್ಣು ಬರುತ್ತೆ ಸ್ವಾಮಿ ಬೇವಿನ ಗಿಡದಲ್ಲಿ ಬೇವಿನ ಹಣ್ಣೇ ಬರೋದು ಮಾವಿನ ಹಣ್ಣು ಬರೋದಿಲ್ಲ ಅಂತ ಅವನು ಬೈತಾ ಇದ್ದಾನೆ ಇನ್ನೊಬ್ಬ ಮಂತ್ರಿ ಸಿದ್ಧಾರ್ಥಕನಿಗೆ ಧೈರ್ಯವಾಯಿತು ಅವನೂ ಸೇರಿಕೊಂಡು ಬಾಯಿಗೆ ಬಂದಾಗ ಬೈತಾರೆ ಆ ಕೈ ಕೈ ಅದೆಲ್ಲ ಕೇಳಿಕೊಂಡು ಅವಳ ಸಹನೆ ನೋಡಿ ರಾಮನ ಸಹನೆಗಿಂತ ಅವರೆಲ್ಲ ಬೈತಾ ಇದ್ದಾರೆ ಚಿಟ್ಟಿ ಪಿಟ್ಟಿ ಏನಿದ್ದ ಸುಮ್ಮನೆ ಕುರಿ ನಿಂತಾಗ ನಿಂತಿದ್ದಾಳೆ ಒಂದಷ್ಟು ಒದರಾಡ್ತಾರೆ ಒದರಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಇದು ರಾಮನೇನಾದರೂ ಪ್ರತಿಕ್ರಿಯೆ ತೋರಿಸಿ ದಶರಥ ವಾಪಸ್ ತಗೊಂಡ್ಬಿಟ್ರೆ ನನ್ನ ಗತಿ ಏನಾಗುತ್ತೆ ಅಂತ ಸುಮ್ಮನೆ ಇರುವಾಗ ಮತ್ತೆ ದಶರಥ ಹೇಳಿದ ಹೇ ಸಿದ್ಧಾರ್ಥ ನೀ ಹೇಳಿದ್ದು ನಿಜ ಕಾಣು ನನ್ನ ರಥವನ್ನು ಸಿದ್ಧ ಮಾಡು ನಾ ಕಾಡು ಹೋಗಬಾರ್ದಂತೇನು ಕೇಳಲಿಲ್ವಲ್ಲ ಇವಳು ಮಗನ ಕಾಡಿಗೆ ಹೋಗ್ಲಿ ಅಂತ ಕೇಳಿದ್ಲು ನನ್ನಷ್ಟಕ್ಕೆ ನಾನು ಹೋಗ್ತೇನೆ ಲೇ ಸುಮಂತ್ರ ನೀನು ಬಾರೋ ಸಿದ್ಧಾರ್ಥ ನೀನು ಬಾರೋ ವಸಿಷ್ಠರು ಕೇಳೋ ವಸಿಷ್ಠರ ನೀವು ಬಂದ್ಬಿಡಿ ಊರಲ್ಲಿ ಡಂಗೂರ ಹಾಕಿಬಿಡಿ ಎಲ್ಲರೂ ಬಿಟ್ಟು ಹೋಗ್ಬಿಡೋಣ ಆವಾಗ ಬಾಯಿ ಒಣಗಿತು ಕೈ ಕೈಗೆ ಒಣಗಿದರೆ ಹೀನೋಪಮೇಲೆ ಹೇಳ್ತಾರೆ ನನ್ನ ಮಗ ಭರತನಿಗೆ ಹೆಂಡೆಯೆಲ್ಲ ಹೋದ ಖಾಲಿ ಬುರುಡೆಯಂತೆ ಈ ಅಯೋಧ್ಯೆ ಬೇಡ ಪೀಠಮಂಡಾಂ ಸುರಾಮಿವ ಹೆಂಡ ಖಾಲಿಯಾದ ಬುರುಡೆಗೆ ಹೋಲಿಸ್ತಾ ಇದ್ದಾಳೆ ಅಯೋಧ್ಯೆಯನ್ನ ದಿವಸ ಎಷ್ಟು ಎಷ್ಟು ಹೆಂಡ ಕುಡಿಸಿರ್ಬೇಕು ಹೇಳಿ ಯೋಚನೆ ಮಾಡ್ಕೊಳ್ಳಿ ಇದು ಹೀನೋಪಮೆ ಒಬ್ಬರು ಬಾಯಲ್ಲಿ ಬರುತ್ತೆ ಅಂದ್ರೆ ಏನೋ ಕೆಟ್ಟ ವಾಸನೆ ಸ್ವಾಮಿ ಅಂತ ಒಬ್ಬರು ಅಂತಾರೆ ಏ ಸಿಗರೇಟ್ ನಾಥ ಬಿಡ್ರಿ ಸಿಗರೇಟ್ ಹಾಗೇನಿಲ್ಲ ಸ್ವಾಮಿ ಸುಮ್ಮನೆ ಹೇಳಿದೆ ಅಂತಾನ ಅವನು ಆ ನಾಥ ತಿಳಿಬೇಕಾದ್ರೆ ಏನಾದ್ರು ಸ್ವಲ್ಪ ಅದರ ಪ್ರತ್ಯಕ್ಷ ಅನುಭವ ಎಲ್ಲಾರೊಂದು ಕಡೆ ಇನ್ನೊಬ್ರು ಸೇರಿದ್ದಾದರೂ ನಿಮ್ಮ ಮುಖದ ಮೇಲೆ ಬಿದ್ದಿರಬೇಕಲ್ಲ ಜಲ ನಡೆಯಿತು ವಸಿಷ್ಠರಿಗೆ ಕೋಪ ಬಂತು ಈಗ ಆ ನಾರ್ಮಡಿ ಪ್ರಕರಣ ಹೇಳಿದ್ದೇನೆ ರಾಮ ಉಟ್ಕೊಂಡ ಲಕ್ಷ್ಮಣ ಉಟ್ಕೊಂಡ ಸೀತೆ ಉಡುವಾಗ ಅವರಿಗೆ ಕೋಪ ಬಂದ್ಬಿಡ್ತು ಅತಿಪ್ರವೃತ್ತೆ ದುರ್ಮೇಧೆ ಕೈಕೇಯಿ ಕುಲಪಾಂಸನಿ ಬೈತಾರೆ ನಾ ರಾಮನ ಪತ್ನಿಗೆ ಪಟ್ಟಾಭಿಷೇಕ ಮಾಡಿಸಿ ರಾಮ ಕಾಡಿಗೆ ಹೋದ್ರೆ ಭರತನೇ ಕೊಡೋ ಅಧಿಕಾರ ನಿನಗೂ ಇಲ್ಲ ಭರತನಿಗೂ ಇಲ್ಲ ರಾಜಕರ್ತಾರ ನಾನು ಮುಂದೆ ಯಾರು ಬರಬೇಕು ನಿರ್ಣಯ ಮಾಡೋವನ್ ನಾನು ಅನುಷ್ಠಾಸ್ಥಿತ ರಾಮಸ್ಥ ಸೀತಾ ಪ್ರಕೃತ ಮಾಸನ ನಾವು ಹೊರಟು ಬಿಡ್ತೇವೆ ದಶರಥ ಹೇಳಿದ ಹಾಗೆ ಒಂದು ವೇಳೆ ದಶರಥ ರಾಜ್ಯವನ್ನ ಇಷ್ಟಪೂರ್ವಕವಾಗಿ ಕೊಡದೆಯೇ ಭರತ ಬಂದು ರಾಜ್ಯವನ್ನ ಒಪ್ಪಿಸಿಕೊಂಡ ಪಕ್ಷದಲ್ಲಿ ವಸಿಷ್ಠ ಹೇಳ್ತಾರೆ ಎದೆ ತಟ್ಟಿ ಹೇಳ್ತೇನೆ ಅವನು ದಶರಥರಿಗೆ ಹುಟ್ಟಿದ ಮಗನಲ್ಲ ವ್ಯಭಿಚಾರಕ್ಕೆ ಹುಟ್ಟಿದ ಮಗ ಎಂಬುದಾಗಿ ತ್ವಯಿವ ಪುತ್ರವದ್ವಸ್ತು ಯದಿ ಜಾತೋ ಮಹೀಪತೆ ಇಷ್ಟು ಮಾತು ಕೇಳಿಯೂ ಸಾಯದೆ ಬದುಕಿದ್ದಾಳೆ ಕೈಕೇಯಿ ದಶರಥನದರಿಗೆ ಹೀಗೆಲ್ಲ ಮಾತಾಡ್ತಾರೆ ಅವರೆಲ್ಲರಿಗೆ ಅಭಿಪ್ರಾಯವೇನು ರಾಮನಲ್ಲಿ ತುಂಬಾ ಪ್ರೀತಿ ಎನ್ನುವುದುಂಟು ಅದಾದ ಅನೇಕ ರೇಷ್ಮೆ ಸೀರೆಗಳನ್ನು ಲೆಕ್ಕ ವರ್ಷಾಣ್ಯೇತಾನೆ ಸಂಖ್ಯಾಯ ವರ್ಷಕ್ಕೆ ಎಷ್ಟು ಬೇಕು ಲೆಕ್ಕಾಚಾರ ಮಾಡಿ ಹದಿನಾಲ್ಕು ವರ್ಷಕ್ಕಾಗುವಷ್ಟು ರೇಷ್ಮೆ ಸೀರೆಯನ್ನು ಕೊಡೋ ಅರಮನೆ ಬೊಕ್ಕಸದಿಂದ ಅಂತ ಅಪಣೆ ಮಾಡಿಬಿಟ್ಟ ದಶರಥ ಎಷ್ಟಿರ್ಬೋದು ಸುಮಾರು ಸೀರೆ ಲೆಕ್ಕ ಹೇಳ್ತೀರಾ ನನಗೆ ಗೊತ್ತಾಗೋದಿಲ್ಲಮ್ಮ ಒಂದು ದಿವಸಕ್ಕೆ ಎಷ್ಟು ಸಲ ಬದಲಾವಣೆ ಮಾಡ್ತೀರಿ ನಮ್ಮ ತಂಟಕ್ಕೆ ಬಂದ್ರಲ್ಲ ಅನ್ಬೇಡಿ ಕೆಲವರು ಎರಡು ಬದಲಿ ಮಾಡ್ತಾರೆ ಕೆಲವರು ಮೂರು ಮಾಡ್ತಾರೆ ಮದುವೆ ಆದರೆ ಮದುವೆ ಸಂದರ್ಭದಲ್ಲಿ ಹತ್ತು ಸೀರೆಯನ್ನು ಬದಲೇ ಮಾಡುವುದುಂಟು ಈಗ ಅರಣ್ಯದಲ್ಲಿ ಏನು ಮರೆಯೋಕೆ ಹೋಗಿರಲಿಲ್ಲ ಸೀತಾದೇವಿ ದಿವಸಕ್ಕೆ ಎರಡು ಮೂರು ಸೇರಿ ಆದರೂ ಒಂದು ವರ್ಷಕ್ಕೆ ಎಷ್ಟಾಯ್ತು ನೋಡ್ಕೊಳ್ಳಿ ಹದಿನಾಲ್ಕು ವರ್ಷಕ್ಕೆ ಆಯ್ತು ಎಷ್ಟು ದೊಡ್ಡ ಮೂಟಿ ಆಯಿತು ಇದನ್ನು ಹೊತ್ಕೊಂಡು ಹೋಗೋ ಕಷ್ಟ ಯಾರಿಗೆ ಲಕ್ಷ್ಮಣನಿಗೆ ಅಹಂ ಸರ್ವಂ ಕರಿಷ್ಯಾಮಿ ಗಂಗಾಜಳದ ತನಕ ರಥದಲ್ಲಿ ಹಾಕೊಂಡು ತಗೊಂಡು ಹೋಗಿಬಿಟ್ಟ ಸುಮಂತ್ರ ಅಲ್ಲಿಂದ ಮುಂದಕ್ಕೆ ಇವರು ಹೀಗೆ ಹೊರಟಿದ್ದಾರೆ ಊರು ಜನ ಎಲ್ಲ ಹಿಂದಕ್ಕೆ ಬಂದುಬಿಡ್ತು ಅಷ್ಟಲ್ಲಿ ಕೌಸಲ್ಯ ನಿಂತಿದ್ದಾಳೆ ಅರಮನೆ ಬಾಗಿಲಲ್ಲಿ ತನ್ನವ್ರ ಮನೆ ಬಾಗಿಲಲ್ಲಿ ಆಶೀರ್ವಾದ ಮಾಡಿದ್ದಾಯ್ತು ಊರಿನ ಹೆಬ್ಬಾಗಿಲಲ್ಲಿ ನಿಂತಿದ್ದಾಳೆ ಮಗು ಹೋಗಿ ಬರ್ತೀಯೇನೋ ಆ ಕೌಸಲ್ಯ ಅಂದ್ರೆ ನಮಗೆ ಕರಗಿ ಹೋಗುತ್ತೆ ಮುಂದೆ ಕೌಸಲ್ಯ ಹೆಸರು ಕೇಳಿದ್ರೆ ಹಾಗೆ ಧಾರವಾಡ ಆಕಾಶವಾಣಿಯಲ್ಲಿ ಒಬ್ಬರು ಕ್ರಿಶ್ಚಿಯನ್ ಡೈರೆಕ್ಟರ್ ಇದ್ರು ಥಿಯೋಡೋರ್ ಅಂತ ನೀವು ಕೇಳಿದ್ದೀರೋ ಇಲ್ವೋ ಈಗ ನಾ ಹೇಳೋದು ಮೂವತ್ತು ವರ್ಷದ ಹಿಂದೆ ಥಿಯೋಡೋರ್ ಯಾರೋ ಕನ್ವರ್ಟ್ ಇರಬೇಕು ಅವರಿಗಿಬ್ಬರು ಹೆಣ್ಣು ಮಕ್ಕಳು ನನ್ನ ಕ್ಲಾಸಲ್ಲಿ ಓದ್ತಿದ್ರು ಒಬ್ಬಳು ಸೀನಿಯರ್ ಬಿ ಆನರ್ಸ್ ಒಬ್ಬಳು ಎರಡನೇ ಅವಳು ಬಹಳ ಗಂಭೀರವಾದ ಹುಡುಗಿಯರು ತುಂಬ ಬುದ್ಧಿವಂತಿಯರು ಏನೋ ಕೇಳಬೇಕು ಅಂತ ಬಂದರು ರೂಮಿಗೆ ಪಾಠ ಹೇಳುವಾಗ ನಿನ್ನ ಹೆಸರೇನಮ್ಮ ಅಂದೆ ಕೌಸಲ್ಯ ಥಿಯೋಡೋರ್ ಮಗಳು ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಹೋಗಿ ಅಪ್ಪನಿಗೆ ಹೇಳಿದ್ದಾಳೆ ಕೌಸಲ್ಯ ಅಂದ್ರೆ ಅಳ್ತಾರೆ ಆಚಾರ್ಯರು ಅಂತ ಆಕಾಶವಾಣಿ ಪ್ರೋಗ್ರಾಮ್ ಒಂದು ರೆಕಾರ್ಡ್ ಇತ್ತು ನಾನಿದ್ದ ಜಾಗಕ್ಕೆ ಬಂದು ನಿಮ್ಮನ್ನು ಭೇಟಿಯಾಗಬೇಕು ಮಾತನಾಡಬೇಕು ಅಂತ ಹೇಳಿ ತುಂಬಾ ಪ್ರೀತಿ ಇನ್ನೊಬ್ಬ ಮೀರಾ ಅಂತ ಹೆಸರಿಟ್ಟಿದ್ರು ಅವರು ಎಲ್ಲಿಂದ ಕನ್ವರ್ಟ್ ಆಗಿದ್ರು ನಂಗೆ ಗೊತ್ತಿಲ್ಲ ಆ ಕೌಶ ನಮ್ಮಲ್ಲಿ ಪೂರ್ವದಲ್ಲಿ ಮಕ್ಕಳಿಗೆ ಕೌಸಲ್ಯೆ ಯಶೋದೆ ಸುಮಿತ್ರೆ ಜಾನಕಿ ಪವಿತ್ರವಾದ ಹೆಸರುಗಳನ್ನು ಹೆಣ್ಣು ಮಕ್ಕಳಿಗೆ ಇಡ್ತಿದ್ರು ಇವತ್ತೆಲ್ಲ ಅತ್ಯಂತ ಅರ್ಥಶೂನ್ಯವಾದಂತಹ ಕಾಫಿ ಟೀ ಎಂಬುದಾಗಿ ಛೀ ಥೂ ಎಂಬುದಾಗಿ ಒಂದಕ್ಷರ ಎರಡಕ್ಷರ ಎಲ್ಲಿಂದ ಬಂತಿ ತಬ್ಲಿ ಪದ್ಧತಿ ನಮಗೆ ಹಳೆ ಸ್ವಲ್ಪ ನೆನಪು ಬರಲಿ ಯಶೋಧ ಹೆಸರು ಈಗ ಬಿಟ್ಟೆ ಹೋಯ್ತು ಯಾರು ಇಡೋದಿಲ್ಲ ಅದು ಯಶಸ್ಸನ್ನು ಕೊಡುವವಳು ಕೃಷ್ಣನಿಗೆ ಯಶಸ್ಸು ಕೊಟ್ಟವಳು ಲೋಕಕ್ಕೆ ಯಶಸ್ಸನ್ನು ಕೊಟ್ಟವಳು ಹಡಿದೇದ್ರು ಕೃಷ್ಣನನ್ನು ಬೆಳೆಸಿದವಳು ಕೃಷ್ಣನನ್ನು ಲೋಕಕ್ಕಾಗಿ ತ್ಯಾಗ ಮಾಡಿದವಳು ಅವಳ ಕೀರ್ತಿ ಯಾರಿಗಿದೆ ನಮಗೆ ಈ ಚರಿತ್ರೆ ಜ್ಞಾಪಕ ಬರಬೇಕು ನಮ್ಮ ಕಲ್ಚರ್ ಹೆಸರಿಟ್ಟರೆ ಹುಡುಗರಿಗೆ ಅವಳು ಸೀತಾದೇವಿ ನಮಸ್ಕಾರ ಮಾಡಿದ ಕೂಡಲೇ ಆಶೀರ್ವಾದ ಮಾಡ್ತಾಳೆ ಅಮ್ಮ ಇವತ್ತು ನನ್ನ ಮಗ ಅಥವಾ ನಿನ್ನ ಯಜಮಾನ ತುಂಬಾ ಬಡವನಾಗಿದ್ದಾನೆ ರಾಜ್ಯ ಕಳ್ಕೊಂಡ್ಬಿಟ್ಟಿದ್ದಾನೆ ಈಗ ಅವನು ನಿನ್ನ ಬಿಟ್ಟರೆ ಸಹಾಯ ಇಲ್ಲದೆ ಕಾಡಿಗೆ ಹೋಗ್ತಾ ಇದ್ದಾನೆ ನೀನು ಅವನನ್ನು ಕೈ ಬಿಡಬೇಡ ತಾಯಿ ನಾನು ಹೀಗೆ ಹೇಳಿದೆ ಅಂತ ತಿಳ್ಕೋಬೇಡ ಲೋಕದಲ್ಲಿ ಕೆಟ್ಟ ಸ್ತ್ರೀಯರಿರ್ತಾರೆ ಆ ಕೆಟ್ಟ ಸ್ತ್ರೀಯರು ಹೇಗಿರ್ತಾರೆ ಭರ್ತಾರಂ ನಾನು ಮನ್ಯಂತೆ ವಿನಿಪಾತಗತಂ ಸ್ತ್ರೀಯ ಅವನಿಗೆ ರಿಟೈರ್ಮೆಂಟ್ ಆಯಿತು ಕೆಲಸದಲ್ಲಿ ಏನೋ ವ್ಯತ್ಯಾಸವಾಯಿತು ಸಸ್ಪೆನ್ಷನ್ ಆಯಿತು ಇವನು ಸರಿಯಾಗೇ ಇದ್ದ ದುಷ್ಟ ಮಂತ್ರಿಗಳು ದುಷ್ಟ ಅಧಿಕಾರಿಗಳು ಮೇಲ್ನಿಂದ ಸರಿಯಾದವರು ಚಿತ್ರಹಿಂಸೆ ಕೊಡ್ತಾರೆ ನೀವೇನೋ ದೊಡ್ಡ ಕೆಲಸದಲ್ಲಿ ಇರ್ತೀರಿ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಕೋತೀರಿ ನಾ ಮದುವೆ ಮಾಡ್ಕೊಂಡ್ರೆ ಸಸ್ಪೆಂಡ್ ಆದ್ರು ಏ ನಿಮ್ ಹಣೆ ಬರ ಅಂತ ಬಿಟ್ಟು ಹೋಗುವಂತ ಸ್ತ್ರೀಯರುಂಟು ಗಂಡನನ್ನ ಅಯೋಧ್ಯ ತ್ರೇತಾಯುಗದಲ್ಲಿ ಹೇಳ್ತಾಳವಳು ಭರ್ತಾರಂ ನಾನು ಮನ್ಯಂತೆ ವಿನಿಪಾತಗತಂ ಸ್ತ್ರೀಯ ಅಸತ್ಯ ಸರ್ವಲೋಕೇಸ್ಮಿನ್ ಸತತಂ ಸತ್ಕೃತಾ ಪ್ರಿಯೈ ಅದಕ್ಕೆ ಪೂರ್ವದಲ್ಲಿ ಎಷ್ಟೊಂದು ಪ್ರೀತಿಯಿಂದ ಗಂಡ ಅವಳು ಕೇಳಿದ್ದೆಲ್ಲ ತಂದುಕೊಟ್ಟು ಮುದ್ದು ಮಾಡಿ ಸಂತೋಷಪಡಿಸಿದರು ಸ್ವಲ್ಪ ಆಪತ್ತು ಉಂಟಾದರೆ ಗಂಡನನ್ನೇ ತ್ಯಾಗ ಮಾಡುವ ಸ್ತ್ರೀಯರು ಉಂಟು ಅಂತಹ ಸ್ತ್ರೀಯರಿಗೆ ಅವರು ಮಾಡಿ ತಪ್ಪು ಅಂತ ಅವರು ತಿಳಿಸಿಕೊಡುವ ಬಂಧನ ಯಾವುದುಂಟು ನ ಕುಲಂ ನ ಕೃತಂ ವಿದ್ಯಾ ನ ದತ್ತಂ ನ ಅಪಿ ಸಂಗ್ರಹ ಮನುಷ್ಯನನ್ನ ಅಕಾರ್ಯದಿಂದ ತಡೆಯುವುದು ಯಾವುದು ಥೂ ಇದನ್ನ ಮಾಡಬಾರದು ಕೆಲಸ ಅನ್ನೋ ಪ್ರಜ್ಞೆ ಬರೋದು ಕುಲದ ಪ್ರಜ್ಞೆ ಕುಲ ಕುಲ ಕುಲ ಯಾತಕ್ಕೆ ಅಂತ ಕೇಳ್ತಾರಲ್ಲ ಕುಲ ಇದು ಯಾರೋ ಒಂದೇನೋ ಕೆಟ್ಟ ಕೆಲಸ ಹೇಳಿದ್ರು ಒಂದು ಸುಳ್ಳು ಹೇಳಿಬಿಡಿ ಹೇ ಎಂಥ ಕುಲದಲ್ಲಿ ಬಂದಿದ್ದೆ ನಾನು ಸುಳ್ಳು ಹೇಳೋದಿಲ್ಲ ಇವನು ಸ್ವಲ್ಪ ಲಂಚ ತಗೊಂಡ್ಬಿಡಿ ಇಲ್ಲ ನಮ್ಮ ಅಪ್ಪ ಹೇಗಿದ್ರು ನಮ್ಮ ತಾತ ಹೇಗಿದ್ರು ನಾ ಮುಟ್ಟೋವನಲ್ಲ ಕುಲವೆಂಬುದು ಒಂದು ಬಂಧಕ ಮರ್ಯಾದೆ ವಿದ್ಯೆ ಎಂಬುದು ಒಂದು ಗುರು ಎಂಬುದು ಒಂದು ಈ ಎಲ್ಲ ಮರ್ಯಾದೆಗಳಿದ್ರೆ ಮೃದಂಗದ ಎರಡೂ ಕಡೆಯಲ್ಲಿ ನಾರ ಹಾಕಿ ಬಿಗಿದಾಗಿರ್ತದೆ ಅದು ನಾರು ತೆಗೆದು ಬಿಟ್ರೆ ಒಂದು ಒಂದ್ಸಲ ಒಂದು ಹೊಡೆದ್ರೆ ನಾದವೇ ಹೋಗಿಬಿಡುತ್ತೆ ಮೃದಂಗಕ್ಕೆ ಭೂಷಣ ಯಾವುದು ಅದನ್ನು ಕಟ್ಟಿ ಹಾಕಿರುವ ನಾರು ಅದನ್ನು ಬಿಗಿದಷ್ಟು ಅದು ನಾದ ಹೆಚ್ಚು ಕೊಡ್ತದೆ ತಂತಿಗೂ ಹಾಗೆ ವೀಣೆಗೆ ವಯಲಿನ್ಗೆ ಅದಕ್ಕೆ ಮರ್ಯಾದೆ ಅಂತೇವೆ ವೀಣೆಗೆ ಮರ್ಯಾದೆ ಕೊಳಲಿಗೆ ಮರ್ಯಾದೆ ಅದು ರಂಧ್ರಗಳೆಲ್ಲೆಲ್ಲಿರಬೇಕು ಅಲ್ಲೇ ಇರಬೇಕು ವ್ಯವಸ್ಥೆ ವ್ಯವಸ್ಥೆ ಬಿಟ್ಟು ಹೋದರೆ ಸ್ತ್ರೀಯರಿಗೆ ಮರ್ಯಾದೆ ಅಲ್ಲ ಪುರುಷರಿಗಿಲ್ಲ ಆದ್ರೆ ಆದ್ದರಿಂದ ನೀನು ತತ್ರ ದೇವ ಸಮಸ್ವೇಷ ನಿರ್ಧನ ಸಧನೋಪಿವ ಹಣವಂತನೋ ಬಡವನೋ ಅವನನ್ನು ಕೈ ಬಿಡಬೇಡ ಅಂತ ಹೇಳಿದಾಗ ಸೀತಾದೇವಿ ಕೈ ಮುಗಿತಾಳೆ ಅತ್ತೆ ಕಾಲಿಗೆ ಬೀಳ್ತಾಳೆ ತಾಯಿ ನೀವು ನನಗೆ ವಿಶೇಷವಾಗಿ ಪಾಠ ಹೇಳಬೇಕಾಗಿಲ್ಲ ಧರ್ಮಾದ್ವಿಚಲಿತು ನಾಹಂ ಅಲಂ ಚಂದ್ರಾದಿವ ಪ್ರಭಾ ರಾಮ ಅನ್ನೋದು ಒಂದು ಚಂದ್ರ ಇದು ರಾಮಚಂದ್ರ ನಾನು ರಾಮಚಂದ್ರ ಪ್ರಭೆ ಚಂದ್ರನನ್ನು ಪ್ರಭೆ ಹೇಗೆ ಬಿಟ್ಟಿರೋದಿಲ್ಲವೋ ನಾನು ಅವನನ್ನು ಬಿಟ್ಟಿರೋದು ಶಕ್ಯವಿಲ್ಲ ಮಿತಂ ದದಾತಿ ಪಿತ ಸೀತಾದೇವಿ ಮಾತು ವಯಸ್ಸಾದ ಸ್ತ್ರೀಯರು ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಬೇಜಾರು ಮಾಡ್ಕೋಬೇಡಿ ಹೇಳಿದ್ನಲ್ಲ ಅಂತ ರಾಮಾಯಣ ಸಂದರ್ಭದಲ್ಲಿ ಹೇಳ್ತೇನೆ ನಿಮ್ ನಿಮ್ ಸಂದರ್ಭ ನಂಗೆ ಗೊತ್ತಿಲ್ಲ ಕೆಲವು ಸ್ತ್ರೀಯರು ಯಜಮಾನ್ರಿಗೆ ಬರೀ ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಅಡುಗೆ ಏನು ಮಾಡಲಿ ಅಂದ್ರೆ ಸಾರು ಮಾಡು ಮೆಂತೆ ಗೊಜ್ಜು ಮಾಡು ಪಲ್ಯ ಮಾಡಿ ಬರೀ ಇದೇ ಹೇಳ್ತಿರ್ತಾನೆ ಏ ನಿಮ್ಮ ಹಣೆ ಬರ ನಿಮ್ ನಿಮಗಂತೂ ಹಲ್ಲು ಹೋಯಿತು ಕಣ್ಣು ಕಾಣಿಸೋದಿಲ್ಲ ನನಗೆ ಹಲ್ಲು ಚೆನ್ನಾಗಿದೆಯಲ್ಲ ದಿವಸ ಸಾರು ಹೇಳ್ತಿರಲ್ಲ ಮಗನಿಗೆ ಹತ್ತು ಸಾವಿರ ಡಾಲರ್ ಬರ್ತದೆ ತಿಂಗಳಿಗೆ ಅಂತ ಕೋಪ ಮಾಡಿಕೊಂಡು ಅಲ್ಲಿ ಹೋಗಿಬಿಟ್ರೆ ಮಗನ ಜೊತೆಗಿದ್ದು ಗಂಡನನ್ನ ಕೈ ಬಿಟ್ರೆ ರಾಮಾಯಣ ಹೇಳುತ್ತೆ ಮಿತಂ ದದಾತಿ ಕೆಲವರು ತಂದೆ ಮನೆಗೆ ಹೋಗ್ಬೋದು ತಂದೆ ಕೊಡೋ ಸುಖ ಎಷ್ಟು ಮಿತಂ ದದಾತಿ ಪಿತ ಮಿತಂ ಮಾತ ಅಮಿತಂ ಸುತಃ ಮಗನು ತಾಯಿಯೂ ಕೊಡುವ ಸುಖ ಅತ್ಯಲ್ಪವಾದದ್ದು ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾನ ಪೂಜಯೇತ್ ಅಮಿತವಾದ ಸುಖ ಕೊಡುವವನು ಗಂಡನೇ ಹೊರತು ಗಂಡನ ಸ್ಥಾನ ಇನ್ನೊಬ್ಬರು ಬರುವುದಿಲ್ಲ ತಂದೆ ಐಶ್ವರ್ಯವಂತ ಇರಬಹುದು ಬಾಳ್ಬೇಕಾದ್ದು ಯಜಮಾನನ ಭಾಗ್ಯದಲ್ಲಿ ಹೊರತು ತಂದೆ ತಾಯಿ ಭಾಗ್ಯದಲ್ಲ ಇದನ್ನೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೇಳಿದ್ದಾಳೆ ನಾನೇ ದೊಡ್ಡ ಮಗಳು ನಮ್ಮ ಅಪ್ಪನಿಗೆ ಅಂತ ಹೇಳಿದಾಗ ಈ ಮಾತನ್ನ ಕೇಳಿದ್ವಿ ನೀ ಒಳಗೆ ಬನ್ನಿ ಜಾಗ ಇದೆ ಇದನ್ನು ಕೇಳಿ ಕೌಸಲ್ಯ ಕಣ್ಣೀರು ಹಾಕಿದಳಂತೆ ವಾಲ್ಮೀಕಿ ಒಬ್ಬರೇ ಬರೆಯಬಲ್ಲಂತಹ ಮಾತು ಬರೆದಿದ್ದಾರೆ ದುಃಖ ಹರ್ಷಜಂ ದುಃಖದಿಂದಲೂ ಹರ್ಷದಿಂದಲೂ ಬಂದಂತಹ ಕಣ್ಣೀರನ್ನು ಹಾಕಿದಳು ದುಃಖ ಮತ್ತು ಹರ್ಷ ಒಟ್ಟಿಗೆ ಹೇಗೆ ಬರ್ತವೆ ಇಂಥ ಮಗನನ್ನು ಕಾಡಿ ಕಳಿಸ್ತಾ ಇದ್ದೇನಲ್ಲ ಅಂತ ದುಃಖ ಇಂಥ ಮಗನನ್ನ ಪಡೆದನಲ್ಲ ಅಂತ ಸುಖ ಇಂಥದ್ದಿನ್ನೂ ಎರಡು ಸಂದರ್ಭದಲ್ಲಿ ಬರುತ್ತೆ ಶುದ್ಧ ಸತ್ವ ಮುಮೋಚಾಶ್ರು ಸಹಸ್ರ ದುಃಖ ಸಹಸ್ರಂ ಸಹಸ ದುಃಖ ಹರ್ಷಜಂ ಅಲ್ಲಿಂದ ಮುಂದಕ್ಕೆ ಪಕ್ಕದಲ್ಲಿ ಸುಮಿತ್ರೆ ನಿಂತಿದ್ದಳು ಇದು ಸ್ವಲ್ಪ ವಿಷದವಾಗಿ ಹೇಳಬೇಕಾದ ಘಟ್ಟ ಇನ್ನು ಮುಂದೆ ಮುಂದೆ ಬನ್ನಿ ಜನ ಬರ್ತಾ ಇದ್ದಾರೆ ಸುಮಿತ್ರೆಗೆ ಲಕ್ಷ್ಮಣಸ್ವಾಮಿ ನಮಸ್ಕಾರ ಮಾಡ್ತಾ ಇದ್ದಾನೆ ಬಂದವ್ರನ್ನೆಲ್ಲ ಸ್ಟೇಜ್ ಮೇಲೆ ಕೂರಿಸೋದು ನಮ್ಮ ಪದ್ಧತಿ ಅರವತ್ತೊಂದನೇ ಇಸುವಿಂದ ಕಾಲೇಜ್ ದಿವಸಗಳಿಂದ ಈ ಕಡೆ ಬನ್ನಿಮ್ಮ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬೇಕಾದಷ್ಟು ಜಾಗ ಇದೆ ಇಲ್ಲಿ ಬನ್ನಿ ಈ ಕಡೆ ಹಿಂದಿಂದ ಹೋಗ್ಬೋದು ಇಲ್ಲಿ ಬಂದ್ಬಿಡಿ ಈ ಕಡೆ ಅತ್ಯಂತ ಹೃದಯ ಸ್ಪರ್ಶಿಯಾದ ಸನ್ನಿವೇಶ ಇದು ಸುಮಿತ್ರೆಯನ್ನು ನೀವು ಸರಿಯಾಗಿ ನೋಡಿಯೇ ಇಲ್ಲ ರಾಮಾಯಣದಲ್ಲಿ ಇನ್ನೂ ಅಯೋಧ್ಯಾಕಾಂಡದಲ್ಲಿ ಲಕ್ಷ್ಮಣ ನಮಸ್ಕಾರ ಮಾಡ್ತಾನೆ ತಾಯಿಗೆ ಅಮ್ಮ ನಾ ಕಾಡಿಗೆ ಹೋಗಿ ಬರ್ತೇನೆ ಹೆಚ್ಚು ಮಾತಿಲ್ಲ ನ ಬಹುಭಾಷಿತ ಲಕ್ಷ್ಮಣ ಯಾವತ್ತೂ ಮಿತಭಾಷಿ ನಾ ಬಹುಭಾಷಿತ ಅಲ್ಲ ಈ ಸರ್ಟಿಫಿಕೇಟ್ ಕೊಟ್ಟವಳೆ ಅದು ಸೀತಾದೇವಿ ಹನುಮಂತನ ಜೊತೆಯಲ್ಲಿ ಹೇಳುವಾಗ ಆ ಲಕ್ಷ್ಮಣನನ್ನು ಮನಸ್ಸು ನೋಯಿಸಿಬಿಟ್ಟಿದ್ದೇನಪ್ಪ ನಾನು ಕಷ್ಟ ನುಂಗಿಕೊಳ್ತಾನೆ ಹೆಚ್ಚು ಮಾತಾಡೋನಲ್ಲ ನೋಡೋದಕ್ಕೆ ಹೊರಟು ಅಂತ ಅನ್ಸುತ್ತೆ ಸುಮಿತ್ರೆ ಹಣದ ಸುಪ್ರದ ಒಳ್ಳೆಯ ಮಗು ಅವನು ಅವನಿಗೆ ಹೇಳು ಅಣ್ಣ ನಿನ್ನ ಅಣ್ಣ ರಾಮ ನನ್ನ ಕೈ ಬಿಟ್ಟರು ಲಕ್ಷ್ಮಣ ನೀನು ಯಾತಕ್ಕೋ ಕೈ ಬಿಟ್ಟೆ ಹತ್ತು ತಿಂಗಳಾಯ್ತಲ್ಲಪ್ಪ ರಾವಣನ ಮನೆಗೆ ಬಂದು ನಾನು ಉದ್ಧಾರ ಮಾಡಬೇಡವೆ ನಿನಗೂ ಕೋಪವೆ ಅಂತ ಹೇಳು ಅಂತ ಹೇಳುವಾಗ ಸುಮಿತ್ರಾಯೇನ ಸುಪ್ರಜಾಹ ನ ಬಹುಭಾಷಿತ ಹೆಚ್ಚು ಮಾತಾಡ್ತಾ ಇದ್ದವನಲ್ಲ ಲಕ್ಷ್ಮಣ ಮಿತಭಾಷಿ ತಾಯಿಗೆ ನಮಸ್ಕಾರ ಮಾಡಿದ ಆ ಸಾಯಿ ತಾಯಿ ಹೇಳ್ತಾಳೆ ತಮ್ ವಂದಮಾನಂ ಮೃದತಿ ಮಾತಾ ಸೌಮಿತ್ರಿ ಮಬ್ರವೀತಿ ಸುಮಿತ್ರೆ ಗಂಭೀರ ಚಿತ್ರ ಕೊಡ್ತಾರೆ ವಾಲ್ಮೀಕಿ ಮಾತು ತಡಕೊಂಡು ಆಡ್ತಾ ಇದ್ದಾಳೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಒರೆಸಿಕೊಳ್ತಾ ಇಲ್ಲ ಈ ಚಿತ್ರ ಬಂತೆ ನೋಡಿ ಮಗ ಕಾಡಿಗೆ ಹೋದ್ರೆ ಸಂತೋಷ ಅಲ್ಲ ಅವಳಿಗೂ ದುಃಖ ಅದಕ್ಕಿಂತ ಹೆಚ್ಚಿನ ದುಃಖ ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಅದಕ್ಕಿಂತ ಹೆಚ್ಚಿನ ದುಃಖ ತನ್ನ ಜೊತೆಯಲ್ಲಿರುವ ಕೌಶಲ್ಯ ಕಷ್ಟಪಡ್ತಾ ಇದ್ದಾಳೆ ಈ ಮೂರು ದುಃಖ ಸೇರಿಕೊಂಡು ರುದಂತಿ ಅಳ್ತಾ ಇದ್ದಾಳೆ ಅವಳಿಗೆ ಲಕ್ಷ್ಮಣ ಹೇಳ್ದ ಅಮ್ಮ ನಾ ಹೋಗಿ ಬರ್ತೇನಮ್ಮ ಅವಳು ಹೇಳಿದ್ದು ಮಗು ತಲೆ ಮುಟ್ಟಿದಳು ನೀ ಹುಟ್ಟಿದ್ದೆ ರಾಮನ ಜೊತೆಯಲ್ಲಿ ವನವಾಸ ಹೋಗೋದಕ್ಕೆ ಅಂದ್ಲವಳು ಸೃಷ್ಟಸ್ತಂ ವನವಾಸಾಯ ವಾಲ್ಮೀಕಿ ಹೇಳ್ತಾರೆ ಸುಮಿತ್ರೆ ಸರ್ವಜ್ಞಳು ಅವಳಿಗೆ ಮುಂದೆ ಬರುವಂತಹ ರಾಮಾಯಣದ ಎಲ್ಲ ಜ್ಞಾನ ಇತ್ತು ರಾಮ ಯಾರು ಅಂತ ತಿಳುವಳಿಕೆ ಪೂರ್ಣವಾಗಿದ್ದ ಒಬ್ಬಳೇ ಒಬ್ಬಳು ವ್ಯಕ್ತಿ ದಶರಥರ ಅರಮನೆಯಲ್ಲಿ ಆ ಸುಮಿತ್ರೆ ಸುಮಿತ್ರೆಯನ್ನು ಹೆಸರು ಚೆನ್ನಾಗಿಲ್ವಾ ಸೌಮಿತ್ರಿಯನ್ನು ಹೆಸರು ಚೆನ್ನಾಗಿಲ್ವಾ ಲಕ್ಷ್ಮಣನ ಹೆಸರು ಇದೆಲ್ಲ ಬಿಟ್ಟು ಹೋಯಿತು ಹಳೆ ಕಾಲದ ಹೆಸರುಗಳು ಸೌಮಿತ್ರಿ ಭಾಗ್ಯಮೇ ಭಾಗ್ಯಮ ಮನಸ ರತ್ನ ಸಿಂಹಾಸನ ಶೇಷ ತಲ್ಪದಲ್ಲಿ ತ್ಯಾಗರಾಜರದು ಇದೊಂದು ಸ್ಟಿಲ್ ಇದು ಕರಹರ ಪ್ರಿಯರಾಗದ ಹಾಡು ಆ ಶೇಷ ತಲ್ಪದಲ್ಲಿ ರಾಮ ಕೂತಿದ್ದಾನೆ ಸೀತಾದೇವಿ ಜೊತೆಯಲ್ಲಿ ನಮ್ಮ ಭದ್ರಾಚಲ ರಾಮ ಕೂತ ಹಾಗೆ ಪಕ್ಕದಲ್ಲಿ ಪ್ರಕ್ರಿಯೆ ಭಾವದಲ್ಲಿ ಕೈ ಮುಕ್ಕೊಂಡು ನಿಂತಿದ್ದಾನೆ ನೋಡ್ತಾ ಇದ್ದಾರೆ ತ್ಯಾಗರಾಜರು ನಾನು ಹಾಡ್ತಾ ಇದ್ದೇನೆ ತ್ಯಾಗರಾಜ ನಾನು ಹಾಡ್ತಾ ಇದ್ದೇನೆ ಕಿವಿಯಿಂದ ಕೇಳ್ತಿದ್ದಾನೆ ರಾಮನ ಪಾದ ಮುಟ್ಟಿ ಸೇವೆ ಮಾಡ್ತಿದ್ದಾನೆ ಸೌಮಿತ್ರಿ ಭಾಗ್ಯಮೇ ಭಾಗ್ಯಮೋ ಮನಸ್ಸ ಅದು ಅದ್ಭುತವಾದ ಹಾಡು ಬಹಳ ಸಣ್ಣ ಹಾಡು ಇದು ಇಂಥದ್ದು ಎಷ್ಟನ್ನು ಅನುಭವಿಸಿದ್ದಾರೆ ಮಹಾನುಭಾವರು ಆಗ ಲಕ್ಷ್ಮಣ ತಾಯಿ ಕೈಯಲ್ಲಿ ಪಡ್ಕೊಂಡು ಆಶೀರ್ವಾದ ಯಾವುದು ಸೃಷ್ಟಸ್ವಂ ವನವಾಸಹಾಯ ಸು ಅನುರಕ್ತ ಸುಹೃಜ್ಜನೆ ರಾಮೇ ಪ್ರಮಾದಮ್ಮಾಕಾರ್ಷೀ ಪುತ್ರ ಭ್ರಾತರಿ ಗಚ್ಚತಿ ರಾಮ ಅಡವಿಯಲ್ಲಿ ಮುಂದೆ ಮುಂದೆ ಹೋಗುವಾಗ ನೀನು ಎಚ್ಚರಿಕೆ ತಪ್ಪಬೇಡ ಅದು ನಡಿಗೆಯಲ್ಲಿ ನಿನ್ನನ್ನು ಮೋಸ ಮಾಡುವಂತಹ ನಡಿಗೆ ರಾಮನ ನಡಿಗೆ ಸಾಮಾನ್ಯವಲ್ಲ ಅದನ್ನು ನೋಡ್ತಾ ನೋಡ್ತಾ ಆ ಮೋಹಕತ್ವದಲ್ಲಿ ರಾಮನ ಪಾದಕ್ಕೆ ಮುಳ್ಳು ಕಲ್ಲು ಚುಚ್ಚಿಕೊಡುತ್ತೆ ಚುಚ್ಚಿಕೊಳ್ಳಿಲ್ವೇ ನೋಡದೆ ಕಾಲ ಕಾಲಕ್ಕೆ ಅದನ್ನೆಲ್ಲ ತೆಗೆದೆ ಸೇವೆ ಮಾಡದೇ ಇರಬೇಡ ಮಗು ನೀನು ನೀ ಹಿಂದೆಯೇ ಹೋಗಬೇಕು ನೀ ಮುಂದೆ ಹೋಗಬೇಡ ನಾ ಮುಂದೆ ಹೋಗ್ತೇನೆ ಎಂದ ಅವನು ಅಗ್ರತಸ್ಥೆ ಗಮಿಷ್ಯಾಮಿ ಸುಮಿತ್ ಹೇಳ್ತಾನೆ ನೀ ಹಿಂದೆಯೇ ಹೋಗು ದಾರಿ ನೋಡ್ಕೊಳ್ತಾನೆ ರಾಮ ಅವನ ಪಾದಕ್ಕೇನು ತೊಂದರೆ ಇಲ್ಲದೆ ಇರೋ ಹಾಗೆ ನೀನು ಹೋಗಬೇಕು ವ್ಯಸನೀಮ ಸಮೃದ್ಧೋವಾ ಗಚರೇ ಶತವಾನಘ ಅವನು ಸಮೃದ್ಧಿ ಅಧಿಕಾರದಲ್ಲಿರಲಿ ಇವತ್ತು ದರಿದ್ರನಾಗಿರಲಿ ನಿನಗೆ ರಾಮನೇ ಗತಿಯೋ ಲಕ್ಷ್ಮಣ ನಿನಗೆ ರಾಮನೇ ಗತಿ ನೀವೇ ಗತಿ ಗತಿಯನ್ನು ಎಷ್ಟು ಕಡೆ ಹೇಳ್ತಾರೆ ನಿನ್ನೆನೇ ಗತಿ ಅಂತ ತಿಳ್ಕೊಂಡು ಬಂದಿದ್ದೇನಪ್ಪ ಅಂತ ತ್ಯಾಗರಾಜರು ಹೇಳೋ ಹಾಗೆ ನೋಡಿ ರಾಮನೇ ನಮಗೆ ಗತಿ ಅಂತ ತಿಳ್ಕೊಂಡ್ರೆ ನಿಮಗೆ ರಾಮಾಯಣ ಅರ್ಥವಾಗಿ ಹೋಯಿತು ನೀವು ಸಾಷ್ಟಾಂಗ ಪ್ರಣಾಮ ಮಾಡ್ತೇನೆ ದಾರಿ ತೋರಿಸೋನು ರಾಮ ಲಕ್ಷ್ಮಣ ರಾಮನ ದಾರಿ ತೋರಿಸೋದಲ್ಲ ಆದರೆ ಈ ಲೋಕದಲ್ಲಿ ಸತ್ಪುರುಷರ ಧರ್ಮ ಯಾವುದು ಹಿರಿಯರನ್ನು ಅನುಸರಿಸಿ ನಡೆಯುವುದು ಲೋಕೇ ಸತಾನ್ ಧರ್ಮ ಜ್ಯೇಷ್ಠ ವಶಗೋ ಭವೇತಿ ದೊಡ್ಡಣ್ಣ ಹೇಳಿದ ಹಾಗೆ ಕೇಳಬೇಕು ನೀವು ಹಾಗಿದ್ರಿ ದೊಡ್ಡಣ್ಣ ಹಾಕಿದ ಗೆರೆ ಮೀರಬಾರದು ದೊಡ್ಡಣ್ಣ ಹಾಕಿದ್ರು ರಾಮ ಇದ್ದಾಗಿದ್ರು ನೀವು ಲಕ್ಷ್ಮಣ ಇದ್ದಾಗಿದ್ರಿ ಅವನು ದುರ್ಯೋಧನ ಇದ್ದಾಗಿದ್ರೆ ನೀವು ಹೇಗಿರ್ತಿದ್ರಿ ಕರ್ಣ ಇದ್ದಾಗಿರ್ತಿದ್ರಿ ಇದು ಒನ್ ಸೈಡ್ ಧರ್ಮ ಅಲ್ಲ ಎರಡೂ ಕಡೆ ಬೈಂಡಿಂಗ್ ರಾವಣನು ಅಣ್ಣ ಆಗಿದ್ದ ವಿಭೀಷಣ ಕೇಳಲಿಲ್ಲ ಅಪಂಥಾನಂತು ಗಚ್ಛಾನಂ ಸೋದರೋಪಿ ವಿಮುಂಚತಿ ಮುರಾರಿ ಅಂತ ಒಬ್ಬ ಕವಿ ಅವನು ಅನರ್ಘರಾಗವ ಅಂತ ಒಂದು ನಾಟಕದಲ್ಲಿ ಸರಿಯಾದ ದಾರಿಯಲ್ಲಿ ಹೊರಟ್ರೆ ಕಪಿಕರಡಿಗಳು ಹಿಂದೆ ಬರ್ತವೆ ದಾರಿ ಬಿಟ್ಟು ಹೊರಟ್ರೆ ಸೋದರನು ಬಿಟ್ಟು ಹೋಗ್ತಾನೆ ಅನ್ನೋ ಮಾತನ್ನು ಹೇಳುವಂತಹದ್ದು ಲಕ್ಷ್ಮಣ ನೀ ರಾಮನ ಜೊತೆಯಲ್ಲಿ ಹೋಗೋದಾನಂ ದೀಕ್ಷಾ ಚ ಯಜ್ಞೇಶು ತನುತ್ಯಾಗೋ ಮೃದೇಶು ಚ ದಾನ ಮಾಡಿದರೂ ರಾಮನ ಜೊತೆಲೆ ಮಾಡು ದೀಕ್ಷೆ ವಹಿಸಿದ್ರು ಅವನ ತಲೆಗೆ ಹಾಲು ಗೀಲು ಕಟ್ಕೊಂಡು ಹಾಲು ಜಡೆ ಧರಿಸಿದ್ರೆ ನೀನು ಧರಿಸಬೇಕು ಅವನು ಯಜ್ಞಕ್ಕೆ ಕೂತರೆ ರಕ್ಷಣೆ ನೀ ಮಾಡಬೇಕು ತನುತ್ಯಾಗ ಅವನ ಪ್ರಾಣ ಬಿಡೋ ಹಾಗಿದ್ರೆ ನೀನೂ ಬಿಡಬೇಕು ಇದನ್ನು ಹಿಡ್ಕೊಂಡು ಕಂಬರಾಮಾಯಣದಲ್ಲಿ ತುಂಬಾ ದೊಡ್ಡದಾಗಿ ಬರೆದಿದ್ದಾಳೆ ಮೃಧೇಶು ಚ ಯುದ್ಧದಲ್ಲಿ ಅವನಿಗೇನು ಬರ್ತದೆ ರಾಮನಿಗೆ ಅದೆಲ್ಲ ನೀನು ಮೊದಲು ಅನುಭವಿಸಬೇಕು ರಾಮನಿಗೆ ಎದೆ ಬಾಣ ಗೀಣ ತಾಗೋ ಸಂದರ್ಭದಲ್ಲಿ ನೀಯೇ ದವಡ್ಡಬೇಕು ಮಗು ನೀ ಮೊದಲು ಹೋಗು ಅಂತ ಹೇಳಿ ಒಂದು ಮಹಾವಾಕ್ಯವನ್ನಾಡ್ತಾಳೆ ವಾಲ್ಮೀಕಿ ಆದ ಮೇಲೆ ಎಷ್ಟು ಜನ ರಾಮಾಯಣವನ್ನು ಸಂಸ್ಕೃತದಲ್ಲಿ ಬರೆದರೋ ಅವರೆಲ್ಲ ಈ ವಾಕ್ಯವನ್ನು ವಾಲ್ಮೀಕಿಯಿಂದ ಕದ್ದು ಬರೆದಿದ್ದಾರೆ ಒಬ್ಬರೂ ಬಿಡದೆ ಬರೆದಿದ್ದಾರೆ ಈ ಶ್ಲೋಕಕ್ಕೆ ಐದಾರು ಅರ್ಥಗಳುಂಟು ಇಪ್ಪತ್ತು ಮೂವತ್ತು ಅರ್ಥಗಳನ್ನು ತರಿ ಶ್ಲೋಕದಲ್ಲಿ ಬರೆದಿದ್ದಾರೆ ಬೆಳಗಿನ ಜಾವ ಆಗಿಬಿಡುತ್ತೆ ನಿಮಗೆ ಹುಚ್ಚು ಹೋಗುತ್ತೆ ಅಷ್ಟು ಅರ್ಥ ಹೇಳಿದೆ ಏನು ಹೇಳಿದ್ರು ಇವರು ಅಂತ ತಿಳಿಯೋದಿಲ್ಲ ಅದಕ್ಕೊಂದು ಐದಾರು ಅರ್ಥ ಮಾತ್ರ ಹೇಳ್ತೇನೆ ಕೇಳಿದ್ದೀರಿ ಶ್ಲೋಕ ರಾಮಂ ದಶರಥಂ ವಿದ್ಧಿ ಹೇಳಿದ ಶ್ಲೋಕ ಮಾಂ ವಿದ್ಧಿ ಜನಕಾತ್ಮಜ ಅಯೋಧ್ಯಾಮಟವೀಂ ವಿದ್ಧಿ ಗಚ್ಚತಾತ ಯಥಾ ಸುಖಂ ರಾಮನನ್ನ ದಶರಥ ಅಂತ ತಿಳ್ಕೋ ಸೀತೆಯನ್ನ ನಾನು ಅಂತ ತಿಳ್ಕೋ ಅಡವಿಯನ್ನೇ ಅಯೋಧ್ಯೆ ಅಂತ ತಿಳ್ಕೋ ಸುಖವಾಗಿ ಹೋಗಿ ಬಾ ನಾಲ್ಕು ವಾಕ್ಯ ಇದು ಇದಿಷ್ಟೇ ಅರ್ಥ ನಿಮ್ಗೆ ಸಾಕು ಅಂದ್ರೆ ಮುಂದಕ್ಕೆ ಹೋಗಿಬಿಡ್ತೇನೆ ನಾನು ಭಯೋ ಅಂದ್ರೆ ಹೇಳ್ತೇನೆ ಮುಂದಿನ ಅರ್ಥಗಳನ್ನು ರಾಮಂ ದಶರಥಂ ವಿದ್ಧಿ ಸಾಮಾನ್ಯ ಅರ್ಥ ಇನ್ಮೇಲೆ ನಿನಗೆ ರಾಮನೇ ತಂದೆಯಪ್ಪ ಲೋಕದಲ್ಲಿ ಎಲ್ಲ ತಾಯಿಂದರು ಹೇಳ್ತಾರೆ ಅಣ್ಣನ ಜೊತೆಲಿರೋ ಅವನೇ ನಿನಗೆ ತಂದೆ ಇದ್ದ ಹಾಗೆ ಅತ್ತಿಗೆನೇ ತಾಯಿ ಇದ್ದ ರಾಮಂ ದಶರಥಂ ವಿದ್ಧಿ ವಿದ್ಧಿ ಅಂದ್ರೆ ತಿಳಿ ರಾಮನನ್ನೇ ದಶರಥ ಅಂತ ತಿಳಿ ಇವಳನ್ನ ನನ್ನನ್ನು ಜನಕಾತ್ಮಜೈ ಈ ಸೀತಾದೇವಿ ಮೇಲೆ ತಾಯಿ ಸ್ಥಾನ ಅಂತ ತಿಳ್ಕೋ ಕಾಡಲ್ಲಿದ್ದೇನೆ ಅಂತ ತಿಳ್ಕೋಬೇಡ ರಾಮ ಇದ್ದ ಜಾಗ ಅದೇ ನನಗೆ ಅಯೋಧ್ಯೆ ಅಂತ ತಿಳ್ಕೋ ಸುಖವಾಗಿ ಹೋಗು ಒಂದನೇ ಅರ್ಥ ಎರಡನೇ ಅರ್ಥ ವೇದಾಂತ ಅರ್ಥ ರಾಮಂ ದಶರಥಂ ವಿದ್ಧಿ ರಾಮನಿಗೂ ದಶರಥನಿಗೂ ಏನು ವ್ಯತ್ಯಾಸ ಇವನು ನೆಪಕ್ಕೆ ತಂದೆ ದಶರಥ ಅದು ಲಕ್ಷ್ಮಣ ಬಿಟ್ಟ ಅವನ ತಂದೆ ಅಲ್ಲ ಆಗಲೇನೆ ನಿನ್ನೆ ಹೇಳಿದ್ದೇನೆ ಔಪಾಧಿಕ ತಂದೆ ಉಪಾಧಿ ಅಂದ್ರೆ ಒಂದು ನಿಮಿತ್ತದಿಂದ ಕಂಡವ್ರನ್ನೆಲ್ಲ ಸ್ವಾಮಿ ನೀವೇ ತಂದೆ ಇದ್ದಾಗೆ ಅಂತೇವೆ ಐದು ನಿಮಿಷ ಅವ್ರ ಕೈಯಲ್ಲಿ ದುಡ್ಡು ಬರೋ ತನಕ ಬಂದ ಮೇಲೆ ನಿಂದಾರಿ ನಿನಗೆ ನಂದಾರಿ ನನಗೆ ಉಪಾಧಿ ಒಂದು ನೆಪದಿಂದ ಒಬ್ಬರನ್ನ ಅಪ್ಪ ನೀನೇ ತಂದೆ ನೀನೇ ತಾಯಿ ಆ ಭಿಕ್ಷಕನು ಹೇಳ್ತಾನೆ ನೀವೇ ತಂದೆ ಬಂದವರಿಗೆಲ್ಲ ಹೇಳ್ತಾನೆ ಆ ಮಾತನ್ನ ಎಷ್ಟೊಂದು ತಂದೆ ಇರೋವನಿಗೆ ನೀವು ಆ ಕಡೆ ಹೋದ್ಮೇಲೆ ಕಣ್ಣು ಬಿಟ್ಟು ನೋಡ್ತಾನೆ ಕಣ್ಣಿಲ್ದೇ ಅದು ಕಪೋತಿ ಎಷ್ಟೊಂದು ದುಡ್ಡು ಬಂತು ಅಂತ ನೋಡ್ತಾನೆ ನೂರು ರೂಪಾಯಿ ಇದೆ ಚಿಲ್ಲರೆ ಇಲ್ಲ ನೀವು ಪಕ್ಕದವ್ರಲ್ಲ ಹೇಳ್ತಾ ಇದ್ದಾರೆ ಚಿಲ್ಲರೆ ಕೊಡ್ತೇನೆ ಅಂತ ಹೇಳ್ತಾನೆ ಎಣಿಸಿ ಕೊಡ್ತಾನೆ ಅವನು ತಂದೆ ತಂದೆ ಸಿಕ್ಕಿದವರನ್ನೆಲ್ಲ ತಂದೆ ಅಂತ ಔಪಾಧಿಕ ತಂದೆ ಅವನೆಂಥ ತಂದೆ ಕಾಡಿಗೆ ಹೋಗು ಅಂತ ರಾಮನನ್ನೇ ಕಳಿಸಿದ ತಂದೆ ಅವನ ತಂದೆಯೇ ರಾಮಂ ದಶರಥಂ ವಿದ್ಧಿ ನಿಜವಾದ ತಂದೆ ಅಂದ್ರೆ ರಾಮ ಯಾತಕ್ಕೆ ನಿರುಪಾಧಿಕ ತಂದೆ ನೀ ಕಾಡಿಗೆ ರಾಮ ಹೋದ್ರು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದ ಬಿಡದೆ ಕರ್ಕೊಂಡು ಹೋಗ್ತಾ ಇದ್ದ ನಾರಾಯಣ ಶಬ್ದಾರ್ಥವನ್ನು ಅನುಷ್ಠಾನ ಮಾಡ್ತಾನೆ ಆದ್ರಿಂದ ಅವನು ನಿಜವಾಗಿ ಅವನೇ ಶ್ರೀಮನ್ ನಾರಾಯಣ ದಶರಥ ಯಾಕೆ ದಶಾಂಧ್ರ ಪಕ್ಷಿ ಸಂಸ್ಕೃತದಲ್ಲಿ ಪಕ್ಷಿವಾಹನ ರಾಮಂ ದಶರಥಂ ವಿದ್ಧಿ ಅವನೇ ಪಕ್ಷಿವಾಹನ ಗರುಡಾರೂಢ ಶ್ರೀಮನ್ನಾರಾಯಣ ಮಾಂ ವಿದ್ಧಿ ಜನಕಾತ್ಮಜಾಂ ಸೀತೆ ಯಾರು ಮಾದೇವಿ ರಮಾದೇವಿ ಅಮರಕೋಶದಲ್ಲಿ ಮಾ ಅಂದ್ರೆ ಲಕ್ಷ್ಮಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಟವೀಂ ವಿದ್ಧಿ ಈ ಹೋಗ್ತಾ ಇರ್ತಕ್ಕಂಥ ಕಾಡು ಇದು ಅಯೋಧ್ಯೆಗೆ ಸಮ ಯಾರು ಗೆದ್ದು ವಶ ಮಾಡಿಕೊಳ್ಳೋಕ್ಕಾಗದೇ ಇರುವಂತಹ ಊರು ರಾಮ ಇದ್ದಲ್ಲಿ ಊರು ರಾಮ ಬಿಟ್ಟಲ್ಲಿ ಕಾಡು ಇದು ಒಂದರ್ಥ ಮುಂದೆ ಭವಿಷ್ಯ ಹೇಳ್ತಾಳೆ ರಾಮಂ ದಶರಥಂ ವಿದ್ಧಿ ರಾಮಮಪಿ ವಿದ್ಧಿ ದಶರಥಮಪಿ ವಿದ್ಧಿ ಇವರಿಬ್ಬರಿಗೂ ವ್ಯತ್ಯಾಸ ನೋಡು ಈ ದಶರಥ ರಾಮನನ್ನ ಹೋಗು ಹೋಗು ಅಂತ ಅಗಲಿಕೆ ಅಂತ ಕಳಿಸಿಬಿಟ್ಟ ಆದರೆ ರಾಮ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅದು ಕರ್ಕೊಂಡು ಹೋಗುವ ತಂದೆ ಇದು ಬಿಟ್ಟು ಹೋಗುವ ತಂದೆ ಸೀತಾದೇವಿ ನಿನ್ನನ್ನು ಇವನ್ಯಾಕೆ ನಾವಿಬ್ಬರು ಪಿಕ್ನಿಕ್ ಹೋಗುವಾಗ ಯಾಕೆ ಮಧ್ಯದಲ್ಲಿ ಬಾವುಮೈದ ಅಂತ ಹೇಳಿದೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಅದು ಲಕ್ಷ್ಮೀದೇವಿಯ ಸ್ವಭಾವ ವ್ಯತ್ಯಾಸ ನೋಡಿಕೋ ಅಯೋಧ್ಯೆ ನಿನ್ನನ್ನು ಹೋಗುವಂತೂ ಕಾಡು ನಿನ್ನನ್ನು ಬಾ ಅಂತ ಹೇಳಿತು ಅದಲ್ಲವೇ ಅಯೋಧ್ಯೆ ಇದೇ ಅಯೋಧ್ಯೆ ನಿನಗೆ ಆಮೇಲೆ ಹೇಳ್ತಾಳೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನೀವೆಲ್ಲ ಕಾಡಿಗೆ ಹೊರಟ ಮೇಲೆ ದಶರಥಂ ರಾಮಂ ವಿಶ್ರಾಂತಂ ವಿದ್ಧಿ ದಶರಥ ವಿಶ್ರಾಂತನಾಗಿ ಬಿಡ್ತಾನಪ್ಪ ಮಗು ರಾಮನನ್ನು ಬಿಟ್ಟು ದಶರಥ ಬಾಳುವುದಿಲ್ಲ ನೀನು ಅಣ್ಣ ಸೀತೆ ಈ ಕಡೆ ಹೊರಟ್ರಿ ಇನ್ನು ಸ್ವಲ್ಪ ಹೊತ್ತಲ್ಲಿ ರಾಮಂ ರಥಂ ವಿಶ್ರಾಂತಂ ಮೃತಂ ಅವನು ಸಾಯ್ತಾನೆ ಅಂತ ತಿಳ್ಕೊ ಆಗ ಅಮ್ಮ ನೀನೆಲ್ಲಮ್ಮ ಹೋಗ್ತೀಯೇ ಹಾಳು ಕೈ ರಾಜ್ಯದಲ್ಲಿ ಮಾಂ ವಿದ್ಧಿ ಜನಕ ಆತ್ಮಜಾಂ ತಂದೆ ಮನೆಗೆ ಹೋಗ್ತೇನೆ ನಾನು ತವ್ರ ಮನೆಗೆ ಹೋಗ್ತೇನೆ ಇಲ್ಲ ಯಾಕೆಲ್ಲಿ ನಾನು ಅಯೋಧ್ಯ ಮಠವೀಂ ವಿದ್ಧಿ ನೀವು ಬಿಟ್ಟ ಊರು ಅಯೋಧ್ಯೆ ಕಾಡಾಗಿ ಹೋಗುತ್ತೆ ರಾಮ ಇಲ್ಲಿ ಹದಿನಾಲ್ಕು ವರ್ಷ ಸ್ವರ್ಗಿ ಕಾಡಾಗಿ ಹೋಗುತ್ತೆ ಬಂದವರು ಲಾಭ ಕೊಳ್ತಾರೆ ಆದ್ರೆ ವಾಪಸ್ ಬರಬೇಡ ನೀನು ಸುಖವಾಗಿ ಹೋಗು ಇನ್ನೊಂದು ಅರ್ಥ ಇದು ಹೇಳಿ ನಿಲ್ಲಿಸ್ಕೊಳ್ತೇನೆ ಕಾಡಲ್ಲಿಯೂ ನಿನಗೊಂದು ಆಪತ್ತು ಬರುವುದುಂಟು ಎಚ್ಚರಿಕೆಯಲ್ಲಿ ಮಗು ಪಂಚವಟಿಯಲ್ಲಿ ಬರ್ತದೆ ಅದು ಈ ರಾಮ ತಂದೆಗೆ ಸರಿಯಾದ ಮಗ ರಾಮಂ ದಶರಥಂ ವಿದ್ಧಿ ಅಪ್ಪನಿಗೆ ಸರಿಯಾದ ಮಗ ಅವನು ಮಾಂ ವಿದ್ಧಿ ಜನ ಯಾಕೆಂದ್ರೆ ದಶರಥ ಏನ್ ಮಾಡಿದ ಪತ್ನಿಯ ವಾಕ್ಯವನ್ನು ಕೇಳಿಕೊಂಡು ಮೋಸ ಹೋದ ರಾಮ ಏನ್ ಮಾಡ್ತಾನೆ ಪತ್ನಿಯ ವಾಕ್ಯವನ್ನು ಕೇಳಿ ಮಾರೀಚನ ಬೆನ್ನಟ್ಟುಕೊಂಡು ಹೋಗ್ತಾನೆ ಅಪ್ಪನಿಗೆ ಸರಿಯಾದ ಮಗ ರಾಮಚಂದ್ರ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಆಗ ಸೀತೆ ಏನು ಮಾಡ್ತಾಳೆ ಈಗ ನಾ ಮಾಡ್ತಾ ಇರೋದನ್ನೇ ಮಾಡ್ತಾಳೆ ಹೋಗು ಹೋಗು ನಾನು ಹೇಳಿದ ಹಾಗೆ ರಾಮನ ಬೆನ್ನು ಹಿಡಿದು ಹೋಗು ಅಂತ ಅವಳು ನನಗೆ ಹೇಳ್ತಾಳೆ ಹೇಳ್ತಾಳೆ ಹೋಗು ಎಂಬುದಾಗಿ ಆಗ ನೀನು ನಂಬಿರುವ ರಾಮಾಶ್ರವ ಯಾವುದು ನಿನಗೆ ಅಯೋಧ್ಯೆ ಅಂತ ತಿಳ್ಕೊಂಡಿದ್ಯೋ ಅದು ನಿನ್ನ ಪಾಲಿಗೆ ಶೂನ್ಯವಾಗಿ ಅದು ಅಡವಿಯಾಗಿ ಹೋಗುತ್ತೋ ಮಗು ಲಕ್ಷ್ಮಣ ಎಚ್ಚರಿಕೆ ಇರಲಿ ಅಯೋಧ್ಯ ಮಠವೀಂ ವಿಧಿ ಗಚ್ಚತಾತ ಯಥಾ ಸುಖಂ ಇಂಥದ್ದು ಅರ್ಥ ಅವಳು ಜ್ಞಾನವಂತಳು ಇದನ್ನು ಹೇಳಿದಳು ಲಕ್ಷ್ಮಣ ಅರ್ಥ ಮಾಡಿಕೊಂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಚ್ಚರಿಕೆಯಿಂದ ಇರ್ತೇನಮ್ಮ ಅಂತ ಹೇಳಿದ ಅಲ್ಲಿ ಹೊರಟರು ಹೊರಟರು ಅಂತ ಸುಲಭವಾಗಿ ಹೊರಟರು ಅಂತ ಹೇಳೋಕ್ಕಾಗುತ್ತೆ ಸ್ವಲ್ಪ ನಿಧಾನವಾಗಿ ಹೋಗು ಅಂತ ಹೇಳ್ದ ದಶರಥ ಬೇಗ ಬಿಡು ಅಂತ ಇವನಂದ ನಿನ್ನೆ ಸುಳ್ಳು ಹೇಳಿದೆ ಅಂತ ಹೇಳಿಬಿಡು ಅಂತ ರಾಮಚಂದ್ರ ಹೇಳಿದ ಕಥೆಯನ್ನೆಲ್ಲ ಹೇಳಿದೆ ಹಿಂದಿನಿಂದ ಕಿರಿಸ್ಕೊಳ್ತಾ ಇದ್ದಾಳೆ ಲೇ ರಾಮ ಹೊರಟೇನೋ ಅಂತಾಳೆ ಕೈ ಹೀಗಂತಾಳೆ ಹಾಗಂತಾಳೆ ರಾಮ ತಿರುಗಿ ತಿರುಗಿ ನೋಡಿದ ಅಮ್ಮ ಅಳ್ತಾ ಇದ್ದಾಳಲ್ಲ ಅಸಕೃತಿ ಪ್ರೇಕ್ಷತ ಸತಾಂ ಮತ್ತೆ ಮತ್ತೆ ನೋಡಿದ ಅಸಕೃತ ಒಂದ್ಸಲ ಇಲ್ಲ ಅಯ್ಯೋ ಅಮ್ಮ ಅಳ್ತಾ ಇದ್ದಾಳು ಅಮ್ಮ ಆಳ್ತಾ ಇದ್ದಾಳು ಅಲ್ಲೇ ಮುಂದೆ ಬಿಡೋ ರಥ ಅಮ್ಮ ಆಳ್ತಾ ಇದ್ದಾಳಲ್ಲೋ ತಾಯಿ ಹಾಕೊಂಡಳು ನೃತ್ಯಂತೀಮಿವ ಮಾತರಂ ನರ್ತನ ಮಾಡುವ ಹಾಗೆ ಕಾಣಿಸಿದ್ಲಂತೆ ತಾಯಿ ಒಳ್ಳೆ ಡಾನ್ಸ್ ಮಾಡ್ತಾ ಇದ್ಲೆ ನೃತ್ಯಂತೀಮಿವ ನೋಡಿ ಇವ್ ಕೇಳಿಲ್ಲ ಅರ್ಥ ದುಃಖದಲ್ಲಿರೋರು ಯಾರು ಡ್ಯಾನ್ಸ್ ಮಾಡ್ತಾರೆ ಸ್ವಾಮಿ ಸಿನಿಮಾದಲ್ಲಿ ಬಿಟ್ರೆ ಅವನ್ಯಾವನೋ ಪಾಪಿ ಒಂದು ಅರ್ಧ ಹಾಡು ಹೇಳ್ತಾನೆ ಇನ್ಯಾವುದೋ ಮರದ ಮೇಲೆ ಕೂತ್ಕೊಂಡು ಇವಳು ಹೇಳ್ತಾಳೆ ಅದಿದ್ದಕ್ಕಿದ್ದಾಗ ಬೇಲೂರಾಗುತ್ತೆ ಆಮೇಲೆ ಇನ್ನೊಂದಾಗುತ್ತೆ ನದಿ ತೀರವಾಗುತ್ತೆ ಒಂದು ಹುಚ್ಚು ಹಾಡನ್ನು ಇಬ್ಬರು ಹೇಳುವುದು ಇಪ್ಪತ್ತು ವೇಷ ಹಾಕೊಂಡು ಕುಣಿದಾಡುವುದು ಆರ್ ಕೆ ನಾರಾಯಣ್ ಹೇಳಿದಾಗೆ two idiots dancing round each other throughout the night pictures ಏನಿದೆ ಆರ್ ಕೆ ನಾರಾಯಣ್ ಹೀಗೆ ಹೇಳಿದ್ರು ನೀತಿ ನಿಯಮ ಕಲ್ತ್ಕೊಳ್ಳೋದೊಂದು ಇಲ್ಲ ಇವಳು ಅಳ್ತಾ ಇದ್ದಾಳೆ ನೃತ್ಯ ವಾಲ್ಮೀಕಿ ವಾಕ್ಯ ನೃತ್ಯಂತೇಮಿವ ಅದು ಅಳ್ತಾ ಇದ್ದಾಳಲ್ಲ ಹೇಗೆ ಅಳ್ತಾ ಇದ್ದಾಳೆ ಅಂದ್ರೆ ದುಃಖವೆಲ್ಲ ಹೋಗೋ ಸಲುವಾಗಿ ಇದು ಹೇಗತ್ತಳು ಇದಕ್ಕೆ ಈಡು ಮುಪ್ಪತ್ತಾರಾಯಿರ ವ್ಯಾಖ್ಯಾನದಲ್ಲಿ ಆಡಿಯಾಡಿಯ ಅಹಂಕಾರ ಎಂದು இசை பாடி பாடி கண்ணீர் மல்கி எங்கும் நாடி நாடி ನರಸಿಂಗವೆಂದ್ರೆ ವಾಡಿ ವಾಡುಂ ಇವ್ವಾಳ್ನುದಲೇ ಎರಡನೇ ಶತಕದಲ್ಲಿ ನಮ್ಮಾಳ್ವಾರರು ನಾಯಿಕಾಭಾವದಲ್ಲಿ ಅಳ್ತಾ ಇದ್ದಾರೆ ತಾನು ಪತ್ನಿಯಾಗಿಯೂ ಶ್ರೀಮನ್ನಾರಾಯಣ ಗಂಡನಾಗಿ ಇವಳ ಕಡೆ ನೋಡದೆ ಎಲ್ಲೆಲ್ಲೋ ಓಡಾಡ್ತಾ ಇದ್ದಾನೆ ಈ ಹುಡುಗಿ ತಾಯಿ ಅಕ್ಕಪಕ್ಕದವ್ರಿಗೆ ಒಬ್ಬಿಸ್ತಾ ಇದ್ದಾಳೆ ಭಾವ ಅನ್ನುವ ಭಕ್ತಿಯ ಪಾಶುರಗಳು ಇಡೀ ಭಾರತ ದೇಶ ಸಾಹಿತ್ಯದಲ್ಲಿ ಆಳ್ವಾರರ ಸಾಹಿತ್ಯ ಬಿಟ್ಟರೆ ಬೇರೆ ಕಡೆಯಲ್ಲಿಲ್ಲ ಪುಂದರದಾಸರಲ್ಲಿ ಬೀರಾಬಾಯಿಯಲ್ಲಿ ಮಹಾರಾಷ್ಟ್ರ ಸಂತರಲ್ಲಿ ಭಕ್ತಿಯ ಭಾವಗಳಿವೆ ಈ ನಾಯಿಕಾ ಭಾವ ಅನ್ನೋದಿಲ್ಲ ನಾಯಿಕೆ ತಾನಾಗಿಯೇ ಅಳುವುದು ಗಂಡ ಬಿಟ್ಬಿಟ್ಟು ಹೋಗ್ಬಿಟ್ನಲ್ಲ ಪ್ರಿಯ ಬಿಟ್ಟು ಹೋದನಲ್ಲ ತಾಯಿ ಪಾಶರಂ ತನ್ಪಾಶರಂ ತೋಳಿಪಾಶರಂ ಸ್ನೇಹಿತರು ಸಖಿಯರಳುವುದು ಅದರಲ್ಲಿ ಒಂದು ಪಾಶರ ಈ ತಾಯಿ ಹೇಳ್ತಿದ್ದಾಳೆ ಅಮ್ಮ ನನ್ನ ಮಗಳನ್ನೇ ಹುಚ್ಚಿಡಿಸಿಬಿಟ್ಟ ನಮ್ಮ ಅಳಿಯ ಹ್ಯಾಕ್ ಸೊರಗಿದ್ದಾಳೆ ನೋಡಿ ಆಡಿ ಆಡಿ ನರ್ತನ ಮಾಡ್ತಾ ಇದ್ದಾಳೆ ಏನಾಯ್ತು ಅಹಂಕಾರ ಇಂದ ಅಹಂಕಾರವೆಲ್ಲ ಕರಗಿ ಹೋಯಿತು ಇನ್ನು ನರ್ತನ ಮಾಡೋ ಇಲ್ಲ ಅಹಂಕಾರ ಹೋಯಿತು ನರ್ತನ ಮಾಡೋರ್ಗೆ ಅಹಂಕಾರ ಇರುತ್ತೆ ಎಲ್ಲಿ ಗೊತ್ತಾಗುತ್ತೆ ಕಾಲಿನ ಶಕ್ತಿಯಲ್ಲಿ ಗೊತ್ತಾಗುತ್ತೆ ಕಲ್ಲು ನಾಟ್ಯ ಮಾಡಬೇಕು ತಕ ತಕ ಕುಣಿಬೇಕು ಎಲ್ಲಿ ತನಕ ಕುಣಿತಾರೆ ಶಕ್ತಿ ಇರೋ ತನಕ ಕುಣಿತಾರೆ ಆಡಿ ಆಡಿ ಅಹಂಕಾರ ಇಂದು ಅಥವಾ ಆಮೇಲೆ ಹಾಡೋಕ್ ಶುರು ಮಾಡ್ತಾರೆ ಇಶೈ ಪಾಡಿ ಪಾಡಿ ಕಣ್ಣೀರ್ ಮಲ್ಹಿ ಹಾಡು ಜಾತಿಗೆ ಕಣ್ಣೀರೆಲ್ಲ ಬಸಿದು ಹೋಗುವಂತೆ ಇನ್ನು ಕಾಲಲ್ಲಿ ಶಕ್ತಿ ಇಲ್ಲ ಗಂಟ್ಲಲ್ಲಿ ಶಕ್ತಿ ಇಲ್ಲ ಕೂತ್ಕೊಂಡು ಕಣ್ಣು ಕಾಣಿಸದೆ ಯಂಗುಂ ನಾಡಿ ನಾಡಿ ಹುಡುಕಿ ಹುಡುಕಿ ಹುಡುಕಿ ನರಸಿಂಹ ಸ್ವಾಮಿ ಕಮದಿಂದ ಬಂದಿಯಲ್ಲ ಎಲ್ಲಿದ್ದೀಯಪ್ಪ எங்கும் நாடி நாடி நரசிங்காவென்று வாடி வாடும் இவ்வாழ்நுதல் ನುಲದ ನೆತ್ತಿ ಈ ಹುಡುಗಿ ಎಷ್ಟು ಸುಂದರಿಯಾಗಿದ್ದಳು ನೆತ್ತಿಯೆಲ್ಲ ಬಾಡ್ಹೋಯಿತು ಇನ್ನವಳು ಅಳೋ ಸ್ಥಿತಿಯಲ್ಲಿಲ್ಲ ಕುಣಿಯೋ ಸ್ಥಿತಿಯಲ್ಲಿಲ್ಲ ಹಾಡೋ ಸ್ಥಿತಿಯಲ್ಲಿಲ್ಲ ನಮ್ಮ ಅಳಿಯ ಹೇಗೆ ಮೋಸ ಮಾಡಿಬಿಟ್ರಲ್ಲ ಎಂಬುದಾಗಿ ಹುಡುಗಿಯನ್ನು ಕುರಿತು ಹಾಡುವ ಪದ್ಯ ಇದಂತಂದು ಜೋಡಿಸಿದ್ದಾರೆ ನಂಬಿಳ್ಳಯ್ಯ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ ಇವಳು ಹೇಗೆ ಅಳುತ್ತಿದ್ದಾಳೆ ಅಂದ್ರೆ ಇನ್ನಳೋಕಾಗಬಾರ್ದು ಆ ರೀತಿ ಹೇಳ್ತಾ ಇದ್ದಾಳೆ ಇನ್ನು ನರ್ತನ ಮಾಡೋಕ್ಕಾಗಬಾರ್ದು ರಾಮ ಕಾಡಿ ಹೊರಟ ಮೇಲೆ ಯಾರಿಗೋಸ್ಕರ ನರ್ತನ ಮಾಡ್ತಾಳೆ ಮಗು ಹೋಗ್ಬೇಡ ಕಾಣೋ ಅಂತಾಳೆ ಕೈ ಹೀಗೆ ತಗೊಳ್ತಾಳೆ ಹೀಗೆ ತಗೊಳ್ತಾಳೆ ಅದು ನರ್ತನ ಮಾಡೋ ಕಾಣಿಸುತ್ತೆ ಅದಕ್ಕೆ ಪರಿವಾರ ಚಂಪಳ್ಳಿ ಹೇಳ್ತಾರೆ ವಡಿ ವಳಹಿಯಾರ್ ಶಯ್ಯಂ ವ್ಯಾಪಾರಗಳೆಲ್ಲ ಕಣ್ಣಕ್ಕೆ ಇನಿಯವಾಗವೇ ಇರುಕು ನೋಡೋಕ್ ಸುಂದರಿಯಾದವರು ಮುದುಕಿಯಾಗಿದ್ದರು ಅವರು ಕೈ ಕಾಲಿನಿಂದ ಮಾಡತಕ್ಕ ವ್ಯಾಪಾರಗಳು ನೋಡೋರು ಚೆನ್ನಾಗಿಯೇ ಇರುತ್ತೆ ಅವಳು ಅತ್ತರು ಕುಣಿದರು ಶಾಸ್ತ್ರೀಯವಾಗಿತ್ತು ನರ್ತನ ಕಲಿಯದೇ ಏನಾಯಿತು ತುಂಬತ್ತೆಮ್ಮೆ ಹೊದಿಯೈ ತಾಳಂಕೊಂಡು ಅರಿಯುಮಿತ್ತನೈ ಅವಳಿಗೆ ದುಃಖ ಎಷ್ಟಿತ್ತು ಕೌಸಲ್ಯಗೆ ಅಂದ್ರೆ ತಾಳ ಹಾಕಿ ಅಳೆಯಬೇಕಾಗಿತ್ತು ಇದೇನಾದಿ ತಾಳುವು ಒಟ್ಟ ತಾಳುವು ಅಂತ ತುಂಬತ್ತೆಮ್ಮೆ ಹೊದಿಯೈ ತಾಳಂಕೊಂಡು ಅರಿಯುಮಿತ್ತನೈ ಹಾಗಳ್ತಾ ಇದ್ದಾಳೆ ಅಲ್ಲಿಂದಲೇ ರಾಮ ಕೈ ಬೀಸ್ತಾ ಇದ್ದಾನೆ ಅಮ್ಮ ಆಡಬೇಡ ಅಮ್ಮ ಆಡಬೇಡ ನನಗೆ ಚುರುಕಂತ ಇದೆ ಅಂತ ಹೇಳಿ ನಾಲ್ಕು ಹೆಜ್ಜೆ ರಥ ಹೋಗ್ತಾ ಇಲ್ವೋ ಹಿಂದಿನ ನೋಡ್ತಾರೆ ವೇದಘೋಷ ಮಾಡ್ತಾ ಬ್ರಾಹ್ಮಣರೆಲ್ಲ ಬಂದ್ರು ಊರ್ನವ್ರು ಅಯ್ಯೋ ದೇವರೇ ಅಯೋಧ್ಯೆಯಲ್ಲಿ ಹಂಸ ಶುಕ್ಲ ಶಿರೋರು ಹೈ ತಲೆ ನಡುಗ್ತಾ ಇದೆ ವಯಸ್ಸಾದ ಬ್ರಾಹ್ಮಣರು ಅನೇಕ ವರ್ಷ ಆಗಿಬಿಟ್ಟಿದೆ ನಡುಗ್ತಾ ಇದೆ ಬೆಳ್ಳಗಿದೆ ಹಂಸದಂತೆ ತಲೆ ಬೆಳ್ಳಗಾಗಿದೆ ಹೆಗಲ ಮೇಲೆ ಉತ್ತರಿ ಸಿಂಬಿ ಹಾಕೊಂಡು ದೊಡ್ಡ ದೊಡ್ಡ ಮಡಕೆಗಳಲ್ಲಿ ನಿತ್ಯ ಅಗ್ನಿಹೋತ್ರ ಏನಿಟ್ಟಿದ್ರು ಅಗ್ನಿ ಪಾತ್ರಗಳನ್ನ ಇಟ್ಕೊಂಡು ಬರೀ ಕಾಲಲ್ಲಿ ಬಂದ್ಬಿಟ್ಟಿದ್ದಾರೆ ರಸದ ಹಿಂದೆ ರಾಮಾನಿ ಹೋಗಬೇಡ ಅಗ್ನಿಹೋತ್ರಗಳು ಜಾಗ ಬಿಟ್ಟು ಹೋಗೋ ಹಾಗಿಲ್ಲ ಆದ್ರೆ ಮಡಿಕೆ ತಂದು ಬಿಟ್ಟಿದ್ದ ನಿನ್ ಜೊತೆಲೇ ಹೋತ್ರ ಮಾಡ್ತೇವೆ ಅಂತ ರಾಮ ಸುಮಂತ್ರನಿಗೆ ಹೇಳ್ದ ಇಡೀ ಬ್ರಾಹ್ಮಣ್ಯ ಬಂದಿದೆ ನಾ ಹೋಗಬಾರ್ದು ಸ್ವಲ್ಪ ತಡೆಯೋ ಅಂತ ರಥದಿಂದ ಕೆಳಗಿಳಿದು ಅವರ ಪಾದಕ್ಕೆಲ್ಲ ನಮಸ್ಕಾರ ಮಾಡಿ ಊರ್ನವ್ರು ನೀವು ಬ್ರಾಹ್ಮಣ್ಯ ಬಿಟ್ಟು ಬಂದ್ಬಿಟ್ರೆ ಅಯೋಧ್ಯೆ ಗತಿಯೇನು ಹೋಗಬೇಕು ಅಂತ ಒಪ್ಪಿಸ್ತಾ ಇದ್ದಾನೆ ಅವರೆಲ್ಲ ಅಲ್ಲಿಯೇ ನಿಂತರು ಅಳ್ತಾ ಇದ್ದಾರೆ ಮಡಿಕೆ ಸುಡ್ತಾ ಇದೆ ಹೆಗಲ ಮೇಲೆ ಬ್ರಾಹ್ಮಣರು ಮುಂದೆ ಹೋಗೋ ಹಾಗಿಲ್ಲ ಹಿಂದೆ ಹೋಗೋ ಹಾಗಿಲ್ಲ ಸಾಯಂಕಾಲವಾಯಿತು ಸೂರ್ಯ ಮುಳುಗಿದ ಇನ್ನೇನು ಕತೆ ಹೇಳ್ತೀರಿ ಇದೇ ಇನ್ನು ಸೂರ್ಯ ಮುಳುಗಿ ಹೋದ ಅರಮನೆ ಬಾಗಿಲಲ್ಲಿ ನಿಂತಿದ್ದಾನೆ ದಶರಥ ಧೂಳೆದ್ದು ಬಿಟ್ಟಿದೆ ಅಷ್ಟು ಸಾವಿರ ಜನರ ಕಾಲ್ಧೂಳಿ ಆ ಧೂಳಿ ಹೇಗಿತ್ತು ಚಂಪೂ ರಾಮಾಯಣದಲ್ಲಿ ಹೇಳ್ತಾರೆ ರಾಮನ ಹಿಂದೆ ಅಯೋಧ್ಯೆಯ ಮಣ್ಣು ಪ್ರಯಾಣ ಹೊರಟಾಗಿತ್ತು ವರ್ಣನೆ ಮಾಡಿದ್ದಾರೆ ಧೂಳು ಧೂಳು ರೂಪದಲ್ಲಿ ಬಿಡಿತು ಸಾಯಂಕಾಲವಾಯಿತು ಸೂರ್ಯನು ಮುಳುಗಿದ ಕತ್ತಲಿಯಾಗಿ ಹೋಯಿತು ನಿಂತಿದ್ದಾನೆ ದೆವ್ವ ಬಿಡದಾಗ ರಾಮ ಹೋದ್ಯಕ್ಕೆ ನೋಡ್ತಾ ಈ ಕಡೆ ಸುಮಿತ್ರೆ ಕೌಸಲ್ಯ ಒಂದು ಕಡೆ ಕೈಕೇಯಿ ಕೈಕೇಯಿ ಮಹಾರಾಜನನ್ನು ಮುಟ್ಟಿದ್ರು ಅವಳ ಕಾಲು ನೋವು ಶುರುವಾಯಿತು ಸಜ ಪೀಡೆ ತೊಲಗಿತಲ್ಲ ರಾಮನ ಕಾಡಿಗೆ ಕಳಿಸಿ ಇನ್ನೆಷ್ಟೊತ್ತು ನಿಂತಿರೋದು ಮಹಾರಾಜರು ನಿಂತಿದ್ದಾರೆ ಅಂತ ಗೌರವದಿಂದ ಆರಮನೆಯವರು ಚಾಮರ ಬೀಸೋರು ಛತ್ರಿ ಹಿಡಿಯೋರು ದೇವಟಿಗೆಯವರು ಪಲ್ಲಕ್ಕಿಯವರು ಎಲ್ಲ ನಿಂತಿದ್ದಾರೆ ಇವಳಿಗೋ ಕಾಲು ನೋವು ಮಹಾರಾಜರೇ ಊರಿಗೆ ಹೋಗೋಣ ನಡೆಯಿರಿ ಎಂಬುದಾಗಿ ದಶರಥರನ್ನು ಮುಟ್ಟಿದ ಕೂಡಲೇ ಚೇಳು ಕುಟುಕಿದಂತಾಯಿತು ಥೂ ಅಂದ ಮುಟ್ಟಬೇಡ ನನ್ನ ಪಾಪಿ ಆ ರಾಮ ಎಲ್ಲಿ ಹೋದ ಅಂತಾನೆ ಅವನಿಗೆ ವಿಚಿತ್ರ ಕಣ್ಣು ಹೋಗಿಬಿಟ್ಟಿದೆ ದಶರಥನಿಗೆ ಪರಮಾತ್ಮ ಶರೀರದಿಂದ ಹೊರಡುವಾಗ ನೋಡಿ ಜ್ಞಾನಿಗಳು ಹೇಗೆ ಸಾಯ್ತಾರೆ ಮೊದಲು ಕಣ್ಣು ಹೋಗ್ತದೆ ಆಮೇಲೆ ಕಿವಿ ಹೋಗ್ತದೆ ಆಮೇಲೆ ಬಾಯಿ ಹೋಗ್ತದೆ ಒಂದೊಂದು ಮೂಗು ರಂಧ್ರಗಳು ಒಂದೊಂದೇ ಒಂದೊಂದೇ ಒಂದು ಮನೆಯಿಂದ ಹೊರಗಡೆ ಹೋಗಬೇಕಾದವರು ಹಿತ್ತಲ ಕಡೆಯಿಂದ ಬಾಗಿಲು ಹಾಕೊಂಡು ಹಾಕೊಂಡು ಹಾಕೊಂಡು ಕೊನೆಯಲ್ಲಿ ಬೀದಿ ಭಾಗ ಮಾಡುವಂತೆ ಭೀಷ್ಮನ ಮರಣವನ್ನು ವರ್ಣನೆ ಮಾಡ್ತಾರೆ ಕಾಲಿನಿಂದ ಪ್ರಾಣ ಹೋಗ್ತಾ ಹೋಗ್ತಾ ಬಂತವನಿಗೆ ಮಹಾಯೋಗಿ ಅರ್ಜುನ ಬಿಳಿ ಬಟ್ಟೆಯನ್ನು ಹೊದ್ದಿಸ್ತಾ ಹೊದ್ದಿಸ್ತಾ ಹೊದ್ದಿಸ್ತಾ ಕೊನೆಯಲ್ಲಿ ಮುಸುಕನ್ನು ಹಾಕ್ತಾನೆ ಯೋಗಿಗಳು ಹೋಗುವ ಕ್ರಮ ಭೋಗಿಗಳು ಹೋಗುವ ಕ್ರಮ ಈ ಕಡೆಯಿಂದ ಪ್ರಾಣ ಹೋಗುತ್ತೆ ಕೆಲವರಿಗೆ ಅಪಾನದಲ್ಲಿ ಕೆಲವರಿಗೆ ಉದಾನದಲ್ಲಿ ಸಮಾನದಲ್ಲಿ ಪ್ರಾಣ ಹೇಗೆ ಹೋಗುತ್ತೆ ಗೊತ್ತಿಲ್ಲ ದಶರಥನ ಕಣ್ಣು ಹೋಗಿಬಿಟ್ಟಿದೆ ಅವಳು ಮುಟ್ಟಿದ ಸ್ಪರ್ಶದಲ್ಲಿ ಇದು ಕೈ ಕೈ ಮೈ ಅಂತ ಗೊತ್ತಾಯಿತು ಮುಟ್ಟಬೇಡ ಅಂತ ಹೇಳಿದವನೇ ಕೌಸಲ್ಯ ಎಲ್ಲಿದ್ದೀಯೇ ಪಕ್ಕದಲ್ಲೇ ಇದ್ದಾಳು ಅವಳು ಕೌಸಲ್ಯೆ ನತ್ವಾ ಪಶ್ಯಾಮಿ ಕೌಸಲ್ಯೇ ಸಾಧು ಮಾಂ ಪಾಣಿನ ಸ್ಪೃಶ ರಾಮನನ್ನು ಎತ್ತಿ ಆಡಿಸಿದ ನಿನ್ನ ಒಳ್ಳೆಯ ಕೈಗಳಿಂದಲಾದರೂ ನನ್ನನ್ನು ಮುಟ್ಟು ರಾಮನಂತೂ ಕಾಣುವ ಭಾಗ್ಯವಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಲ್ಲೇ ನಿಂತುಬಿಟ್ಲು ಕೈ ಕೈ ಇವರೆಲ್ಲ ಕೌಸಲ್ಯ ಅರಮನೆಗೆ ಮಹಾರಾಜನನ್ನು ಕರ್ಕೊಂಡ್ಬಂದ್ರು ಎಷ್ಟು ವರ್ಷ ಕಳೆದ ಮೇಲಾಯ್ತು ನೋಡಿ ಇದು ಸುಮಿತ್ರೆ ಮತ್ತು ಕೌಸಲ್ಯ ದಶರಥನ ಬಂದಿದ್ದಾರೆ ಸಮಾಧಾನ ಹೇಳ್ತಿದ್ದಾಳೆ ಕೌಸಲ್ಯಗೆ ಸುಮಿತ್ರೆ ಅಮ್ಮ ನೀನು ಅಳಬೇಡ ಅಳಬೇಡ ರಾಮ ಅಂದ್ರೆ ಯಾರನ್ನು ತಿಳ್ಕೊಂಡೆ ಸೂರ್ಯನಿಗೆ ಸೂರ್ಯತ್ವವನ್ನು ಕೊಟ್ಟವನು ಸೂರ್ಯಸ್ಯಾಪಿ ಭವೇತ್ ಸೂರ್ಯ ಅಗ್ನೇ ಅಗ್ನಿ ಅಗ್ನಿಗೆ ಅಗ್ನಿತ್ವವನ್ನು ಕೊಟ್ಟವನು ಲೋಕಪಾಲಕರಿಗೆ ಅವರವರ ಶಕ್ತಿಯನ್ನ ಕೊಟ್ಟವನು ಆ ರಾಮ ಖಂಡಿತ ವಾಪಸ್ ಬರ್ತಾವನು ಏನು ಕೇಳಾಗೋದಿಲ್ಲ ಲಕ್ಷ್ಮಣ ಜೊತೆಲಿದ್ದಾನೆ ಸುಮ್ಮನಿರು ಅಂತ ರಾಮ ಯಾರು ಎಂಬುದನ್ನ ಅಷ್ಟು ಪ್ರಕಟವಲ್ಲದ ಮಾತಲ್ಲಿ ಹೇಳ್ತಾ ಇದ್ದಾಳೆ ಅಯೋಧ್ಯೆ ಸ್ಥಿತಿ ಏನಾಯಿತು ನಾ ಎಂತ ಎಂತ ರಾಮನೇ ಕಾಡಿ ಹೋದ್ಮೇಲೆ ಅಗ್ನಿಹೋತ್ರ ಯಾತಕ್ಕೆ ಬೇಕು ಅಂತ ಮಡಿಕೆಯನ್ನು ಒಡೆದು ಬಿಟ್ಟರು ಕೆಲವರು ನಾಪಚನ್ ಗೃಹಮೇಧಿನಃ ಗೃಹಸ್ಥರು ಇಟ್ಕೊಂಡ ಅವರು ತಮ್ಮ ಅಗ್ನಿಹೋತ್ರವನ್ನು ಬಿಟ್ಟರು ಅಕುರ್ವನ್ನ ಪ್ರಜಾ ಕಾರ್ಯಂ ಪ್ರಜೆಗಳು ಯಾವ ಕಾರ್ಯದಲ್ಲಿ ತೊಡಗಲಿಲ್ಲ ಎಲ್ಲ ಆಫೀಸ್ ಎಲ್ಲ ಕ್ಲೋಸ್ ಅಂಗಡಿ ಮುಂಗಟ್ಟು ಎಲ್ಲ ಬಂದು ಸೂರ್ಯಶ್ಚಾಂತರಧೀಯತ ದಸಜನ್ಯ ಕಬಲ ಅನ್ನಾಗಾಹ ಆನೆ ಕರೋಟಿಯಲ್ಲಿ ಆನೆಗಳು ಹುಲ್ಲು ಮೇಯಲಿಲ್ಲ ಅವತ್ತು ಗಾವಹ ವತ್ಸಾನ್ನಪಾಯನ್ನೇ ಗೋವುಗಳು ಕರುಗಳಿಗೆ ಹಾಲು ಉಣಿಸಲಿಲ್ಲ ಪುತ್ರಂ ಪ್ರಥಮಜಂ ಲಬ್ಧ್ವಾ ನಾಭ್ಯನಂದತೆ ಇದೆಲ್ಲ ಹೇಳಿದ್ದೇನೆ ಚೊಚ್ಚಲು ಮಗುವನ್ನು ಹಡೆದ ತಾಯಿ ಗಂಡು ಮಗುವಾಗಿದ್ರು ಈ ಸುಟ್ಟು ಮಗು ರಾಮ ಕೌಡ ಕಾಡಿಗೆ ಹೋಗೋ ದಿವಸವೇ ಹುಟ್ಟಬೇಕಾಗಿತ್ತೆ ಅಂತ ಮಗುವನ್ನು ನಿಂದಿಸ್ಕೊಳ್ತಾ ಇದ್ದಾಳೆ ಈಗೆಲ್ಲ ಆಯಿತು ಕೌಸಲ್ಯ ತಪ್ಪುರಕ್ಕೆ ಬಂದ ದಶರಥ ಇನ್ನೇನು ವರ್ಣನೆ ಮಾಡಲಿ ಮಲಗಿದ್ದಾರೆ ದಶರಥನಿಗೆ ಮೂರ್ಛೆ ಹತ್ತು ಹತ್ತು ನಿಮಿಷಕ್ಕೆ ತಿಳಿಯುತ್ತೆ ಮತ್ತೆ ಬುಸುಗುಡ್ತಾ ಇದ್ದಾನೆ ಕೌಸಲ್ಯೇ ಎಲ್ಲಿದ್ದೀಯೇ ನನ್ನ ಮುಟ್ಟು ಇಲ್ಲೇ ಇರು ಪಕ್ಕದಲ್ಲಿರು ಕೈ ಮುಗೀತೀನಿ ನನ್ನ ಬಿಟ್ಟು ಹೋಗಬೇಡ ಮತ್ತೆ ಮತ್ತೆ ಇವಳಿಗೂ ಒಂದು ಕಡೆ ನಿದ್ದೆ ಒಂದು ಕಡೆ ಚ ದುಃಖ ಏನು ತಿಂದಿಲ್ಲ ಬೆಳಿಗ್ಗೆಯಿಂದ <coughs> ಮಹಾರಾಜರೇ ಮಹಾರಾಜರೇ ಮಹಾರಾಜರೇ ಇವಳು ಹೇಳ್ತಾ ಇದ್ದಾಳೆ ಏನ ಏನ್ ಹೇಳ್ತೀಯ ಕೌಸಲ್ಯ ಇಷ್ಟು ವರ್ಷ ಬಿಟ್ಟಿದ್ದಾನೆ ಪುನಃ ಕೂಡಿದ್ದಾರೆ ಸತಿಪತಿಯರು ಕೌಸಲ್ಯ ಹೇಳ್ತಾಳೆ ಮಹಾರಾಜರೇ ಭರತನಿಗೆ ರಾಜ್ಯ ಕೊಡಿ ನಾನೇನು ಬೇಡ ಅಂತ ಹೇಳಲಿಲ್ಲ ನನ್ನ ಮಗ ಏನು ಅರ್ಜಿ ಹಾಕಿದ್ನೆ ಆದ್ರೆ ರಾಮನನ್ನು ಕಾಡು ಕಳಿಸೋದು ಬಗಲು ಏ ಮಗು ರಾಮ ನಮ್ಮೂರಲ್ಲೇ ಭಿಕ್ಷೆ ಎತ್ಕೊಂಡಿರೋ ಅಂತ ಹೇಳಿದ್ರೆ ದಿವಸ ಅವನ ಮುಖ ನೋಡೋ ಭಾಗ್ಯ ಇರ್ತಿತ್ತಲ್ಲ ನನಗೆ ಅಥಾಸ್ಮಿನ್ ನಗರೇ ರಾಮ ಚರನ್ ಭೈಕ್ಷ್ಯಂ ಗೃಹೇ ವಸೇತೆ ಕಾಮಕಾರೋ ವರಂ ತುಂ ಅಪಿ ದಾಸಂ ಮಮಾತ್ಮಜಂ ಆಳಾಗಿದ್ದೊಬ್ರಿಗೆ ಹಾಕಿದ್ರು ಪರವಾಗಿಲ್ಲ ನೋಡ್ತಾ ಇದ್ದೆ ತಾಯಿ ಮಗನ ಮುಖ ನೋಡಬಾರ್ದು ಅಂತ ನಾನು ಭಾಗ್ಯಕ್ಕೆ ಕಲ್ಲು ಹಾಕಬೇಕು ಅಂತ ಕಾಡಿ ಕಳಿಸ್ಬಿಟ್ರಲ್ಲ ಅಂತ ಹೊಟ್ಟೆ ಬಡಿದುಕೊಂಡು ಗೊಳೋ ಅಂತ ಹೇಳ್ತಾ ಇದ್ದಾಳೆ ದಶರಥ ಏನ್ ಹೇಳ್ತಾನೆ ಇದಕ್ಕೆ ಉತ್ತರವನ್ನ ಅವಳ ಸಂಕಟಕ್ಕೆ ತಾನೇ ಕಾರಣ ಅಂತ ಅವನೊಂದು ರೀತಿಯಲ್ಲಿ ತಾನೂ ಅಳ್ತಾ ಇದ್ದಾನೆ ಇದು ಈ ಅಳುವಿನಲ್ಲಿ ರಾತ್ರಿ ಕಳೀತಾ ಕಳೀತಾ ಬೆಳಗಾಗುವಷ್ಟರಲ್ಲಿ ದಶರಥನಿಗಿನ ಪ್ರಾಣ ಹೋಗಬೇಕು ಇಷ್ಟರಲ್ಲಿ ಈ ಊರಿನ ಜನ ಏನು ಮಾಡಿದ್ರು ಸ್ವಲ್ಪ ನೋಡೋಣ ಏನು ವಿನ್ಯಾಸ ಮಾಡಿದ್ದಾರೆ ವಾಲ್ಮೀಕಿ ಒಂದೊಂದು ಮನೆಯಲ್ಲಿ ಸ್ತ್ರೀಯರು ಏನೇನೋ ಕೆಲಸ ಮಾಡ್ತಿದ್ದ ಗಂಡು ಸರನ ಬೇರೆ ಬೇರೆ ವ್ಯವಹಾರ ಇತ್ತು ಕೆಲವರು ಗೋವು ಮೇಯಿಸ್ತಾ ಇದ್ರು ಕುಂಬಾರರಿದ್ರು ಶೆಟ್ರಿದ್ರು ಗಾಣಿಗರಿದ್ರು ಮೇದಾರರಿದ್ರು ಅಯೋಧ್ಯೆಯಲ್ಲಿ ಎಷ್ಟು ಕಸುಬಿನವರಿದ್ರು ಎಲ್ಲಾ ಜಾತಿಯಲ್ಲಿ ಒಂದೊಂದು ಮನೆಯಲ್ಲಿ ಹೆಂಗಸರು ಹೇಳ್ತಾರೆ ನಾವಂತೂ ಮಕ್ಕಳು ಬಿಟ್ಟು ಬರೋ ಹೋಗಿಲ್ಲ ಯಜಮಾನ್ರೇ ದಯವಿಟ್ಟು ರಾಮನ ಜೊತೆಗೆ ಹೋಗಿ ಲಕ್ಷ್ಮಣ ಒಬ್ಬನೇ ಹೋಗಿದ್ದಾನೆ ಮನೆಗೊಂದಾಳಾದ್ರೂ ಹೋಗದೆ ಅಂದ್ರೆ ಮರ್ಯಾದೆ ಬರೋದಿಲ್ಲ ನಾಳೆ ಬರೆದು ವಾಲ್ಮೀಕಿ ರಾಮ ಕಾಡಿಗೆ ಹೋದ್ರೆ ಚಪಾತಿ ತಿಂತ ಕೂತಿದ್ರು ರೊಟ್ಟಿ ತಿಂತ ಕೂತಿದ್ರು ದಯವಿಟ್ಟು ಹೋಗಿ ರಾಮನ ಹಿಂದೆ ಹೋಗೋದಲ್ಲ ವಾಪಸ್ ಮಾತ್ರ ಬರಬೇಡಿ ಇಲ್ಲ ಬನ್ನಿ ರಾಮನನ್ನ ನಮ್ಮ ಕಿವಿಗೆ ಬೀಳಿದ ಎಲ್ಲರೂ ಸತ್ರು ಪರವಾಗಿಲ್ಲ ರಾಮನ ಹಿಂದೆ ಹೋಗಿಬಿಡಿ ಅಂತ ಹೇಳಿ ಕಳಿಸಿದ್ದಾರೆ ಇವರು ಅನುರಕ್ತ ಮಹಾತ್ಮಾನಂ ರಾಮಂ ಸತ್ಯಪರ ಹೆಂಡತಿ ಹೇಳೋದು ಬೇಕೆ ಅವರಿಗೆ ಜನರಿಗೆ ಸ್ವಂತ ಪ್ರೀತಿ ಹೊರಟು ಬಿಟ್ಟಿದ್ದಾರೆ ಹೇಗೆ ಹೊರಟಿದ್ದಾರೆ ಕಾಲ್ನಡಿಗೆಯಲ್ಲಿ ಹೊರಟಿದ್ದಾರೆ ದೇವಸ್ಥಾನಕ್ಕೆ ಹಾಗೆ ಹೋಗಬೇಕು ಹಾಗೆ ರಾಮ ನೋಡಿದ ಅಯ್ಯೋ ಇಡೀ ಅಯೋಧ್ಯೆ ನನ್ನ ಹಿಂದೆ ಬಂದುಬಿಡ್ತಲ್ಲ ಇಷ್ಟು ಜನರಿಗೆ ನನ್ನ ನಿಮಿತ್ತ ಕ್ಲೇಶವಾಗುತ್ತಲ್ಲ ಅಂತ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಕೋಟಿ ಕೋಟಿ ಕೋಟಿ ಜನ ಅಯೋಧ್ಯೆಯಲ್ಲಿ ರಾಮನ ಹಿಂದೆ ಹೊರಟು ಬಿಟ್ಟಿದ್ದಾರೆ ಅವರು ಸಾಯಂಕಾಲವಾಯಿತು ಸೂರ್ಯ ಮುಳುಗು ಹೊತ್ತು ದಶರಥ ಅರಮನೆ ಒಳಕ್ಕೆ ಹೋಗಿದ್ದಾನೆ ಅಲ್ಲೊಂದು ದೊಡ್ಡ ಮರ ಎಂಗುದಿ ವೃಕ್ಷ ಇಂಗಳದು ಇಂಗಳದು ಮರ ಅದು ಕನ್ನಡದಲ್ಲಿ ಇಂಗಳ ಇಂಗಳದ ಹಣ್ಣು ಅದು ವರ್ಷಗಟ್ಟಲೆ ಇಡಬಹುದು ಬಿಸಿಲುಗಿಟ್ರೆ ಅದು ಬೇಲ್ದ ಹಣ್ಣಿದ್ದ ಹಾಗೆ ಅದರ ಹಿಂಡಿ ತುಂಬಾ ಸಿಹಿಯಾಗಿರುತ್ತೆ ಒಳ್ಳೆ ಔಷಧಿ ಅದು ಯಾರೋ ಹೇಳಿದ್ದು ನನಗೆ ನಾನು ಉಪಯೋಗ ಮಾಡಿದ್ದೆ ಸ್ವಲ್ಪ ಕಾಲ ಆ ಇಂಗುದಿ ಮರದ ಕೆಳಗಡೆಯಲ್ಲಿ ರಾಮಚಂದ್ರ ಕೂತ್ಕೊಂಡ ಲಕ್ಷ್ಮಣ ಸೀತಾ ಸಮೇತನಾಗಿ ಅಲ್ಲೊಂದು ತೀರ್ಥ ಸಾಯಂಕಾಲ ಸಂಧ್ಯಾವಂದನ ಮಾಡಿದರು ರಾಮ ಇಳಿದು ಕೂಡಲೇ ಜನನೂ ನಿಂತರು ಬೆಪ್ಪಾಗಿ ಏನ್ರೋ ಮಾಡ್ತೀರಿ ಅಂತ ನೀ ಎನ್ನ ಪಂಡ್ರೆಯೋ ನಾನು ಅತ್ತಿಯ ಪಂಡ್ರೆ ಅಂತ ಅವರು ಸಂಧ್ಯಾವನ್ನು ಮಾಡಿದ್ರು ಅಲ್ಲಿ ಕೂತರು ಲಕ್ಷ್ಮಣನಿಗೆ ಹೇಳಿದ ಇವರು ಹದಿನಾಲ್ಕು ವರ್ಷ ಹೀಗೆ ಬಂದ್ಬಿಡ್ತಾರೆ ಅದಕ್ಕೊಂದು ಕೆಲಸ ಮಾಡಬೇಕು ಅಷ್ಟು ಜನರ ಗೃಹ ಕೃತ್ಯಗಳನ್ನು ಹಾಳು ಮಾಡಿದ ಪಾಪ ನನಗೆ ಬರುತ್ತೆ ಅವರು ಹೇಳಿದ್ದಾರೆ ಉತ್ಸಾಹಕ್ಕೆ ಇಷ್ಟು ದಿವಸ ಆಯಿತು ಬಾಯಿ ಮಾತಿಗೆ ಹೇಳಿದ್ವು ಅಂತ ಯಜಮಾನರು ಹೋಗೇ ಬಿಡುವುದೇ ಅಂತ ಆಮೇಲೆ ಹೆಂಡತಿಯರು ಮನೆ ಮನೆಯಲ್ಲಿ ಗಲಾಟೆ ಮಾಡಿದ್ರೆ ನನಗೆ ತಪ್ಪಾಗುತ್ತೆ ಅಂತ ಇವರನ್ನ ದಾರಿ ತಪ್ಪಿಸಿ ಊರಿಗೆ ಕಳಿಸಬೇಕು ಲಕ್ಷ್ಮಣ ಎಚ್ಚರಿಕೆಯಿಂದಿರು ನಾನು ನೀನು ಸೀತೆ ನಿದ್ದೆ ಮಾಡೋದು ಬೇಡ ಸುಮಂತ್ರ ಅರ್ಧರಾತ್ರಿಯಲ್ಲಿ ಎದ್ದು ರಥವನ್ನು ಸಿದ್ಧ ಮಾಡು ಕುದುರೆ ಸಪ್ಪಳ ಆಗದೇ ಇರೋ ಹಾಗೆ ಇವರಿಗೆ ನಡ್ಕೊಂಡು ಬಂದಿದ್ದಾರೆ ಪಾಪ ಗಾಢ ನಿದ್ರೆ ಹತ್ತಿದೆ ಆ ನಿದ್ರಾವಸ್ಥೆಯಲ್ಲಿ ನಾವು ರಥದಲ್ಲಿ ಕೂತು ಹೊರಡಬೇಕು ರಥವನ್ನು ನೇರವಾಗಿ ದಕ್ಷಿಣಕ್ಕೆ ತಗೊಂಡ್ಬರಬೇಡ ಪೂರ್ವಕ್ಕೆ ಹೋದಾಗ ಮಾಡು ವಾಪಸ್ ಬಾ ಪಶ್ಚಿಮಕ್ಕೆ ಹೋದಾಗ ಮಾಡು ಉತ್ತರಕ್ಕೆ ಹೋದಾಗ ಮಾಡು ರಥಚಕ್ರದ ಗುರುತು ಸಿಕ್ಕಿರಬಾರದು ಅವರಿಗೆ ಅಟ್ಟಿಸ್ಕೊಂಡ್ ಬಂದ್ಬಿಡ್ತಾರೆ ಜನಗಳು ಅಂತ ಹೇಳಿ ಎಚ್ಚರಿಕೆ ತಗೊಂಡು ಇವರೆಲ್ಲ ರಾಮ ಲಕ್ಷ್ಮಣ ಸೀತೆಯರು ಅರ್ಧರಾತ್ರಿಯಲ್ಲಿ ದಕ್ಷಿಣದ ಕಡೆಗೆ ಜನಗಳಿಗೆ ದಾರಿ ತಪ್ಪಿಸಿ ಹೊರಟು ಬಿಟ್ರು ಇವರೆಲ್ಲ ಎದ್ದು ನೋಡಿದ್ರು ಗಾಢ ನಿದ್ರೆ ನಿದ್ರೆ ಯಾರನ್ನು ಬಿಡುತ್ತೆ ಆಸ್ಪತ್ರೆಯಲ್ಲಿ ಪಕ್ಕದಲ್ಲೇ ಇದ್ರು ಎಮರ್ಜೆನ್ಸಿ ವಾರ್ಡಲ್ಲೂ ನಿದ್ರೆ ಇರುತ್ತೆ ನೀವು ಹೋಗೋರ್ನ ಆಸ್ಪತ್ರೆಯವರು ತಡೀತಾರೆಯೇ ಹೊರತು ನಿದ್ರೆಯನ್ನು ತಡೀತಾರೆಯೇ ಹೋಗ್ಬೋದು ನಿದ್ರೆ ಮಾತ್ರ ಮಾಡಬೇಡಿ ಅಂತ ಹೇಳ್ತಾರೆಯೇ ಊಟದ ಡಬ್ಬಿ ತಗೊಂಡು ಹೋಗಬಾರ್ದು ಬಾಂಬ್ ತಗೊಂಡು ಹೋಗಬಾರ್ದು ಅಂತಾರೆ ಅಂತ ತಡೆಯೋಕೆ ಬರೋದಿಲ್ಲ ಎದ್ದರು ನೋಡಿದ್ರು ಎದ್ದು ಕೂಡಲೇ ಮೊದಲು ರಾಮ ಮಲಗಿದ ಜಾಗ ನೋಡಿದ್ರು ಮರದ ಕೆಳಗಡೆ ರಾಮ ಎಲ್ಲಿ ಹೋದ ಸ್ವನ್ಯವನ್ನು ಮಾಡ್ತಿದ್ದಾನೆಯೋ ನದಿಯಲ್ಲಿದ್ದಾನೆಯೋ ನೋಡ್ರು ನೋಡ್ರು ಎಲ್ಲ ಬಂದು ಹೇಳಿದ್ರು ಎಲ್ಲಿ ಇಲ್ಲ ಕೈ ಕೊಟ್ಟುಬಿಟ್ಟ ರಾಮಚಂದ್ರ ಅಯ್ಯೋ ರಾಮ ಕೈ ಕೊಟ್ಟುಬಿಟ್ಟ ಮನೆಗೆ ಹೋಗುವುದು ಹೇಗೆ ಕಸಬರಿಗೆ ಕಾದಿರ್ತಾರಲ್ಲ ಬರ್ತಿದ್ದಾರೆ ವಾಲ್ಮೀಕಿ ಮನೆ ಮನೆಯಲ್ಲಿ ಗಂಡಂದರನ್ನ ಜಗ್ಗಿಸಿ ಮಾತನಾಡಿದ್ರು ಅಂತ ಬರೆದಿದ್ದಾರೆ ರಥ ಮುಂದು ಮುಂದಕ್ಕೆ ಹೋಗ್ತಾ ಇದೆ ರಾಮೋಪಿ ರಾತ್ರಿಶೇಷೇಣ ತೇನೈವ ಮಹದಂತರಂ ಜಗಾಮ ಪುರುಷ ವ್ಯಾಘ್ರ ಪಿತುರಾಜ್ಞಾ ಮನುಸ್ಮರಣೆ ಬೆಳಗ್ಗೆ ಆಗ್ತಾ ಆಗ್ತಾ ಸಮಾಚಾರ ಗೊತ್ತಾಗ್ಬಿಟ್ಟಿದೆ ರಾಮ ಹೋಗೋ ದಾರಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಎರಡೂ ಕಡೆಯಲ್ಲಿ ಜನ ನಿಂತಿದ್ದಾರೆ ರೈತಾಪಿ ಜನರು ಬೇರೆ ಬೇರೆ ಜನರು ದಶರಥನನ್ನು ಬೈಯೋದಕ್ಕೆ ಬಾಯಿಲ್ಲ ರಾಮನ್ ತಂದೆ ರಾಮನನ್ನು ನೋಡ್ತಾರೆ ಕಣ್ಣೀರು ಹಾಕ್ತಾರೆ ಪ್ರಭು ನನಗೆ ಈ ಸ್ಥಿತಿಯೇ ಪ್ರಭು ನಿನಗೆ ಈ ಸ್ಥಿತಿ ಎಂಬುದಾಗಿ ಒಬ್ಬೊಬ್ಬರು ಒಬ್ಬೊಬ್ಬರು ಹೊಳ್ತಾ ಇದ್ದಾರೆ ಕೆಲವರು ಹಿಂದೆ ಹಿಂದೆ ನಿಂತುಕೊಂಡು ಆ ಕೈಕೇಯಿಂದ ಇಷ್ಟ ಆಯ್ತು ನೆಟ್ಗೆ ಮುರಿತಾ ಇದ್ದಾರೆ ಹಾ ನೃಷಂ ಸಾಧ್ಯ ಕೈಕೇಯಿ ಪಾಪ ಪಾಪಾನುಬಂಧಿನಿ ತೀಕ್ಷ್ಣೇನ ಸಂಭಿನ್ನ ಮರ್ಯಾದ ತೀಕ್ಷ್ಣ ಕರ್ಮಾಣಿ ಬರ್ತದೆ ಕೈ ಕೈ ನಟಿಕೆ ಹಾಕಿದ್ರು ಮಂಥರೆ ನಟಿಕೆ ಹಾಕಿದ್ರು ಹೈ ಬೆಂಗಳೂರಿಲ್ಲ ಲಂಕೇಶ್ ಪತ್ರಿಕೆ ಇಲ್ಲ ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ ಹಾಗೆ ಗೊತ್ತಾಯ್ತು ಸಮಾಚಾರ ಸಮಾಚಾರ ಸಮಾಚಾರವೇ ಹಬ್ಬುತ್ತೆ ಪತ್ರಿಕೆಯಿಂದ ಸಮಾಚಾರ ಹಬ್ಬುತ್ತೆ ಅಂತ ತಿಳ್ಕೊಬೇಡಿ ಅದು ಭ್ರಾಂತಿ ಪತ್ರಿಕೆಯಿಂದ ಯಾವ ಸಮಾಚಾರ ಹಬ್ಬಬಾರದು ಅದೇ ಹಬ್ಬುತ್ತೆ ಹಬ್ಬ ಬೇಕಾದ ಹಬ್ಬೋದೇ ಇಲ್ಲ ಎಲ್ಲರೂ ಪತ್ರಿಕೆ ಹಾಗೆ ಮಾಡ್ತಾರೆ ಅಂತಲ್ಲ ಇದಿವತ್ತು ಅದೊಂದು ಉದ್ಯೋಗ ಆಗಿದೆ ನ್ಯೂಸ್ ಪ್ರೊಡಕ್ಷನ್ ಬಾಟಾ ಪ್ರೊಡಕ್ಷನ್ ಇದ್ದ ಹಾಗೆ ಮುಂದಕ್ಕೆ ಹೊರಟು ಬಿಟ್ಟರು ಜನ ಎಲ್ಲ ನೋಡಿದ್ರು ಅಲ್ಲಿ ಇಲ್ಲಿ ಸಾಯಂಕಾಲ ತನಕ ಎಲ್ಲೆಲ್ಲೋ ಗಿಡ ಮರಗಳ ಹತ್ರ ಅವಿಸಿಕೊಂಡಿದ್ದವರು ಕತ್ತರಾದ ಮೇಲೆ ನಿಧಾನವಾಗಿ ಮನೆಗೆ ಹಿತ್ತಲ ಬಾಗಿಲಿಂದ ಬಂದರು ಒಬ್ಬೊಬ್ಬರಾಗಿ ಭಯ ಅವರಿಗೆ ಕ್ರಿಕೆಟಲ್ಲಿ ಸೋತು ಹೋದವ್ರು ಬರ್ತಾರಲ್ಲ ಟೀಮ್ ಫಾರಿನ್ ಟೀಮ್ ಒಬ್ಬೊಬ್ಬರು ಒಂದೊಂದು ದಾರಿಯಲ್ಲಿ ಬಂದು ಸೇರೋ ಹಾಗೆ ಮುಂದಕ್ಕೆ ಹೊರಟಿತು ರಥ ಸಾಯಂಕಾಲವಾಗುವಷ್ಟರಲ್ಲಿ ಗಂಗಾ ನದಿ ತೀರಕ್ಕೆ ಬಂದಿದ್ದಾನೆ ರಾಮಚಂದ್ರ ಸ್ವಾಮಿ ಗಂಗಾ ತೀರದಲ್ಲಿ ಗುಹನೆಂಬ ಒಬ್ಬ ರಾಮಭಕ್ತ ದಶರಥನ ರಾಜ್ಯಕ್ಕೆ ಸಾಮಂತನಾದವನು ನಿಷಾದರ ಪಡೆಯ ಮುಖಂಡ ದೊರೆ ನಿಷಾದ ರಾಜ ಅವನು ಅವನಿಗೆ ಸಮಾಚಾರ ಗೊತ್ತಾಗಿತ್ತು ಅವನ ಕೆಲಸ ಈ ಕಡೆಯಿಂದ ಆ ಕಡೆಗೆ ಹೋಗುವ ಅರಮನೆಯ ಕಾರ್ಯಕರ್ತರಿಗೆ ನಾವೇ ಹಡಗು ದೋಣಿ ಒದಗಿಸಿ ದಾಟಿಸಿಕೊಡುವುದು ಆ ಕಡೆಯಿಂದ ಬರುವ ಶತ್ರುಗಳನ್ನು ನಿಗ್ರಹಿಸುವುದು ಒಂದು ಗಡಿ ಇದ್ದ ಹಾಗೆ ಮಾ ಗಡಿ ಅದು ಮಾಗಡಿ ಕೆಂಪೇಗೌಡರ ಗಡಿ ಮಾಗಡಿ ಹೇಳ್ತಿರಲ್ಲ ಎಷ್ಟು ಮಾಗಡಿ ಇದೆ ಗೊತ್ತಾ ಕರ್ನಾಟಕದಲ್ಲಿ ಆ ತಲಗಿನಲ್ಲಿ ಇದು ನಮ್ಮ ಗಡಿ ಅಂತ ಹೇಳೋದ್ರ ಬದಲು ಮಾ ಗಡಿ ಆ ಗಡಿ ಗುರುತಾಗಿ ಆ ದೇವಸ್ಥಾನದ ಮಂಟಪ ಆಕೃತಿ ಕಟ್ಟಿಟ್ಟಿದ್ದಾರೆ ನಮ್ಮ ಧಾರವಾಡದ ಕಡೆಯೂ ಸಾಕಷ್ಟು ಮಾಗಡಿಗಳಿವೆ ಅದು ಇದೊಂದು ಮಾಗಡಿ ಯಾರೂ ಹೇಳಿಲ್ಲ ಮಾಗಡಿ ಹೋಲಿಸ್ಬಿಟ್ರಲ್ಲ ಇವನ್ನ ಅಂತ ಹೇಳಬೇಡಿ ಅದು ಗಡಿ ಗಂಗೆ ಎಂಬುದು ದೈವ ನಿರ್ಮಿತವಾದ ಗಡಿ ಅಯೋಧ್ಯೆಯವರೆಗೆ ಅವನಿದ್ದ ಆ ಹಳ್ಳಿಗೆ ಶೃಂಗಿಬೇರಪುರ ಅಂತ ಹೆಸರು ಶೃಂಗಿಬೇರಪುರ ಇವತ್ತು ಇದೆ ಹೋಗಿ ಬರಬಹುದು ಅಲಹಾಬಾದ್ ಅಂತೇನು ಔರಂಗಜೇಬ್ ಹೆಸರಿಟ್ನಲ್ಲ ಪ್ರಯಾಗ ಕ್ಷೇತ್ರ ಅದು ಪೂರ್ವದಲ್ಲಿ ಭರದ್ವಾಜ ಆಶ್ರಮ ಆ ಭರದ್ವಾಜ ಆಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ಶೃಂಗಿಬೇರಪುರ ಅಂತ ಹಳ್ಳಿ ಇವತ್ತಿಗೂ ಇದೆ ಅಲ್ಲೆಲ್ಲ ಮ್ಯಾಪ್ ಹಾಕಿದ್ದಾರೆ ನೋಡ್ಬೋದು ಪ್ರತಿಯೊಂದು ಹೋಟ್ಲಲ್ಲಿ ಛತ್ರದಲ್ಲಿ ಸಿಂಗಿಬೇರಪುರ ಎಷ್ಟು ದೂರ ಹಾಕಿದ್ದಾರೆ ಸಿಂಗಿಬೇರಪುರ ಅಂತ ಹೆಸರು ಏನು ವಿಚಿತ್ರವಾಗಿದೆಯಲ್ಲ ಇದು ಹೆಸರು ವ್ಯಾಖ್ಯಾನ ಮಾಡ್ತಾರೆ ಗೋವಿಂದರಾಜರು ಕೋಟೆ ಗೀಟೆ ಕೊಟ್ಲ ಕಟ್ಟಿರಲಿಲ್ಲ ಆ ಊರಿಗೆ ಶೃಂಗಿ ಅಂದರೆ ಜಿಂಕೆ ತಲೆಯಲ್ಲಿ ಸುಂದರವಾದ ಕೊಂಬುಗಳನ್ನುಳ್ಳ ಜಿಂಕೆ ಅವುಗಳ ಬೇರ ಅಂದರೆ ಶರೀರ ಅವುಗಳನ್ನು ಗಡಿಯಲ್ಲಿ ನೇತಾಕಿದ್ರು ಪ್ರತಿ ದಿವಸ ಸಿಂಗಿವೇರ್ಪುರದಲ್ಲಿ ಹೊಸದಾಗಿ ಜಿಂಕೆಗಳನ್ನು ಕೊಂದು ತಲೆ ತೆಗೆದು ಚರ್ಮ ಸುಲಿದು ಆ ಪ್ರಾಣಿಗಳನ್ನು ಮರಮರಕ್ಕೆ ತೂಗು ಹಾಕಿ ಇದು ನಮ್ಮ ಊರಿನ ಗಡಿ ಅಂತ ಮಾಡಿದ್ರಂತೆ ಅಂದ್ರೆ ಊರಿಗೆ ಹೋಗುವಾಗ ಬ್ರಾಹ್ಮಣರು ಮೂಗು ಮುಚ್ಕೊಂಡು ಹೋಗಬೇಕು ಬರೀ ಪ್ರಾಣಿ ವಾಸನೆ ಅಲ್ಲ ಘಂಟಾಕರ್ಣನ ಊರಿದ್ದ ಹಾಗೆ ಬದರಿ ಕ್ಷೇತ್ರದ ಆಚೆಗೆ ಮಾನ್ ಅಂತ ಒಂದು ಹಳ್ಳಿ ಅಲ್ಲಿ ಹೀಗೇನೆ ಪ್ರತಿಯೊಂದು ಮನೆ ಮುಂದೆ ಪ್ರಾಣಿ ತೂಗು ಹಾಕಿರೋದು ಸತ್ತದ್ದು ಶತ್ರುಗಳು ಬರದೇ ಇರಲಿ ಅಂತ ಒಂದು ನಮ್ಮ ಗಡಿ ಅಂತ ಗೊತ್ತಾಗಲಿ ಅಂತ ಒಂದು ಅಂಥ ಹೀನವೃತ್ತಿ ಪಶು ಪಕ್ಷಿಗಳನ್ನು ಕೊಂದು ಜೀವನ ಮಾಡುವ ಆ ಗುಹನಲ್ಲಿ ರಾಮ ಪ್ರೀತಿ ಎಷ್ಟಿತ್ತು ಅಂತ ವರ್ಣನೆ ಮಾಡ್ತಾರೆ ಅವನು ನೋಡಿದ ರಾಮ ಬರುವ ಸಮಾಚಾರ ಗೊತ್ತಾಯಿತು ದೊಡ್ಡ ದೊಡ್ಡ ಬುಟ್ಟೆಗಳಲ್ಲಿ ಬೇಕಾದಷ್ಟು ಹಣ್ಣು ಹಂಪಲಗಳನ್ನು ಸಂಗ್ರಹ ಮಾಡಿಕೊಂಡು ಅಲ್ಲಿ ಬಂದು ಕಾದು ನಿಂತುಕೊಂಡಿದ್ದಾನೆ ಅವನು ದೊರೆಯಾದ್ರಿಂದ ಅವನಿಗೂ ರಥ ಉಂಟು ಅವನಿಗೂ ದೇವಟಿಗೆ ಹೇಳಿಯವರು ಛತ್ರಿ ಹಿಡಿಯೋರು ಚಾಮ್ರ ಹಿಡಿಯೋರು ಅವನ ಜಾತಿ ನಿಷಾದ ಜಾತಿಯ ಹೊರತು ಅವನು ದೊರೆ ಆದರೆ ದೊರೆಯ ಮರ್ಯಾದೆಯಲ್ಲಿ ಅವನೇನ್ ಮಾಡಿದ ರಥದಲ್ಲಿ ಬಂದು ರಾಮ ಕಾಲ್ನಡಿಗೆಯಲ್ಲಿ ಬರ್ತಿದ್ದಾನೆ ನಾ ದೊರೆ ಅಂತ ರಥದಲ್ಲಿ ಬರಲಿಲ್ಲ ದೂರದಲ್ಲಿ ನಿಲ್ಲಿಸಿ ಕಾಲ್ನಡಿಗೆಯಲ್ಲಿ ಬಂದು ತತ್ತರಾಜಾಗುಹೋ ನಾಮ ರಾಮಸ್ಯ ಆತ್ಮ ಸಮಸ್ಸಖ ವಾಲ್ಮೀಕಿ ಹೇಳಿದರು <coughs> ರಾಮನಿಗೆ ತನ್ನ ಆತ್ಮಕ್ಕೆ ಸಮನಾದ ಸ್ನೇಹಿತ ಗೂರ್ಧಚ್ಚಿ ಬರೆದು ಬಿಟ್ರು ನಿಷಾದ ಜಾತ್ಯ ಬಲವಾನ್ ಸ್ಥಪತಿಶ್ಚೇತಿ ನಿಶ್ಚಿತ್ ವಿಶ್ರುತಃ ಅವನಿಗೆ ಸ್ಥಪತಿ ಆ ಜಾಗದಲ್ಲಿದ್ದು ಗಡಿಯನ್ನ ರಕ್ಷಣೆ ಮಾಡುವವನು ಅಂತ ಹೆಸರು ಅವನು ಹೇಗಿದ್ದ ಅಂತ ವರ್ಣನೆ ಮಾಡ್ತಾರೆ ಕಂಬರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನ ವಿಸ್ತಾರವಾಗಿ ಹೇಳಲಿಲ್ಲ ಕಂಬ ರಾಮಾಯಣದಲ್ಲಿ ಅವನ ಚಿತ್ರವನ್ನೇ ಕೊಡ್ತಾರೆ ತುಡಿಯನ್ನಾಯಿನನ್ தோல் செருப்பு ஆர்த்த பேரடியன் அல்சரிந்த நிறத்தினான் ನೀರ್ ಮುಹಿಲ್ ಇಳಿಯ ನೋಡು ಎಳುಂದಾಲನ್ನ ಇಟ್ಟಿನ ತುಡಿಯನ್ ತಮಿಳಿನಲ್ಲಿ ತುಡಿ ಕನ್ನಡದಲ್ಲಿ ದುಡಿ ಸೋಮನು ದುಡಿ ಅಂತಿದೆ ನೋಡಿ ತಮಟೆ ಅದು ಅದೊಂದು ರೀತಿಯ ವಾದ್ಯ ತುಡಿ ಊರು ಸುತ್ತ ತಮಟೆ ಹೊಡಿತಾ ವಾದ್ಯದಲ್ಲಿ ರಾಮನ ಸ್ವಾಗತಕ್ಕೆ ಬಂದಿದ್ದಾರೆ ನಾ ನಾಯಿನನ್ ಬೇಟೆ ನಾಯಿಗಳೆಲ್ಲ ಜೊತೆಯಲ್ಲಿವೆ ಬೇಟೆಯಾಡೋದಿಕ್ಕೆ ತುಡಿಯನ್ ನಾ ಆಯಿನ ತೋಲ್ ಶರುಪ್ ಚಪ್ಪಲಿ ಹಾಕೊಂಡಿದ್ದಾನೆ ಅದು ಚರ್ಮದಲ್ಲಿ ಮಾಡಿ ಜಸ್ಟ್ ಪ್ರಾಣಿ ಸುಲಿದ್ನೋ ಆ ಪ್ರಾಣಿಗಳ ಚರ್ಮದಿಂದ ಮಾಡಿದಂತಹ ಗಿರ್ಕಿ ಚಡಾವ್ ಅಂತ ಹೇಳ್ತಾರೆ ಹಳ್ಳಿ ಕಡೆ ಕೇಳಿದ್ದೀರಾ ಗಿರ್ಕಿ ಚಡಾವ್ ನೋಡಿದ್ದೀರಾ ಹಳ್ಳಿ ಪಟೇಲ್ರು ಹಾಕೊಳ್ತಿದ್ರು ನಮ್ಮ ತಂದೆ ಕಾಲದಲ್ಲಿ ಜ್ವೈ ಜ್ವೈ ಜ್ವೈ ಶಬ್ದ ಬರು ಇಲ್ಲಿಂದ ನಡೆದ್ರೆ ಅವರು ಮೀಸೆ ಗಿರಿಜಾ ಮೀಸೆ ಅಂತ ಬೇರೆ ಹೆಸರು ನಿಮ್ಮ ಹೆಸರಲ್ಲಮ್ಮ ಅದು ಅದು ಗಿರಿಜಾ ಮೀಸೆ ಅಂದ್ರೆ ಎರಡು ಕಸಬರಿಗೆ ಇಟ್ಟಾಗಿರ್ಬೇಕು ಹೀಗೆ ಅದು ಆ ನಡೆಯೋ ನಡಿಗೆಯಲ್ಲಿ ಚಪ್ಪಲಿ ಶಬ್ದ ಝೈ ಝೈ ಝೈ ಶಬ್ದ ಅದು ಟ್ಯಾನ್ ಮಾಡದೇ ಇರೋ ಚರ್ಮ ಅದು ಮುಂದ್ಗಡೆ ಬೇರೆ ಈ ತುರುಕರದ್ದು ಹಾಕೊಳ್ತಾರಲ್ಲ ಚಪ್ಪಲಿ ಎದ್ದು ಕಾಣಿಸ್ಬೇಕು ತೋಲ್ ಶೆರುಪು ಅರ್ಥಪೇರಡೆಯನ್ ಪೇರಡಿಯನ್ ಅವನ ಕಾಲು ತುಂಬಾ ದೊಡ್ಡ ಕಾಲು ಆ ಕಾಲು ವರ್ಣನೆ ಆ ಗುಹನ ಕಾಲುಗಳು ದೊಡ್ಡ ಕಾಲು ಅದಕ್ಕೆ ಸರಿ ಹೋಲುವ ಚಪ್ಪಲಿ ಅಲ್ ಶರಿಂದನ್ನ ನಿರತ್ತಿನ ಸಮೃದ್ಧ ನೀರುಳ್ಳ ಗಂಗೆ ಆ ಗಂಗೆಯಂತೆ ಕಾಣ್ತಾ ಇದೆ ಅವನ ಸೇನೆ ಗಂಗೆ ಯಾವುದು ಸೇನೆ ಯಾವುದು ಗೊತ್ತಾಗಬಾರದು ಅಲ್ ಸರಿಂದನ್ನ ನಿರತ್ತಿನ ಹಗಲು ಸರಿದು ರಾತ್ರಿ ಹೇಗೆ ಕತ್ತಲೆಯಾಗಿರುತ್ತೋ ಅಷ್ಟು ಕಪ್ಪು ಬಣ್ಣದವನು ಕಬ್ಬಿಣದ ಉಕ್ಕಿನ ಚೌಕಟ್ಟಿದ್ದಾಗಿದ್ದವನು ಹಾಗಿದ್ದವನು ನಡಿಯತಾನೇ ನರಂಗಲಿನ್ ನೀರ್ ಮುಹಿಲ್ಡಿಯ ನೋಡು ಆಕಾಶದಲ್ಲಿದ್ದ ಸಮೃದ್ಧ ತೀರ್ಥವುಳ್ಳಂತಹ ಒಂದು ಮೋಡ ಭೂಮಿಗಿಳಿದು ಬಂದಂತೆ ಎಳುಂದ ಭೂಮಿಗೆ ಬಂದಂತೆ ಅನ್ನ ಇಟ್ಟಿನ ರಾಮನ ಹತ್ರ ಬಂದ ಗುಹನ ಭವ್ಯವಾದ ವ್ಯಕ್ತಿತ್ವ ಮಾಂಸಖಂಡಗಳು ಉಬ್ಬಿ ಎದ್ದು ಕಾಣ್ತಾ ಇವೆ ನಮಗೆ ಚಿತ್ರಕೂಟ ಜ್ಞಾಪಕ ಬರುತ್ತೆ ಆ ಚಿತ್ರ ಹಾಗೆ ಬರೆದಿದ್ದಾರೆ ಐದಾರು ಪದ್ಯ ವರ್ಣನೆ ಮಾಡಿದ್ದಾರೆ ಅವನು ಹೇಳ್ತಾನೆ ರಾಮನಿಗೆ ರಾಮಾಯಣ ವಾಲ್ಮೀಕಿ ರಾಮಾಯಣವನ್ನು ಅನುಸರಿಸಿ ಬರೆದಿದ್ದಾರೆ ಪ್ರಭು ನಿನಗೆ ವನವಾಸ ವಿಧಿಸಿದ್ದಾನೆ ನಿಮ್ಮ ತಂದೆ ನಿಮ್ಮ ತಂದೆಯನ್ನ ಬಯೋದಿಲ್ಲ ನಿನಗೆ ಅದು ಇಷ್ಟ ಆಗೋದಿಲ್ಲ ನಿಮ್ಮ ಚಿಕ್ಕ ತಾಯಿಯನ್ನೂ ಬಯೋದಿಲ್ಲ ಹದಿನಾಲ್ಕು ವರ್ಷ ಕಾಡಲ್ಲಿರು ಅಂತ ತಾನೇ ಹೇಳಿದ್ದು ಪ್ರಭು ಈ ರಾಜ್ಯ ನಿನಗೆ ಕೊಟ್ಟು ಬಿಡ್ತೇನೆ ಇದು ಕಾಡು ಹದಿನಾಲ್ಕು ವರ್ಷ ಇಲ್ಲೇ ಇದ್ದು ಬಿಡು ನೀನು ನಿನ್ನ ಮನೆ ಅಂಗಳ ಅಂತ ತಿಳ್ಕೋ ನಿನ್ನ ಊಟ ಮಾಡೋಕ್ಕೇನಿದೆ ತೇನುಳ ತೇನೆ ಉಂಡಾಲ್ ನೀವು ಬಡಿ ವೈದಿಕರು ಕ್ಷತ್ರಿಯರು ನಮ್ಮಂತಹ ನೀಚರ ಮನೆಯಲ್ಲಿ ಯಾತಕ್ಕೆ ಊಟ ಮಾಡ್ತೀರಿ ಅಂತ ಅನ್ನೋದಾಗಿದ್ರೆ ಕೇಳಿದಷ್ಟು ತುಪ್ಪವನ್ನು ಕೊಡ್ತೇನೆ ತುಪ್ಪವನ್ನು ಪೂರ್ವ ಕಾಲದಲ್ಲಿ ಯಾತ್ರೆ ಹೋಗ್ತಿದ್ದವರು ಯಾವ ಹಳ್ಳಿಯಲ್ಲಿ ಇಳ್ಕೊಂಡು ಒಬ್ಬರ ಮನೆ ಜಗಳಲ್ಲಿ ಕೂತು ಒಂದಿಷ್ಟು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಅದರ ಮೇಲೆ ಒಂದಷ್ಟು ಜೇನು ಅದನ್ನು ಕಲಸಿ ತಿಂದು ಬಿಡ್ತಿದ್ರು ನಮ್ಮ ಮೇಲ್ಕೋಟೆ ಅರಿಯರು ನೇಪಾಳದ ತನಕ ಹೋಗಿ ಬಂದಿದ್ದಾರೆ ಇದೇ ರೀತಿ ಯಾತ್ರೆ ತೇನುಳ ತಿನ ಉಂಡಾಲ್ ಬೇಡ ಊಟ ಮಾಡ್ತೀವಿ ಅಂದ್ರೆ ತೆನೆ ಕೊಡ್ತೇನೆ ಹಿಟ್ಟು ಕೊಡ್ತೇನೆ ಕಾಳನ್ನು ಕೊಡ್ತೇನೆ ಹರ್ಕ ಊ ಊನುಳ ನೀನು ಇಷ್ಟಪಟ್ರೆ ಮಾಂಸವನ್ನು ಕೊಡ್ತೇನೆ ಊ ನಂತರ ಮಾಂಸ ತುಣೆನಾಯೋನ್ ಉಯಿರುಳ ನಿಮ್ಮ ರಕ್ಷಣೆಗೆ ನಾಯಂಥ ನಾನು ಬೇಟ ನಾಯಿ ಅಂತ ರಕ್ಷಣೆಗೆ ನಿಂತುಕೊಳ್ತೇನೆ ವಿಳಯಾಡಕಾನ್ನುಳ ಆಟ ಆಡೋದಕ್ಕೆ ಕ್ರಿಕೆಟ್ ಆಡೋಣ ಅಂದ್ರೆ ಬೌಲ್ ಮಾಡ್ತೀನಿ ಕಾಡಿದೆ ಇಲ್ಲಿ ಪುನರಾಡ ಕಾನುಳ ಗಂಗೆಯಂ ಉಳದನ್ರೋ ಸ್ನಾನ ಮಾಡುವುದಕ್ಕೆ ತೀರ್ಥ ರೆಡಿಮೇಡ್ ಗಂಗೆ ಇದೆ ನಿನ್ನ ಪಾದ ತೀರ್ಥ ನಾನುಳದನಯಂ ನೀ ಇನಿದಿರಿ ಬಾಲ್ ನನ್ನದು ಅನ್ನೋದೆಲ್ಲ ನಿನದು ಪ್ರಭು ಈ ಕಾಡಲ್ಲಿದ್ದು ಬಿಡು ಅಂತ ಕೇಳಿದ ಗುಹ ಈ ಪ್ರೀತಿ ಕೈ ಕೈಗೆ ಬರಲಿಲ್ವಲ್ಲ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವಳಿಗೆ ರಾಮನಲ್ಲಿ ಆ ಸವತಿ ಮಾತ್ಸರದ ನಿಮಿತ್ತವಾಗಿ ಅಷ್ಟು ದಿವಸ ಇಟ್ಕೊಂಡ ಪ್ರೀತಿ ಒಂದು ಕ್ಷಣದಲ್ಲಿ ಎಗರಿ ಹೋಯಿತು ರಾಮನನ್ ಕಣ್ಣಿನ ನೋಡಿದ್ನೋ ಬಿಟ್ಟಿದ್ನೋ ಎಷ್ಟು ಸಲ ದಶರಥನ ಸ್ಥಾನಕ್ಕೆ ಬಂದಿದ್ನೋ ಗುಹ ಚಿಕ್ಕ ಮಗುವಾಗಿದ್ದಾಗ ನೋಡಿರಬೇಕು ಅವನೇನು ವಯಸ್ಸಾದವನಲ್ಲ ರಾಮನ ಸಮವಯಸ್ಸುಳ್ಳವನು ದಶರಥನನ್ನು ಪೂಜ್ಯ ಭಾವನೆಯಿಂದ ಕಂಡವನು ಏಕವಚನದಲ್ಲಿ ಹೇಳ್ತಾನೆ ತೇನುಳ ತಿನೆಗುಂಡಾಲ್ ತೇವರುಂ ಅರ್ಕಾಂ ಊನುಳ ಅನ್ನು ಇರುಳ ವಿಳೆಯಾಡ ಕಾನ್ನುಳ ಪುನಲಾಡ ಗಂಗೆಯಂ ಉಳದನ್ರೋ ನಾನ್ ಉಳದನೆಯಂ ನಡ ನಡಿ ನಮ್ಮೂರಿಗೆ ಅಂತ ಏನು ಕಂಬರಾಮಾಯಣದಲ್ಲಿ ಅದ್ಭುತ ಮಾಡಿದ್ದಾರೆ ಈ ಪ್ರಸಂಗವನ್ನ <coughs> ವೇದಾಂತ ದೇಶಿಕರು ಅತ್ಯಂತ ಸಂಗ್ರಹದಲ್ಲಿ ಈ ಜಾಗವನ್ನ ತಮ್ಮ ರಘುವೀರ ಗದ್ದಿದಲ್ಲಿ ಬರೆದರು ನಿಷಾದರಾಜ ಸೌಹಾರ್ದ ಸೂಚಿತ ಸೌಶೈಲ್ಯ ಸಾಗರ ನಿಷಾದರಾಜ ರಾಮನಿಗೇನು ಅರ್ಪಣೆ ಮಾಡಿದ ಸೌಹಾರ್ದ ಸೂಚಿತ ಸುಹೃತ್ ಅಂದ್ರೆ ವಯಸ್ಸಿನ ತಾರತಮ್ಯ ಇದ್ದರೂ ಉಂಟಾಗುವ ಪ್ರೀತಿಗೆ ಸುಹೃತ್ ಅಂತ ಹೇಳ್ತಾರೆ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ಅರ್ಜುನನಿಗೆ ಕೃಷ್ಣ ಹೇಳಿದ ನಾನು ನೀನು ಸ್ನೇಹಿತರು ಅಲ್ಲ ನೀನು ಅನಾಜ ಪುರುಷ ನಾನು ಈಗ ಕುಂತಿ ಮಗ ನಿನಗನೆಗೆ ಎಂಥ ಸ್ನೇಹ ಅಂದ್ರೆ ವಯಸ್ಸು ಬೇರೆಯಾಗಿದ್ರೂ ಪ್ರೀತಿ ಅನ್ನೋದು ಇರಬಹುದು ಅರ್ಜುನಿಗೆ ಮೊಮ್ಮಗನಿಗೆ ಪ್ರೀತಿ ಇರುತ್ತೆ ಮೊಮ್ಮಗ ತಿಳ್ಕೊಂಡಿದ್ದಾನೆ ಅರ್ಜುನು ನನ್ನ ವಯಸ್ಸೇ ಅದಕ್ಕೆ ಅವನ ಮೇಲೆ ಕೂತ್ಕೊಳ್ತೇನೆ ಕುದುರೆ ಆಟ ಆಡ್ತೇನೆ ಅವನಿಗೆ ಸಲಿಗೆ ಇದೆ ಅಜ್ಜನಿಗೆ ಗೊತ್ತು ಬಿದ್ದು ಹೋಗೋ ಶರೀರ ಅವನು ಕೊನೆಯಲ್ಲಿ ಕೊಳ್ಳಿ ಹಾಕಬೇಕು ಬೆಂಕಿ ಹಿಡಿಬೇಕು in spite of difference there can be a love ಅದಕ್ಕೆ ಸೌಹಾರ್ದ ಅಂತ ಹೆಸರು ಅದು ಜಾತಿ ನಿಮಿತ್ತ ಇರಬಹುದು ಕುಲ ನಿಮಿತ್ತ ಇರಬಹುದು ಅಂತಸ್ತು ನಿಮಿತ್ತ ಇರಬಹುದು ನಿಷಾದರಾಜ ಸೌಹಾರ್ದ ಸೂಚಿತ ಅವನು ಸೌಹಾರ್ದ ತೋರಿಸಿದರೆ ಸೌಶೀಲ್ಯ ಸಾಗರ ತನ್ನ ನೀಳವಾದ ತೋಳುಗಳಿಂದ ಅವನನ್ನು ಬಾಚಿ ತಬ್ಬಿಕೊಂಡು ಬಿಟ್ಟ ಇವನು ಜಾತಿಯಲ್ಲಿ ಕೆಳಗಿನವನು ಅಂತ ನೋಡಲಿಲ್ಲ ಆ ಗುಹನನ್ನ ಯಾವುದೇ ದೃಷ್ಟಿಯಿಂದ ಸ್ವಾಮಿ ಅವನನ್ನ ನಿರಾಕರಿಸಲಿಲ್ಲ ನಿರಾಕರಿಸಲಿಲ್ಲ ಅನ್ನೋದು ಬಹಳ ದೊಡ್ಡ ವಿಷಯ ಇದು ನಿಷಾದಾನಾಂ ನೇತಃ ಯಾವುದಿದು ಕಾ ಎಲ್ಲಿದು ಶ್ಲೋಕ ಎಲ್ಲಿದು ದಯಾಶತಕ ನಿಷಾದಾನಾಂ ನೇತ ಕಪಿ ಕುಲಪತಿ ಕಾಪಿ ಶಬರಿ ಶಬರಿ ಕಾಫಿ ಕುಳಿತಿದ್ದು ಅಂತ ಅರ್ಥವಲ್ಲ ಯಾವಳೋ ಒಬ್ಬಳು ಕಾಪಿ ಶಬರಿ ಕುಚೇಲ ರಾಮಾವತಾರ ಕೃಷ್ಣಾವತಾರದಲ್ಲಿ ಪ್ರಭು ತನ್ನ ಪ್ರೀತಿಯನ್ನು ಯಾರ್ಯಾರು ಕೊಟ್ಟ ಮೊದಲನೇ ಹೆಸರು ರಾಮಾಯಣದಲ್ಲಿ ನಿಷಾದಾನೇತ ಕವಿ ಕುಲಪತಿ ಹನುಮಂತ ಆಗ್ಬೋದು ಸುಗ್ರೀವಾಗ್ಬೋದು ಕಾ ಆಫೀಸ ಬರಿ ಅವಳ ಹೆಸರೇ ಗೊತ್ತಿಲ್ಲ ಜಾತಿ ಹೆಸರು ಕೃಷ್ಣಾವತಾರದಲ್ಲಿ ಕುಚೇಲ ಹರ್ಕು ಬಟ್ಟೆ ಕಂದಾಡೆ ಉಟ್ಕೊಂಡಿದ್ದ ಕುಚೇಲ ಕುಬ್ಜಾಸ ಕಂಸನಿಗೆ ಬಣ್ಣ ಬಣ್ಣದ ಆ ಲೇಪನಗಳನ್ನು ಕೊಡ್ತಿದ್ಲು ಅವಳಿಗೆ ಅನುಗ್ರಹ ಮಾಡಿದ ಪ್ರಜಯುವತಯ ಗೊಲ್ಲ ಸ್ತ್ರೀಯರು മാല്യ ಶ್ರೀ ശ്രീമാലിഹനവനോടെ തോഴമൈ ಸಾಮಾರವನ വല്ലായി ಸಾಮಾರವನೇ ಅಲ್ ತಲೆ ಮಾಲೆ ಕೃಷ್ಣನಿಗೆ ಮಾಲೆ ಕೊಟ್ಟವನು ಅಮೀಶಾಂ ನಿಮ್ನತ್ವಂ ಇವರೆಲ್ಲ ತುಂಬಾ ಕೆಳಗಿನವರು ಅಂತಲೂ ಕೂಡ ವೃಷಗಿರಿ ಪತೆ ರುನ್ನತಿಮಪಿ ತಿರುಪತಿ ಶ್ರೀನಿವಾಸ ಏಳು ಬೆಟ್ಟದ ಮೇಲೆ ನಿಂತಿದ್ದಾನೆ ಉಳಿದವರೆಲ್ಲ ಕೆಳಗಿದ್ದಾರಲ್ಲ ಅಂತ ಯೋಚನೆ ಮಾಡಿ ಆ ಭಗವಂತನ ದಯ ಏನು ಮಾಡಿತು ಬೆಟ್ಟದಿಂದ ಹರಿದು ಬಂದು ದಯೆ ಇವರನ್ನೆಲ್ಲ ಕೊಚ್ಚಿಕೊಂಡು ಮೇಲೆ ಕೆತ್ತಿಕೊಂಡು ಹೋಗಿ ವೆಂಕಟೇಶ್ವರನ ಪಾದದಲ್ಲಿ ಬಿಟ್ಟು ಬಿಡಿತು ತಾಯಿ ದೇವರು ನಮ್ಮನ್ನ ಕೈ ಬಿಟ್ರು ನೀ ಕೈ ಬಿಡುವಳಲ್ಲ ಅಂತ ಆ ದಯಾದೇವಿಯನ್ನು ವರ್ಣನೆ ಮಾಡ್ತಾ ಇದ್ದಾಳೆ ಕೂಳ್ ಕುಳ್ಮಹನೆನ್ನಾದ ಇರಂಗಿ ಮತ್ತವರ್ಕ ಇನ್ನರುಳ್ ಸುರಂದ್ திருமங்காழ்வாರರು ಆ ರಾಮಾವತಾರವನ್ನು ಕೊಂಡಾಡ್ತಾರೆ ಪ್ರಭು ಅವನು ನೋಡಿದೆ ನೀನು ಬಡವ ಅಂತ ನೋಡಲಿಲ್ಲ ಇವನಲ್ಲಿ ಏನು ಬಡತನವಿತ್ತು ಜ್ಞಾನ ದರಿದ್ರ ಗುಹನಿಗೆ ರಾಜ್ಯವಿತ್ತು ಪಿತೃಪೈತಾಮಹ ಕಾಲದಿಂದ ಬಂದ ಬೇಡರ ರಾಜ್ಯ ಅವನಿಗೇನು ಅಕ್ಷರ ಗೊತ್ತೈತೆ ಬರಹ ಗೊತ್ತೈತೆ ಕಾಲಕ್ಷೇಪ ಮಾಡಿದ್ನೆ ಸಂಧ್ಯಾವನ್ನೇ ಐತೆ ಬಾಕಿ ಎಲ್ಲದರಲ್ಲಿ ಅವನು ದರಿದ್ರ ಏ ದಲ ಎಲ್ಲಿ ಅವನಿವನು ಕೂಳು ಮಹನೆನ್ನಾದೆ ಕೆಳಗಿನವನು ನೋಡಿದೆ ಈ ರಂಗಿ ಎಲ್ಲಿ ಸೆಖೆ ಇರ್ತದೆಯೋ ಮೋಡ ಇಳಿದು ಬರುವಂತೆ ಕೃಪೆ ತೋರಿಸುವಂತೆ ಈ ರಂಗಿ ಮತ್ತವರ್ಕ ಎನ್ನರುಳ್ ಸುರಂದು ಅಮೃತಮಯವಾದ ಪ್ರೀತಿಯನ್ನ ಅವನಿಗೆ ಸುರಿಸಿ ತನ್ನ ಪಕ್ಕದಲ್ಲಿ ನಿಂತಿದ್ದಾಳೆ ಸೀತಾದೇವಿ ರಾಮಾಯಣದಲ್ಲಿ ಮೂಲದಲ್ಲಿ ವಾಲ್ಮೀಕಿ ಬರೆಯಲಿಲ್ಲ ಇದನ್ನು ಹೇಳ್ತಾರೆ ಆಳ್ವಾರರು ಆ ಸೀತಾದೇವಿಯನ್ನು ತೋರಿಸಿದೆ ಗುಹನಿಗೆ ಮಾಳೆ ಮಾನ್ಮಡನೋಕಿ ಇವಳ ಕಣ್ಣುಗಳನ್ನು ನೋಡು ಜಿಂಕೆ ಕಣ್ಣಿದ್ದಾಗಿದೆ ಇಷ್ಟು ಸುಂದರಿ ನನ್ನ ಪತ್ನಿ ಉಂತೋಳಿ ನಿನಗೂ ಸ್ನೇಹಿತಳು ಅವಳು ಈ ಲಕ್ಷ್ಮಣ ಇದ್ದಾನಲ್ಲ ನನಗೆ ಮಾತ್ರ ತಮ್ಮ ಅಲ್ಲ ಗುಹ ನಿನಗೂ ತಮ್ಮ ಕಾಣೋವನು ಉಂಬಿ ಎಂಬಿ ಎನ್ರು ಒಳಂದಿಲೈ ಉಹಂದ ತೋಳನ್ನೀ ಎನಕ್ಕೆ ನಾ ತುಂಬಾ ಇಷ್ಟಪಡುವಂತಹ ಸ್ನೇಹಿತ ನೀನು ಎಂಬುದಾಗಿ ಇಂಗ್ ಒಳಿ ಎಂದ್ರ ಸೊಲ್ಹಳ್ ಬಂದು ಬಂದು ಬಾ ಹತ್ರ ಬಾ ಅಂತ ಆಲಿಂಗನ ಮಾಡಿಕೊಂಡಲ್ಲ ರಾಮ ನೀನು ಅವತ್ತು ಆಡಿದ ಮಾತು ಆ ಗುಹನಿಗೆ ಅದು ನನ್ನ ಕಿವಿಯಲ್ಲಿಯೂ ಬಿದ್ದು ಅಡಿಯೇನ್ ಮನತ್ತೆ ಇರಂದಿಡ ನನ್ನ ಮನಸ್ಸಲ್ಲಿ ಏನು ಆಶೆ ಉಂಟಾಯಿತು ನಾನು ಕೀಳು ಜಾತಿಯವನಾಗಿದ್ರು ನನಗೂ ನೀನು ಆ ಪ್ರೀತಿ ತೋರಿಸಬಹುದು ಅಂತ ಆಸೆಯಿಂದ ಆಳಿವಣ್ಣ ನಿನ್ನಡಿ ಇಣೆಯಡೆಯಿಂದೆ ಅಣಿಪೊಯಿಲ್ ತಿರುವ ತಮಾನೆ ರಂಗನಾಥನ ವಿಷಯವಾಗಿ ಈ ಪಾಶರ ಈ ಕಂಬ ರಾಮಾಯಣದಲ್ಲಿ ಮನಸ್ಸಲ್ಲಿಟ್ಟುಕೊಂಡು ಇನ್ನೊಂದು ಪ್ರಸಂಗವನ್ನು ಸೂಚನೆ ಮಾಡ್ತಾರೆ ಇಲ್ಲಿ ಅಶೋಕವನದಲ್ಲಿ ಸೀತಾದೇವಿ ಲಕ್ಷ್ಮಣನಿಗೆ ಹನುಮಂತನಿಗೆ ಮಾತನಾಡುವಾಗ ನಾನು ನಿಮ್ಮನ್ನು ನೋಡಿದ್ದೇನೇನು ಗುರುತು ಹೇಳ್ತಾಯಿ ಅಂತ ಕೇಳುವಾಗ ಚೂಡಾಮಣಿ ಒಂದು ಕೊಡ್ತಾಳೆ ಆ ಚೂಡಾಮಣಿ ಜೊತೆಗೆ ಕಾಕಾಸುರ ವೃತ್ತಾಂತವನ್ನು ಹೇಳ್ತಾಳೆ ಅದು ಮುಂದೆ ಬರುತ್ತೆ ಪ್ರಸಂಗ ಕಂಬರಾಮಾಯಣದಲ್ಲಿ ಇದನ್ನು ಹೇಳ್ತಾಳಂತೆ ನಾನು ಯಜಮಾನರ ಜೊತೆಗಿದ್ರೆ ಅವರು ಆ ಗುಹನಿಗೆ ಎಷ್ಟೊಂದು ಪ್ರೀತಿಯನ್ನು ತೋರಿಸಿದರು ಆಂಜನೇಯ ನೀನಲ್ಲಿರಲಿಲ್ಲ ನನಗೆ ಯಜಮಾನಿಗೆ ಮಾತ್ರ ಗೊತ್ತು ಈ ಗುರುತನ್ನು ಹೇಳು ಅವ್ರು ನಂಬ್ತಾರೆ ಎಂಬುದಾಗಿ ஆழிநீர் கங்கை அம்பி கடாவிய ஏழை வேடனுக்கு எம்பி நின் தம்பி நீ தோழன் ಮಂಗೈ ಕೊಳುಂದಿಯನ ಚೊನ್ನವಾಯಿ ನಣ್ಪಿನೈ ಉನ್ನಿ ಮಯಂಗುವಾನ್ ನೋಡಿ ಆಳ್ವಾರ್ ಪಾಸ್ರ ಹಾಕಿ ತಗೊಂಡಿದ್ದಾರೆ ಕಂಬರಾಮಾಯಣದಲ್ಲಿ ಕಂಬರಾಮಾಯಣ ಇಟ್ಕೊಂಡ್ಬಿಟ್ರೆ ನಾಲ್ಕು ಸಾವಿರ ದಿವ್ಯ ಪ್ರಬಂಧ ಎಲ್ಲ ಇಟ್ಟು ವ್ಯಾಖ್ಯಾನವನ್ನು ಮಾಡಬಹುದು ರಹಸ್ಯಾರ್ಥಗಳು ಇದರಿಂದ ತಿಳಿದು ಬರುವ ವಿಷಯ ರಾಮಾಯಣ ಹೇಳಿಕೊಡುವ ವೇದದ ಸತ್ಯ ಯಾವುದು ವೇದ ಬೇಸ್ ಯಾವುದು ಹೇಳ್ಕೊಡುತ್ತೆ ಭಗವಂತ ಭಕ್ತರಲ್ಲಿ ಜಾತಿಯನ್ನು ನೋಡುವುದಿಲ್ಲ ನೀವೆಲ್ಲ ಇದನ್ನು ನಂಬಬೇಕು ವಿನಾಕಾರಣ ಬ್ರಾಹ್ಮಣರಿಗೆ ಇವತ್ತು ಕೆಟ್ಟ ಹೆಸರು ತರ್ತಾ ಇದ್ದಾರೆ ಜಾತಿ ಪದ್ಧತಿ ಬ್ರಾಹ್ಮಣರು ಮಾಡಿದ್ರು ದೇಶವನ್ನು ಒಡೆದ್ರು ಹಾಗೆ ಹೀಗೆ ಅಪ್ಪ ಅಂಬೇಡ್ಕರ್ ಬರೀತಾರೆ ಎಂಟನೇ volume complete works of Ambedkar Brahmins might have created a hundred troubles but but they certain they not guilty of having created the caste ಜಾತಿಯನ್ನು ಮಾಡಿದವರು ಬ್ರಾಹ್ಮಣರಲ್ಲ ಅಂಬೇಡ್ಕರ್ ಬರೆದಿದ್ದಾರೆ ಈ ಮಾತನ್ನು ಮತ್ತೆ ಜಾತಿ ಯಾವಾಗಿತ್ತು I dare say caste existed in India long before Manu Manu ಹುಟ್ಟುವುದಕ್ಕೆ ಮುಂಚಿಂದ ಪದ್ಧತಿ ಬಂದಿತ್ತು Manu simply put the royal seal on it ಮುದ್ರೆಯನ್ನು ಹಾಕಿದ್ರೆ ಹೊರತು ಜಾತಿ ಬದ್ಧತೆಯನ್ನು ಅವನು ಮಾಡಲಿಲ್ಲ the caste system is too huge for one man or for one caste to create ಒಬ್ಬರು ಮಾಡೋದಲ್ಲ ಅಂತ ಬರೆದಿದ್ದಾರೆ ಅಂಬೇಡ್ಕರ್ ಭಕ್ತ ಅಂಬೇಡ್ಕರನ್ನು ಓದುವುದಿಲ್ಲ ಮನುವನ್ನು ಮೊದಲೇ ಓದುವುದಿಲ್ಲ ವಾಲ್ಮೀಕಿಯನ್ನು ನಂಬುವುದಿಲ್ಲ ನಾವು ಹೇಳಿದ್ರೆ ಕೇಳುವುದಿಲ್ಲ ಅಹಿಂದ ಅಹಿಂದ ಅಂತಿದ್ರು ಈಗ ಧಸಕ್ ಅಂತ ಒಂದು ಮಾಡಿದ್ದಾರೆ ಅದನ್ನು ಹೊಸ ಬೋರ್ಡ್ ಅದು ಅದು ಅಲ್ಲಿ ಏನೋ ಎಲ್ಲ ಗೋವಿಂದ ಆಗುತ್ತೆ ಕೊನೆಯಲ್ಲಿ ಇಂದು ಎನಗೆ ಗೋವಿಂದ ನಾಳೆ ನಿಮಗೆ ಗೋವಿಂದ ಆ ಹಾಡನ್ನು ಅಪಹಾಸ್ಯ ಮಾಡಿದೆ ಅಂತ ತಿಳ್ಕೋಬೇಡಿ ಬುದ್ಧಿಗೇಡಿಗಳು ತಾವು ಹಾಳಾಗುವುದಕ್ಕೆ ಏನೇನು ಅದನ್ನೆಲ್ಲ ಈ ಲೋಕದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಳು ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೆ ಏನೇನು ಎಬ್ಬಿಸಬೇಕು ಅದು ರಾಮಾಯಣದಲ್ಲಿ ಭಗವಂತ ಯಾವ ಭಕ್ತರಲ್ಲಿಯೂ ಜಾತಿಯನ್ನು ನೋಡಲಿಲ್ಲ ಮನ್ಸರೆ ಕ್ಷತ್ರಿಯ ಕುಲದವಳು ಕೈಕೇಯಿ ಜೊತೆಯಲ್ಲಿ ಬಂದಿದ್ಲು ದಶರಾತ್ರ ಜ್ಞಾತಿ ಅಂತ ಅವಳಲ್ಲಿ ಪ್ರೀತಿ ತೋರಿಸಲಿಲ್ಲ ಚಿಕ್ಕ ತಾಯಿ ಕ್ಷತ್ರಿಯಳು ಇಲ್ಲ ಶಬರಿ ಕೀಳು ಕುಲದವಳು ಇಲ್ಲ ಶಬರಿ ಕೈಯಲ್ಲಿ ಸಾಕ್ಷಾತ್ತಾಗಿ ಅವಳು ಕೊಟ್ಟ ಹಣ್ಣನ್ನು ತಿಂದ ಶಬರಿ ಹ್ಯಾಕ್ ಕಂಡ ಕಂಡಳು ರಾಮನಿಗೆ ತಾಯಿ ಕೌಸಲ್ಯ ತುತ್ತನ್ನವನ್ನು ಕೊಟ್ಟಂತೆ ಕಂಡಳು ಅಮ್ಮ ನಮ್ಮ ತಾಯಿ ಕೈಯಲ್ಲಿ ಊಟ ಮಾಡಿ ಬಹಳ ಸಾಯಿ ತಾಯಿ ಕೊಡುವಂತ ಸ್ವೀಕಾರ ಮಾಡ್ತಾನೆ ಎಂತ ನಿನ್ನೆ ವರ್ಣಿಂತನು ಶಬರಿ ಭಾಗ್ಯಮ ಶಬರಿ ಭಾಗ್ಯ ಏನು ವರ್ಣಿಸ್ಲಿ ತ್ಯಾಗರಾಜರು ಉಪಾಸನೆ ಮಾಡಿದ ಪ್ರಸಂಗ ಇದು ಪ್ರೀತಿಯಿಂದ ಯಾರೂ ಭಗವಂತನನ್ನ ವಶ ಮಾಡಿಕೊಳ್ಳಬಹುದು ಇದೇ ರಾಮಾಯಣ ಸಿದ್ಧಾಂತ ಇದೇ ಭಗವದ್ಗೀತೆಯ ಸಿದ್ಧಾಂತ ಇದೇ ವೇದದ ಸಿದ್ಧಾಂತ ದಯವಿಟ್ಟು ನಿಮ್ಮ ನಿಮ್ಮ ಜಾತಿಗಳು ಇದು ಕೀಳು ಇದು ಮೇಲು ದಯವಿಟ್ಟು ಇದನ್ನು ಮರೆತು ಬಿಡಿ ಜಾತಿ ಇರುವುದು ಒಂದು ವೃತ್ತಿ ನಡೆಸೋದಕ್ಕೆ ಎಲ್ಲ ವೃತ್ತಿಗಳು ಸಮಾಜಕ್ಕೆ ಪೂರಕವಾಗಿದ್ದರೆ ಶ್ರೇಷ್ಠ ವೃತ್ತಿಗಳು ಸಗಣಿ ಬಳಿಯೋದೇನು ಕೆಟ್ಟ ಕೆಲಸ ಅಂತ ತಿಳ್ಕೋಬೇಡಿ ಈ ಕೆಲವರು ಬೈಯುವಾಗ ಕೆಟ್ಟ ಮಾಡಿ ಒಂದು ಕೀಳು ಒಂದು ಮೇಳು ಅಂತ ಭಾವನೆ ನಮ್ಮ ಹೇಳೋರು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದಿದೆ ಲೈ ದನ ಕಾಯಿ ಹೋಗು ಅಂತ ದನ ಕಾಯುವುದು ಕೀಳು ವೃತ್ತಿ ಅನ್ನುವ ಅವರು ಕ್ಷುಲ್ಲಕವಾಗಿ ಆಕಸ್ಮಿಕವಾಗಿ ಹೇಳಿದ ಮಾತಿನಿಂದ ದನ ಕಾಯುವುದು ಕೀಳು ವೃತ್ತಿ ದನ ಕಾಯಿ ಹಾಗಿದ್ರೆ ದನ ಕಾಯೋ ಕುಲದಲ್ಲೇ ನಾ ಮೆರೆತೇನೆ ಎಂದ ಕೃಷ್ಣ ಚಕ್ರವರ್ತಿ ಕುಲದಲ್ಲಿ ಹುಟ್ಟಿದವನು ಯಾದವ ಕುಲದಲ್ಲಿ ತನ ಮೇಯಿಸೋದು ಕೀಳು ವೃತ್ತಿ ಅಲ್ಲ ಮಾಡಿ ತೋರಿಸಿದ ಕನಕದಾಸರನ್ನು ತಲೆ ಮೇಲೆ ಇಟ್ಕೊಂಡ ಉಡುಪಿ ಕೃಷ್ಣ ಆಳ್ವಾರಗಳೆಲ್ಲ ಯಾವ ಜಾತಿಯವರು ಇದರಲ್ಲಿ ಎಲ್ಲ ಜಾತಿಯವರು ಇದ್ರು ಭಗವಂತನ ಪಾದದಲ್ಲಿ ಸಮಾನವಾಗಿ ಅವರೆಲ್ಲರನ್ನು ಇಟ್ಟು in spite of caste we worship even today ರಾಮಾನುಜರ ಸಂಪ್ರದಾಯದಲ್ಲಿ ಎಲ್ಲ ಆಳ್ವಾರಗಳನ್ನು ಪೂಜೆ ಮಾಡ್ತೇವೆ ಮಹಾರಾಷ್ಟ್ರದಲ್ಲಿ ಉತ್ತರ ಭಾರತದಲ್ಲಿ ಜಾತಿಯನ್ನು ಯಾರು ಕೇಳೋದಿಲ್ಲ ದಾಸರು ತೋರಿಬಿಟ್ರು ಬಿಟ್ಟರು ಅದಿರೋ ಲೋಕ ಮರ್ಯಾದೆಗೆ ನಿಮ್ಮ ನಿಮ್ಮ ವೃತ್ತಿ ನೀವು ಮಾಡ್ಕೊಳ್ಳಿ ಅಂತಲೇ ಹೊರತು ಇದು ಮೇಲು ಕೀಳು ಎಂಬುದು ಜಾತಿಯಲ್ಲಿಲ್ಲ ಗೊಂಡಾವಲೇಕರ್ ಮಹಾರಾಜರು ಇದನ್ನು ಪದೇ ಪದೇ ಹೇಳ್ತಾರೆ ಆಚರಣೆ ಮಾಡಿ ತೋರಿಸಿದ್ದಾರೆ ಬಂದವರಿಗೆಲ್ಲ ಅಡಿಗೆ ಮಾಡಿ ತಾವೇ ಬಿಡಿಸಿದ್ದಾರೆ ಬಂದವರ ಕಷ್ಟವನ್ನು ಬಿಡಿಸಿದ್ದಾರೆ ಎಲ್ಲರಿಗೆ ರಾಮ ಮಂತ್ರವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಯಾರಿಗೆ ಸುಲಭ ಯಾರಿಗೆ ಸುಲಭ ಅಲ್ಲ ಗುಹನ ವೃತ್ತಾಂತದಲ್ಲಿ ಹೀಗೆ ನೀವು ತಿಳ್ಕೊಳ್ಳಿ ಅಲ್ಲಿಗೆ ಮುಗಿಲಿಲ್ಲ ಇನ್ನೊಂದೆರಡು ನಿಮಿಷ ಹೇಳಲೇಬೇಕು ಒಂದು ಕಡೆ ನಿಲ್ಲಿಸಿದ್ದೇನೆ ರಾಮಚಂದ್ರನನ್ನ ಗಂಗಾ ತೀರದಲ್ಲಿ ಭದ್ರವಾಗಿರಲಿ ರಾತ್ರಿ ಆಯಿತು ರಾಮನಿಗೂ ನಡೆದ ಕಾಲು ಪಾಪ ರಥದಲ್ಲಿ ಕೂತು ಕೂತು ಕೂತು ಆಯಾಸವಾಗಿತ್ತು ಗುಹನ ಜೊತೆಯಲ್ಲಿ ಮಾತನಾಡಿದ ಅವರು ಇವರು ಪರಸ್ಪರ ಯೋಗಕ್ಷೇಮ ಎಲ್ಲ ಮಾಡಿದ್ರು ಪ್ರಭು ಇದು ಹೇಗಾಯಿತು ಅಪ್ಪ ಎಪ್ಪಡಿ ತಾನು ನಡೆದಿದೆ ಒಮ್ಮೆ ಎಪ್ಪಡಿ ಕಾಟಕ್ಕೆ ಅನುಭವಿಸ ಊರು ಜನ ಹೇಗೆ ಒಪ್ಪಿದ್ರು ಹೇಗೆ ನಡೆಯಿತು ಅದೆಲ್ಲ ಕೇಳಬೇಡ ಕಣೋ ನಮ್ಮ ಚಿಕ್ಕ ತಾಯಿಗೆ ಆಸೆ ಆಯಿತು ಬರ್ತಾ ಎಷ್ಟು ದಿವಸ ರಾಜ್ಯ ಆಡ್ಲಿಕ್ಕೆ ಕಾಣು ನಾನೆಲ್ಲಿ ಹೋಗ್ತೀನಿ ಅದು ಹೇಳಿದ್ದೆ ಹೇಳಿದ ಅಳದ ಸುರದ ಆಯಿತು ಗುಹನಿಗೆ ಆಕಳಿಕೆ ಬರ್ತಾ ಇದೆ ರಾತ್ರಿ ನಿದ್ದೆ ಮಾಡಬೇಕು ಲಕ್ಷ್ಮಣ ಬಿಲ್ಲನ್ನು ತಗೊಂಡು ಹಗ್ಗ ಕಟ್ಟಿದ ಅದನ್ನು ನೋಡಿ ಭಯವಾಯಿತು ಗುಹನಿಗೆ ಒಬ್ಬ ತಮ್ಮ ಕಾಡಿ ಕಳಿಸಿದ ಇವನ ಅಣ್ಣನ ಬೆನ್ನ ಹಿಂದೆಯೇ ಬಂದು ಏನೋ ಮಾಡಬೇಕು ಅಂತ ಅವರಮ್ಮ ಹೇಳ್ಕೊಟ್ಟಿರಬೇಕು ಬಿಲ್ಲಿಗೆ ಹಗ್ಗ ಬೇರೆ ಕಟ್ತಾ ಇದ್ದಾನಲ್ಲ ಅನುಮಾನ ಬಂತು ಇವನು ಮೇಲಕ್ಕೆದ್ದ ರಾಮನಿಗೆ ಹೇಳ್ದ ಇದು ಹೋಗಿ ಬರ್ತೇನೆ ಅಂತ ಅವನು ಒಂದು ಬಿಲ್ ತಗೊಂಡ್ ಬಂದ ಎಷ್ಟು ಸೂಕ್ಷ್ಮದಲ್ಲಿ ಹೇಳಿದ್ದಾರೆ ವಾಲ್ಮೀಕಿ ಇದನ್ನ ಅವನು ಬಂದದ್ದು ನೋಡಿ ಲಕ್ಷ್ಮಣನಿಗೆ ಅನ್ನಿಸ್ತು ನಾನು ಮೊದಲೇ ಅಂದುಕೊಂಡೆ ಹಾಗೆ ಆಯಿತು ಇವನು ಕೇಳಿ ಜಾತಿ ಇವನು ರಾಮನಲ್ಲಿ ಭಕ್ತಿ ಇಲ್ಲದೆ ಎದ್ದವನು ಕಾಡಲ್ಲಿ ಯಾರೇನು ಭೇದೋಪಾಯ ಮಾಡಿದ್ದಾರೆ ರಾಮನನ್ನು ಮುಗಿಸಿಬಿಡಬೇಕು ಅಂತ ಅಂತ ಬಾಣವನ್ನು ತೆಗೆದ ಅದನ್ನು ನೋಡಿ ಗುಹನೂ ಒಂದು ಬಾಣವನ್ನು ತೆಗೆದ ಇದು ಸೈಲೆಂಟ್ ಡ್ರಾಮಾ ಕೊನೆಯಲ್ಲಿಬ್ರು ಮಾತನಾಡಿಕೊಂಡ್ರು ಇಲ್ಲಿ ಹೇಳ್ತಾರೆ ಗುಪ್ತ್ಯರ್ಥಂ ಜಾಗರಿಷ್ಯಾಮಹ ಅಪ್ಪ ನೀನೂ ಬೇಡ ನಾನೂ ಬೇಡ ಇಬ್ಬರೂ ಸೇರಿ ರಾಮನ ರಕ್ಷಣೆ ಮಾಡೋಣ ಹೇಗೆ ರಕ್ಷಣೆ ಮಾಡೋದು ಲಕ್ಷ್ಮಣ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆ ರಾಮ ಸೀತೆಯರು ಆ ಮರದ ಕೆಳಗೆ ಮಲಗಿದ್ರೆ ಆ ಮರದ ಬೇರು ಮೇಲೆ ಕೆದ್ದಿತ್ತು ಅದನ್ನು ತಲೆದಿಂಬು ಮಾಡಿಕೊಂಡು ಮಲಗಿದ್ದಾನೆ ಪ್ರಭು ತೋಳಲ್ಲ ತಲೆದಿಂಬು ಕೆಲವು ಮರಗಳಲ್ಲಿ ಬೇರ್ ಮೇಲೆ ಕೆಜ್ಜಿರುತ್ತೆ ಅದನ್ನು ತಲೆದಿಂಬು ಮಾಡ್ಕೊಂಡು ಮಲಗಿದ್ದಾನೆ ಕೆಳಗೆಲ್ಲ ಹುಲ್ಲಿನ ಹಾಸಿಗೆ ತರಗೆಲೆ ಹಾಕಿದ್ದಾರೆ ಸೀತಾದೇವಿ ಒಂದು ಕಡೆ ರಾಮ ಒಂದು ಕಡೆ ಲಕ್ಷ್ಮಣ ಏನ್ ಮಾಡಿದ ಕೈಯಲ್ಲಿ ಬಿಲ್ಲು ಬಾಣ ಹೂಡಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಒಂದೊಂದೇ ಹೆಜ್ಜೆ ಸೇವೆ ಮಾಡ್ತಾ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ ಅವನ ಬೆನ್ನ ಹಿಂದೆಯೇ ನಿಂತು ಗುಹನೂ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ ಇವನವನನ್ನು ನೋಡುವುದು ಅವನಿವನನ್ನು ನೋಡುವುದು ಇದು ಹೀಗೆಯೇ ಬೆಳಗಾಗಿ ಹೋಯಿತು ಮಾತು ಮಾತ್ರ ರಾಮನ ಗುಣಗಳನ್ನೇ ಇಬ್ಬರು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಎಷ್ಟು ಒಬ್ಬರನ್ನೊಬ್ಬರು ನಂಬಲಿಲ್ಲ ರಾಮ ಭಕ್ತಿ ಹೇಗಿತ್ತು ಭಕ್ತಿ ಇದ್ದಲ್ಲಿ ಭಯ ಬರುತ್ತದೆ ಎಚ್ಚರಿಕೆ ಬರುತ್ತದೆ ಇದು ಒಂದೇ ಶಬ್ದದಲ್ಲಿ ಹೇಳಿದ್ರು ಈ ಸರ್ಗದಲ್ಲಿ ವಾಲ್ಮೀಕಿ ಇದನ್ನ ಮತ್ತೆ ಬಿಚ್ಚಿ ಹೇಳುವ ಪದ್ಧತಿಯಲ್ಲಿ ಬರ್ತದೆ ಅಂದ್ರೆ ಭರತನ ಜೊತೆಯಲ್ಲಿ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಕೆಲವು ಪ್ರಸಂಗಗಳು ಎರಡೆರಡು ಸಲ ಬರುತ್ತವೆ ಒಂದು ಕಡೆ ಸೂಚ ಹೇಳ್ತಾರೆ ಇನ್ನೊಂದು ಕಡೆ ಬಿಚ್ಚಿ ಹೇಳ್ತಾರೆ ಮುಂದೆ ಭರತ ಅದೇ ಜಾಗದಲ್ಲಿ ಬರುವಾಗ ಅವನನ್ನು ಶಂಕೆ ಮಾಡ್ತಾನೆ ಆಮೇಲೆ ಸಮಾಧಾನವಾಯಿತು ಇವತ್ತಿಲ್ಲೇ ಬಿಡಾರಪ್ಪ ವಿಶ್ರಾಂತಿ ನಿನಗೂ ಹಣ್ಣು ಹಂಪಲ ಏನು ತಿಂತೀಯೋ ಕೊಟ್ಬಿಡ್ತೇನೆ ಅವನು ಕೇಳ್ದ ಭರತ ನಮ್ಮ ಅಣ್ಣ ಎಲ್ಲಿ ಮಲಗಿದ್ದ ಈ ಮರದ ಕೆಳಗಡೆ ಮಲಗಿದ್ದ ಅಯ್ಯೋ ನನ್ನಿಂದ ಈ ಪಾಪಿಯಿಂದ ರಾಮನಿಗೆ ನೆಲದಲ್ಲಿ ಮಲಗೋ ಸ್ಥಿತಿ ಆಯ್ತಲ್ಲ ಅಂತ ಆ ನೆಲವನ್ನೆಲ್ಲ ಕಣ್ಣಿಗೆ ಮುಟ್ಟಿ ಒತ್ತಿಕೊಂಡು ಸೀತಾದೇವಿಯಲ್ಲಿ ಮಲಗಿದ್ದು ಇದೋ ಮಲಗಿದ್ಲು ಆಕೆ ಮೈಯಲ್ಲಿ ಉಟ್ಟುಕೊಂಡಿದ್ದ ಸೀರೆಯಲ್ಲಿ ಬಂಗಾರದ ಬೊಟ್ಟುಗಳಿದ್ದುವು ಕನಕ ಬಿಂದವಹ ಅದು ಉದುರಿ ಬಿದ್ದಿತ್ತು ನಮ್ಮ ಸರಿಗೆ ಸಾಲು ಬಿಂದುಗಳು ಬಿದ್ದ ಹಾಗೆ ಅಷ್ಟು ಚೆನ್ನಾಗಿ ನೇಗೆ ಕೆಲಸ ಮಾಡಿದ್ರು ಅಯೋಧ್ಯೆಯಲ್ಲಿ ನಮ್ಮ ಕಾಂಚೀಪುರ ಸೀರೆ ಇದ್ದ ಹಾಗಿಲ್ಲ ಅಪಟ ಸರಿಗೆ ಆಗಿದ್ದರೆ ಕಿತ್ತು ಬರೋದಿಲ್ಲ ಅದೇನಿತ್ತು ಸೀತಾದೇವಿ ಹುಟ್ಟು ಸೀರೆಯಲ್ಲಿ ಬಂಗಾರದ ಬಿಂದುಗಳಲ್ಲಲ್ಲಿ ಬಿದ್ದಿದ್ದವು ಅದನ್ನು ನೋಡಿ ಕಣ್ಣಿಗೆ ಹೊತ್ಕೊಂಡ ನಮ್ಮ ಅತ್ತಿಗೆಗೆ ಸ್ಥಿತಿ ಆಯಿತೆ ಅಂತ ಅಳ್ತಾ ಅಳ್ತಾ ಲಕ್ಷ್ಮಣ ಏನು ಮಾಡಿದ ಅಂತ ಕೇಳಿದ ಅಯ್ಯೋ ನಿಂತಮ್ಮ ಲಕ್ಷ್ಮಣ ಅಸಾಧ್ಯಪ್ಪ ಅವನು ನಿಯಮ್ಯ ಪೃಷ್ಠೇತು ತಲಾಂಗುಲಿತ್ರವಾನ್ ಶರೈಹಿ ಸುಪೂರ್ಣೌ ಇಷುಧೀಃ ಪರಂತವಃ ನಿಯಮ್ಯ ಪೃಷ್ಠೇತು ತಲಾ ಅಂಗುಲಿತ್ರವ ಅಂಗುಲಿತ್ರ ಅಂದ್ರೆ ಬಾಣ ಬಿಡೋದಕ್ಕೆ ಮುಂಚೆ ಈ ಬೆರಳಿಗೆ ಒಂದು ಟೋಪಿ ಹಾಕೊಳ್ತಾರಂತೆ ಕ್ಷತ್ರಿಯರು ವೀಣೆ ನುಡಿಸೋರು ಹಾಕ್ತಾರೆ ನೋಡಿ ದರ್ಜಿಯವ್ರು ಹಾಕ್ತಾರೆ ನೋಡಿ ಈ ಹೊಲಿಬೇಕಲ್ಲ ಅಕಸ್ಮಾತ್ ಕೈ ಹೋಗ್ಬಿಟ್ರೆ ಸೂಜಿ ಏನ್ ಮಾಡೋದು ಬಾಣ ಬಿಡುವಾಗ ಕೈ ತಗಲಬಾರ್ದಲ್ಲ ಅಂತ ತಲ ಅಂಗುಲಿತ್ರವಾನ್ ನಿಯಮ್ಯ ಶರೈ ಸುಪೂರ್ಣೌ ಇಷುಧೀ ಪರಂತಪ ಬತ್ತಳಿಕೆ ತುಂಬಾ ಬಾಣ ತುಂಬಿಕೊಂಡಿದ್ದಾನೆ ಕೈಯಲ್ಲೊಂದು ಹಿಡಿದಿದ್ದಾನೆ ಬಿಲ್ಲಿಗೆ ಹೂಡಿದ್ದಾನೆ ಅವನ ಬಿಲ್ ಹೇಗಿತ್ತು ಮಹದ್ಧನು ಸಜ್ಜ ಮುಪೇಶ್ಯ ಲಕ್ಷ್ಮಣ ನಿಶಾಮತಿಷ್ಠತಿ ಪರಿತಸ್ಯ ಕೇವಲಂ ರಾತ್ರಿ ಪೂರ್ತ ರಾಮನು ಸುತ್ತ ಪ್ರದಕ್ಷಿಣೆ ಮಾಡ್ತಿದ್ದ ನಿನ್ ತಮ್ಮ ಸಾಮಾನ್ಯ ಅಲ್ಲ ಅಡ ನೀಯನ್ನ ಶೈದ ಅವನು ಸುತ್ತಾಡ್ತಾ ಇದ್ದ ಗುವಾ ನೀನೇನೋ ಮಾಡಿದೆ ತತಸ್ತ್ವ ನಾನೇನ್ ಬಿಡ್ತೇನೆ ಉತ್ತಮ ಬಾಣ ಚಾಪದೃತೆ ಸ್ಥಿತೋಭವಂ ತತ್ರ ಸಯತ್ರ ಲಕ್ಷ್ಮಣ ಆ ಲಕ್ಷ್ಮಣ ಇದ್ದ ಕಡೆಯೇ ನಾನು ಬೆನ್ವಿನ್ನೇ ಓಡಾಡ್ತಾ ಒಟ್ಟಲ್ಲಿ ಇಬ್ರಿಗೂ ನಿದ್ದೆ ಹಾಳಾಗಿ ಹೋಯಿತು ಜ್ಞಾತಿ ಜ್ಞಾತಿಭಿ ಲಕ್ಷ್ಮಣ ಒಬ್ಬನೇ ನಾನೇನ್ ಮಾಡಿದೆ ಕಣ್ ಸನ್ನೆ ಮಾಡಿದೆ ನನ್ನ ಕಡೆ ಸಾವಿರಾರು ವೀರರು ಬಂದ್ರು ಒಂದ್ ವೇಳೆ ನನಗೇನಾದ್ರೂ ಏಟ್ ಕೇಟು ಬಿದ್ದು ಸತ್ರೆ ಲೇ ನಮ್ಮೂರ್ನವರ ಲಕ್ಷ್ಮಣನ್ ಸರಿ ಮಾಡಿಬಿಡ್ರೋ ನೀವು ಅಂತ ಹೇಳಿ ಅವರೆಲ್ಲರೂ ನನ್ನ ಜೊತೆಗಿದ್ದು ಅತಂದ್ರಿಭಿ ಜ್ಞಾತಿಭಿ ಆರ್ಥಕಾರ್ಮುಕೈ ಮಹೇಂದ್ರ ಕಲ್ಪಂ ಪರಿಪಾಲಯಂಸ್ತದಾ ಈ ರಾಮನ ಭಕ್ತಿ ಹೇಗಿತ್ತು ಅಂದ್ರೆ ಇಲ್ಲಿ ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ ವಾಲ್ಮೀಕಿ ವಾಗಮೃತಂ ಅಂತ ಒಂದು ಗ್ರಂಥ ಕಾಂಚೀಪುರಂ ಪ್ರತಿವಾದಿ ಭಯಂಕರಂ ಅಣಂಗರಾಚಾರ್ಯ ಸ್ವಾಮಿಗಳು ಒಂದು ಶ್ಲೋಕ ಬರೆದಿದ್ದಾರೆ ಸೌಮಿತ್ರವು ಅತಿಶಂಕಾಢ್ಯ ಶ್ರೀ ಗುಹೋಪಿ ಅತಿಶಂಕಯ ವ್ಯಾಧಾ ಪರಿಕರ ಸಸ್ಯ ಕೆಲ ರಾಘವಂ ಸೌಮಿತ್ರಿ ಯಾವಾಗ ಅಂದ್ರೆ ಲಕ್ಷ್ಮಣ ಯಾವಾಗ ಗುಹನಲ್ಲಿ ಶಂಕೆ ಮಾಡಿದನೋ ಅವನಿಗೂ ಇವನಲ್ಲಿ ಶಂಕೆ ಉಂಟಾಗಿ ಇಬ್ಬರೂ ಸೇರಿ ರಕ್ಷಿಸಿದರು ಕಾರಣ ಏನು ಕದಾಚಿತಿ ತನ್ಮುಖಾಂಭೋಜೆ ಒಂದಾವರ್ತಿ ರಾಮನ ಮುಖಮಂಡಲವನ್ನು ನೋಡಿದವರಿಗೆ ಇದಕ್ಕೆ ಎಲ್ಲಿ ಕೇಳು ಬರುತ್ತದೆಯೋ ಒಂದು ಭಯ ಉಂಟಾಗುವುದು ಪ್ರೀತಿ ಇದ್ದಲ್ಲಿ ಭಯ ಬರುವುದು ಸಹಜವಾದ್ದರಿಂದ ಇವರಿಬ್ಬರು ಹಾಗೆ ರಕ್ಷಿಸಿದರು ಎಂಬಲ್ಲಿಗೆ ಈ ಹೊತ್ತಿನ ಪ್ರವಚನದಲ್ಲಿ ಭಗವಂತನ ಸುಮೇರು ಮಂಟಪದಲ್ಲಿ ಲವಕುಶರ ಶಾಸನ ಮಾಡಿಸಿದ್ದಾರೆ ಬೇಕಂತ ದಶರಥನ ಮರಣವನ್ನು ಮುಂದೆ ಪೋಸ್ಟ್ಪೋನ್ ಮಾಡಿದ್ದೆ ಇವತ್ತು ರಾತ್ರಿ ಬದುಕಿರಲಿ ಪಾಪಿ ನಾಳೆ ಅವನನ್ನು ಮುಗಿಸೋಣ ಅಲ್ಲಿಂದ ಆಚೆಗೆ ಭಾರತ ಬರುವುದು ಇದು ಪೂರ್ತಿ ಕಾಂಡದ ಉತ್ತರ ಭಾಗಕ್ಕೆ ಬರ್ತಾ ಇದ್ದೇವೆ ನೀವೆಲ್ಲ ದಯಮಾಡಿ ನನ್ನನ್ನು ಕ್ಷಮಿಸಬೇಕು ಇಷ್ಟು ಡೀಟೇಲ್ ಆಗಿ ನೀವು ರಾಮಾಯಣ ಹೇಳಿದ್ರೆ ಹದಿನೈದು ದಿವಸ ಆಯಿತು ಮಹಾರಾಯರೇ ಇನ್ನು ಉಳಿದಿದ್ದ ಐದು ಕಾಂಡ ಹೇಳೋದು ಯಾವಾಗ ಅಂತ ಕೇಳಬೇಡಿ ಚುಟಿಕೆ ಹಾಕೋದು ಚೆನ್ನಾಗಿ ಗೊತ್ತಿದೆ ನನಗೆ ಯಾವುದನ್ನೆಲ್ಲಿ ಮುಗಿಸಬೇಕು ಕತ್ರಿ ನಿಮ್ಗೆ ಗೊತ್ತಿಲ್ಲದೆ ಇರುವಂತೆ ಮೋಸ ಮಾಡ್ತೇನೆ ಯೋಚನೆ ಮಾಡಬೇಡಿ ನಾಳೆ ದಶರಥ ನಿರ್ಯಾಣ ಭರತನ ಆಗಮ ಭರತನ ಎಲ್ಲ ಶಂಕೆಯಿಂದ ನೋಡುವುದು ಅವನ ಪ್ರತಿಜ್ಞೆಗಳು ಉಗ್ರವಾದ ಪ್ರತಿಜ್ಞೆಗಳು ರಾಮನನ್ನೇ ಕರ್ಕೊಂಡು ಬರ್ತೇನೆ ಅಂತ ಅವನು ಹೊರಡುವುದು ಚಿತ್ರಕೂಟವನ್ನು ತಲುಪುವುದು ನಮ್ಮ ಹಳೆ ಕ್ರಮದಲ್ಲಿ ನಾಳೆಗೆ ಪಾದಕ ಪಟ್ಟಾಭಿಷೇಕ ಆಗಬೇಕಾಗಿತ್ತು ನಾಳೆ ಭಾನುವಾರವಾದ್ದರಿಂದ ಅಲ್ಲಿ ತನಕ ರಾಮಚಂದ್ರ ಸ್ವಾಮಿ ಹೇಳ್ಕೊಂಡು ಬಂದರೆ ಬರ್ತೇನೆ ಇಲ್ಲದ್ರೆ ನಾಳೆ ಆಗುತ್ತೆ मङ्गलम् कोसलेन्द्राय महनीय गुणाब्धये चक्रवर्तितनूजाय सार्वभौमाय मङ्गलम् स्वस्य प्रजाभ्य परिपालयन्ताम् न्याय्येन मार्गेण महीम् महिषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम् नित्यश्रीर्नित्यमङ्गलम्